श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आरुह्य कवितः शाखाम् वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादम् कोणयाजपराङ्गतिम् यः पिबन् सततम् रामचरितामृतसागरम् अतृप्तस्तम् मुनिम् वन्दे प्राचेततमकल्मषम् गोष्पदीकृतवाराशिम् मशिकीकृतरक्षतम् रामायणमहामालारत्नम् वन्दे निलात्मजम् वञ्चनानन्दनम् वीरम् जानकीशोकनाशनम् कपीशमक्षहन्तारम् वन्दे लङ्काभयङ्करम् आमिषीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् वानरयोधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवह्निम् जनकात्मजायाः आदाय तेनैव ददाहलङ्काम् नमामि त्वम् प्राञ्जलिराञ्जनेयम् आञ्जनेयमतिपाटलाननम् काञ्चनाद्रिकमनीयविग्रहम् पारिजाततरुमूलवासनम् भावयामि पवमाननन्दनम् यत्र यत्र रघुनाथकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिम् नमत रक्षसान्तकम् वेदवेद्ये परे पुंसि जाते दशरथात्मजे वेदः प्राचेतसादासीत् साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वासयाति ब्रह्मणस्थानम् ब्रह्मणः पूज्यते सदा वाल्मीकिगिरिसम्भूता रामसागरकामिनी पुनातिभुवनम् पुण्यः रामायणमहानदी श्लोकसारसुमाकीर्णम् सर्गकल्लोलसङ्कुलम् ಕಾಂಡಗ್ರಾಹ ಮಹಾಮೇನಂ ವಂದೇ ರಾಮಾಯಣಾರ್ಣವಂ ಯಃ ಕರ್ಣಾಂಜಲಿ ಸಂಪುಟೈ ಆಹಾರಃ ಸಮ್ಯಕ್ ವಿಪತ್ಯಾದರಾತ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಅಸೋ ಸಂಸಾರಂ ಸವಿಹಾಯ ಫಲಂ ಶಾಶ್ವತಂ ತದುಪಗತ मुनिप्रणीतम् दशशरसश्च वदम् निशामयध्वम् श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् आजानुबाहुमरविन्ददलायताक्षम् रामम् निशाचरविनाशकरम् नमामि वैदेही सहितम् सुरद्रमतले हैमे महामण्डपे मध्ये पुष्पकमासने मणिमये वीरासने सुस्थितम् ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯ ಪರಂ ವ್ಯಾಖ್ಯಾಂತಂ ಭರತಾದಿಭ್ಯ ಪರಿವೃತಂ ರಾಮಂ ಭಜೆ ಶ್ಯಾಮಳಂ ಶ್ರೀರಾಮಾಯ ನಮಃ ಓಂ ರಾಮಚಂದ್ರ ಪರಬ್ರಹ್ಮಣೇ ನಮಃ ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪ ಪ್ರಚ ವಾಲ್ಮೀಕಿರ್ಮುರಿ ಪುಂಗವಂ ಶ್ರೀರಾಮಾಯಣ ಭಾವಂ ಶ್ರೀರಘುನಂದನ ಪರಬ್ರಹ್ಮಣೇನ್ ಮಹಾವಂ ಅಸ್ವನ್ ಗುರುಭ್ಯೋ ನಮಃಸ್ಮತ್ವನು ಗುರುಭ್ಯೋ ನಮಾಸ್ಮ ಸರ್ವೂರ ನಿ ನಿಗಮಾಂತ ನಮಃ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ನಿನ್ನೆ ಪ್ರವಚನದಲ್ಲಿ ಕೌಸಲ್ಯದೇವಿ ರಾಮನನ್ನ ವನವಾಸದಿಂದ ತಡೆಯುವುದಕ್ಕೆ ಧರ್ಮದ ಪಟ್ಟುಗಳನ್ನು ಹೇಗೆ ಬೀಸಿದಳು ಎಂಬುದನ್ನು ಸ್ವಲ್ಪ ಮಟ್ಟಿಗೆ ಲವಕುಶರು ರಾಮಾಶ್ವಮೇಧ ಮಂಟಪದಲ್ಲಿ ವಿಜ್ಞಾಪನೆ ಮಾಡಿದ್ದನ್ನು ತಿಳಿಸಿದವು ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದೇವೆ ತಗುಲ್ತು ನಾಲ್ಕು ಸಲ ಒಂದೇ ಶ್ಲೋಕದಲ್ಲಿ ರಾಮನಿಗೆ ಕೇಳ್ತಾಳೆ ಮಗನನ್ನು ಹಡೆದಿದ್ದು ದೊಡ್ಡದಲ್ಲ ಮಗನನ್ನು ತಿಳ್ಕೊಂಡಿದ್ದಾಳೆ ಧರ್ಮದ ಸೂಕ್ಷ್ಮ ಹೇಳಿದರೆ ಮಾತ್ರ ಬಗ್ಗುತ್ತಾನೆ ಇಲ್ದಿದ್ರೆ ಅವನು ಬಗ್ಗೋದಿಲ್ಲ ಅಂತ ಗೊತ್ತು ಧರ್ಮಜ್ಞ ಯದಿ ಧರ್ಮಿಷ್ಠ ಧರ್ಮಂ ಚರಿತುಮಿಚ್ಛಸಿ ಶುಶ್ರೂಷ ಮಾಂ ಇಹಸ್ಥ ತ್ವಂ ಶರಧರ್ಮಮನುತ್ತಮಂ ತಾಯಿ ಸೇವೆಗಿಂತ ದೊಡ್ಡದಿಲ್ಲ ನಾನು ವಯಸ್ಸಾದ ಮುದುಕಿ ನಿಮ್ಮ ಅಪ್ಪನ ಕಾಲದಲ್ಲಿ ಸುಖ ಕಾಣಲಿಲ್ಲ ಈ ಅಂತ್ಯಕಾಲದಲ್ಲಾದರೂ ಸುಖ ಅಂದ್ರೇನು ಮನಸ್ಸಿನ ನೆಮ್ಮದಿ ಏನು ಕೇಳ್ತಾಳೆ ಅವಳು ಪಾಪ ಮುದುಕಿ ಏನು ತಿಂತಾಳೆ ಬಟ್ಟೆಯೇ ಬರೆಯೇ ಏನು ಬೇಕು ಅವಳಿಗೆ ಪ್ರೀತಿಯ ಮಾತು ವಯಸ್ಸಾದ ಮೇಲೆ ದೊಡ್ಡವರು ಕೇಳೋದೇನು ಮಕ್ಕಳಿಂದ ಮೊಮ್ಮಕ್ಕಳಿಂದ ಪ್ರೀತಿಯ ಮಾತು ವಚನೇಕ ದರಿದ್ರತಾ ಅದಕ್ಕೂ ದರಿದ್ರವೇ ಅಂತಾರೆ ಸಂಸ್ಕೃತ ಕವಿಗಳು ಒಳ್ಳೆ ಮಾತಾಡೋದಕ್ಕೂ ದರಿದ್ರವೇ ಒಳ್ಳೆ ಮಾತನ್ನು ಕೇಳಿದ್ರೆ ಪಶು ಪಕ್ಷಿ ಪ್ರಾಣಿ ಅಮಿತ್ರರು ಕೂಡ ನಿಮಗೆ ವಶವಾಗ್ತಾರೆ ಸರ್ವೇ ತುಷ್ಯಂತಿ ಜಂತವ ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ದರಿದ್ರತಃ ವಾಚ ಪುಣ್ಯಮವಾಪ್ನುಹಿ ಸೀತಾದೇವಿ ಹನುಮಂತನಿಗೆ ಹೇಳ್ತಾಳೆ ಬಾಯಿ ಮಾತನ ನನ್ನ ಯಜಮಾನನಿಗೆ ತಿಳಿಸಿ ಪುಣ್ಯ ಕಟ್ಟಿಕೋ ಮಾತಿನಿಂದ ಒಳ್ಳೆ ಕೆಲಸ ಮಾಡಬಹುದು ಹಣ ಕೊಡೋದು ಬೇಡ ಕಾಸು ಕೊಡೋದು ಬೇಡ ಪ್ರಿಯ ವಾಕ್ಯ ಪ್ರಧಾನ ಮಕ್ಕಳಿಂದ ಮೊಮ್ಮಕ್ಕಳಿಂದ ಮರಿಮಕ್ಕಳಿಂದ ದೊಡ್ಡವರು ಕೇಳೋದು ಸೇವೆ ಅಲ್ಲ ಒಳ್ಳೆ ಮಾತನ್ನಾಡಬೇಕು ಈ ಶನಿ ಇದೆಯಲ್ಲ ಈ ಮುದಿಗೂಬೆ ಇದು ಕೆಮ್ತಾ ಕೂತಿದೆಯಲ್ಲ ಇದು ಹೋಗೋಲ್ದಲ್ಲ ಎಷ್ಟು ಸಲ ಜಗಲಿಗೆ ತಗೊಂಡೋಗಿಟ್ಟು ತಿರುಗಿ ತಿರುಗಿ ಒಳಗೆ ಬರ್ತಾ ಇದೆಯಲ್ಲ ಅಪ್ಪ ಅಪ್ಪ ತೊಳ ಬಂತು ತೊಳ ಬಂತು ಹೊರಗೆ ತಗೊಂಡು ಹೋಗೋದು ದೊಡ್ಡವರಿಗೆ ಹೀಗೆ ಮಾತಾಡಿದವ್ರನ್ನ ಕೇಳಿದ್ದೇನೆ ನಾನು ಬಹಳ ಸಂಕಟಪಟ್ಟಿದ್ದೇನೆ ಅವರು ಹೋಗೋ ಕಾಲದಲ್ಲಿ ಇಂಥ ಮಾತುಗಳನ್ನು ಆಡ್ತಾರೆ ಕೆಲವರು ಇವರು ಮಾತ್ರ ಶಾಶ್ವತವಾಗಿರ್ತಾರೆ ಅಂತ ತಿಳ್ಕೊಂಡು ಇವರ ಮಕ್ಕಳು ಹಾಗಾಡಿದಾಗ ಗೊತ್ತಾಗುತ್ತೆ ಅವರಿಗೆ ಅಂತ್ಯಕಾಲದಲ್ಲಿ ಮಾತ್ರವಲ್ಲ ಸರ್ವಕಾಲದಲ್ಲಿಯೂ ಪ್ರಿಯವಾದದ್ದನ್ನೇ ಹೇಳಬೇಕು ಕೌಸಲ್ಯ ಗಂಡನಿಂದ ಒಳ್ಳೆ ಮಾತು ಕೇಳಿದವಳಲ್ಲ ರಾಮ ನೀನು ಕೊನೆಯಲ್ಲಿ ಹತ್ತಿರದಲ್ಲಿದ್ದು ಬಿಟ್ಟರೆ ಸಾಕೋ ನನಗೆ ಎಷ್ಟೋ ಧೈರ್ಯವಾಗುತ್ತೆ ನೀನು ಹೊರಟು ಬಿಟ್ರೆ ಹಾಗೋ ಇಲ್ಲೇ ಇದ್ದುಕೊಂಡು ನೀನು ಶುಶ್ರೂಷೆ ಮಾಡು ಶುಶ್ರೂಷೆ ಅಂದ್ರೆ ಬಟ್ಟೆ ಒಗೆದು ಹಾಕು ಅಂತಲ್ಲ ಅದಕ್ಕೆಲ್ಲ ಆಳು ಕಾಳು ಇದ್ದಾರೆ ಮೇಕಪ್ ಮಾಡು ಅಂತ ಹೇಳಿಲ್ಲ ಶುಶ್ರೂಷೆ ಅಂದ್ರೆ ಏನು ನಾ ಹೇಳಿದ್ದನ್ನು ಕೇಳು ನನ್ನ ಕಷ್ಟ ಕೇಳೋಕೊಬ್ರು ಇರಬೇಕು ಒಳ್ಳೆ ಮಾತನ್ನು ಕೇಳಬೇಕು ಇದಕ್ಕೆ ರಾಮ ಏನು ಉತ್ತರ ಕೊಟ್ಟ ನಿನ್ನೆ ಹೇಳಲಿಲ್ಲ ಇವತ್ತು ಹೇಳ್ತೇನೆ ಈ ಮಾತಿಗೆ ಉತ್ತರ ಹೇಳೋದು ಕಷ್ಟ ಒಳ್ಳೆಯದನ್ನೇ ಹೇಳಬೇಕು ಒಳ್ಳೆಯದನ್ನೇ ಕೇಳಬೇಕು ಧರ್ಮ ತಿಳಿದಿದ್ದ ಪಕ್ಷದಲ್ಲಿ ತಾಯಿಗಿಂತ ದೊಡ್ಡ ಧರ್ಮವಿಲ್ಲ ಇಲ್ಲೇ ಇದ್ದು ಸೇವೆ ಮಾಡು ಚರಧರ್ಮಂ ಅನುತ್ತಮಂ ಇದಕ್ಕೆ ಮೇಲ್ಪಟ್ಟ ಧರ್ಮ ಇನ್ನೊಂದಿಲ್ಲ ಹೇಳಿಬಿಟ್ಲು ಕೌಸಲ್ಯ ಹೌದು ಮಾತೃದೇವೋಭವ ಇದು ಮೊದಲನೇ ಧರ್ಮ ಅದಕ್ಕೇನು ಉತ್ತರ ಕೊಡ್ತಾನೆ ಸಮಾತರಂ ಚೈವ ವಿಸಂಜ್ಞಕಲ್ಪ ಆಪ್ತಂಚ ಸೌಮಿತ್ರಿಂ ಅಭಿಪ್ರತಪ್ತಂ ಧರ್ಮೇ ಸ್ಥಿತ ಧರ್ಮ್ಯಮುವಾಚ ವಾಕ್ಯಂ ಯಥಾಸ ಏವಾರ್ಹತಿ ತತ್ರ ವಕ್ತುಂ ಈ ಸಂದರ್ಭದಲ್ಲಿ ಇನ್ನೊಬ್ಬರಾಗಿದ್ರೆ ಸೋತು ಹೋಗುತ್ತಿದ್ರು ರಾಮನಿಗೆ ಬಿಟ್ಟು ಇನ್ನೊಬ್ಬರಿದ್ರೆ ಅಮ್ಮ ನೀ ಹೇಳಿದ ನ್ಯಾಯ ನನಗೆ ಯಾಕೆ ತೋರ್ಲಿಲ್ಲ ಅಂತ ತಂದೆ ಮಾತನ್ನು ಮುರಿದು ಬಿಡುತ್ತಿದ್ದ ಒಳಗೆ ಬನ್ನಿ ಬನ್ನಿ ಜಾಗ ಇದೆ ಬನ್ನಿ ಇಷ್ಟೊಂದು ಜಾಗ ಬೇಕು ನನಗೆ ಇಷ್ಟು ಸಾಕು ಧರ್ಮದಲ್ಲಿದ್ದವನು ಧರ್ಮಬದ್ಧವಾದದ್ದು ಆದ ಮಾತನ್ನ ಅವನೇ ಹೇಳುವ ರೀತಿಯಲ್ಲಿ ಹೇಳ್ತಾನೆ ತಾಯಿ ಹೇಳಿದ್ದೇನಾಯಿತು ವಿಸಂಜ್ಞ ಕಲ್ಪ ಸಂಜ್ಞೆ ಅಂದ್ರೆ ಬುದ್ಧಿ ಪ್ರೆಸೆನ್ಸ್ ಆಫ್ ಮೈಂಡ್ ಅದು ಹೋಗಿಬಿಟ್ಟಿದೆ ತಾಯಿಗೆ ಅಂತ ರಾಮಚಂದ್ರ ಅರ್ಥ ಮಾಡಿಕೊಂಡ ಅವಳು ಹೇಳಿದ ಧರ್ಮದ ಮಾತು ಅಂತ ಅವಳ ಭಾವನೆ ವಿಸಂಜ್ಞ ಕಲ್ಪ ವಿಕೃತ ಸಂಜ್ಞ ಬುದ್ಧಿ ಹೆಚ್ಚು ಕಮ್ಮಿಯಾಗಿದ್ದವರು ಬುದ್ಧಿವಂತರಂತ ಒಮ್ಮೊಮ್ಮೆ ಮಾತಾಡ್ತಾರೆ ಅದೇ ನಮಗೆ ತುಂಬಾ ಕಷ್ಟಕ್ಕೆ ಬರೋದು ವಾಕ್ಯ ಸರಿಯಾಗಿರುತ್ತೆ ಸಂದರ್ಭ ಸರಿಯಾಗಿರುವುದಿಲ್ಲ ಸಂದರ್ಭ ಯಾತಕ್ಕೆ ಸರಿ ಇಲ್ಲ ತಾಯಿ ಹೇಳಿದ ಮಾತು ಕಾಡಿಗೆ ಹೋಗಬೇಡ ನನಗೆ ಇಲ್ಲೇ ಸೇವೆ ಮಾಡು ಅಂತ ಹೇಳಿದ್ರಲ್ಲಿ ಏನು ತಪ್ಪು ಇದರಲ್ಲಿ ಎರಡು ದೃಷ್ಟಿ ಮೊನ್ನೆ ಅದಕ್ಕೆ ಮೊನ್ನೆ ಎರಡು ದಿವಸ ಎಲ್ಲ ಚೆನ್ನಾಗಿ ವಿವರಿಸಿದ್ದೇನೆ ಮತ್ತೆ ಮತ್ತೆ ಹೇಳುವುದಕ್ಕೆ ವೇಳೆ ಇಲ್ಲ ಕಥೆ ಮುಂದಕ್ಕೆ ಹೋಗಬೇಕು ದಶರಥ ಮಾಡಿದ್ದು ತಪ್ಪು ರಾಜ್ಯಾಂಗ ಬಾಹಿರವಾದ ವಸಿಷ್ಠರನ್ನು ಕೇಳದ ಒಂದು ದುಡುಕು ತೀರ್ಮಾನದಿಂದ ಭರತನಿಗೆ ರಾಜ್ಯ ರಾಮನಿಗೆ ವನವಾಸ ಏನು ಹೇಳಿದ ಅದು ಊರ್ಜಿತವಾಗುವಂತಹ ತೀರ್ಮಾನವಲ್ಲ ನಮ್ಮ ಸರ್ಕಾರಗಳು ಇಂಥದ್ದೆಷ್ಟೋ ಮಾಡಿಬಿಡ್ತವೆ ಗಡಿಬಿಡಿಯಲ್ಲಿ ರಿಸರ್ವೇಷನ್ ಬಗೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಡಮ್ ಅನಿಸ್ಬಿಡ್ತು ಹಿಂದೂ ಟೆಂಪಲ್ಸ್ ಎಲ್ಲ ತಗೊಂಡ್ಬಿಡ್ತೇವೆ ನಮ್ಮ ಇಷ್ಟ ಬಂದಾಗ ನಡೆಸ್ತೇವೆ ಏನಿವತ್ತೆಲ್ಲ ಎಲೆಕ್ಷನ್ ನಿಂತಿದ್ದಾರೆ ಕುಣಿದಾಡಿದ್ರು ಉಡುಪಿಯಲ್ಲಿ ಬಹಳ ಗಲಾಟೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೊಡೆದಾಕ್ಬಿಡ್ತು ಇದು ಅಲ್ಟ್ರಾ ವೈಟ್ಸ್ ಕಾನ್ಸ್ಟಿಟ್ಯೂಷನ್ ಒಂದು ಧರ್ಮದವರು ಮಾತ್ರ ಮಾಡಿದ್ದೀರಿ ಉಳಿದಕ್ಕೆ ಬರೋದಿಲ್ಲ ಆ ಸುಪ್ರೀಂ ಕೋರ್ಟ್ ಅಂದ್ರೆ ನಿಲ್ಲುವಂತಹ ಜಡ್ಜ್ಮೆಂಟ್ಸ್ ಅಲ್ಲ ಯಾರು ಕೋರ್ಟ್ಗೆ ಹೋಗದೇ ಇದ್ರೆ ನಿಮ್ಮ ವಿಷಯ ಬೇರೆ ಇದು ಸುಪ್ರೀಂ ಕೋರ್ಟ್ ಯಾವುದು ಭಗವಂತ ದೇವರಿಗೆ ಮೇಲ್ಪಟ್ಟು ಸುಪ್ರೀಂ ಕೋರ್ಟ್ ಇಲ್ಲ ಆ ದೃಷ್ಟಿಯಿಂದ ರಾಮಚಂದ್ರ ತಂದೆ ಕೊಟ್ಟ ತೀರ್ಮಾನ ತಪ್ಪಾಗಿದ್ದರೂ ಅವನಿಗೂ ಗೌರವವನ್ನು ಸ್ವಲ್ಪ ಮಟ್ಟಿಗೆ ಉಂಟು ಮಾಡಿ ತನ್ನ ಅಭ್ಯುದಯಕ್ಕೆ ಅದನ್ನು ಉಪಯೋಗ ಮಾಡಿಕೊಂಡು ವನವಾಸವನ್ನು ಲೋಕ ಕಲ್ಯಾಣಾರ್ಥವಾಗಿ ಬಳಸಿಕೊಂಡಿದ್ದು ಇದು ಭಗವಂತನ ದೃಷ್ಟಿ ಇದು ರಾಮಚಂದ್ರನ ದೊಡ್ಡತನ he used adversity as prosperity ವನವಾಸೋ ಮಹೋದಯ ವನವಾಸವೆಂಬುದು ನನಗೆ ಮಹೋದಯ ಇದು ಅಭ್ಯುದಯ ಕಾಲ ಅಂದುಬಿಟ್ಟ ರಾಮಚಂದ್ರ ಲೋಕದಲ್ಲಿ ಎಷ್ಟು ಹೇಳ್ತಾರೆ ಈ ಮಾತನ್ನ ತಂದೆ ತಾಯಿ ತಪ್ಪನ್ನೇ ಮಾಡಿದ್ರು ತಪ್ಪನ್ನೇ ಹೇಳಿದ್ರು ಅದು ಒಳ್ಳೆಯದೇ ಆಯಿತು ಅದು ಒಳ್ಳೆಯದೇ ಆಯಿತು ಐವರು ಸಮವಾಗಿ ಹಂಚಿಕೊಳ್ಳಿ ಎಂದು ಬಿಟ್ಲು ಕುಂತಿದೇವಿ ದ್ರೌಪದಿ ದೇವಿಯನ್ನ ಧರ್ಮರಾಜ ಗೆರೆ ಮೀರಲಿಲ್ಲ ಐವರು ಹಂಚಿಕೊಂಡರು ದ್ರೌಪದಿಯನ್ನು ಲೋಕವೆಲ್ಲ ಅವರನ್ನು ದೂಷಣೆ ಮಾಡಿತು ಕರ್ಣ ಅವಳ ಸೀರೆ ಸುಲಿಬೇಕು ಅಂತ ಹೇಳಿದ ಆದರೆ ದ್ರೌಪದಿ ದೇವಿ ವಿವಾಹದಲ್ಲಿ ಹಿಂದೆ ಮರ್ಮಗಳಿದ್ದವು ಅದು ಲೋಕ ಕಲ್ಯಾಣವಾಯಿತು ನಾವು ಹಾಗೆ ಮಾಡಬಹುದೇ ಅದು ಮಾತ್ರ ಕೇಳಬಾರ್ದು ಇದ್ದದ್ದು ಹೇಳ್ತೇವೆ ಪಂಚ ಇಂದ್ರಿಯದ ಅಂಶ ಪಾಂಡವರಲ್ಲಿ ಇಂದ್ರಾಣಿ ಅಂಶ ಅವಳಲ್ಲಿ ಸ್ವಯಂ ವೇದವ್ಯಾಸರೇ ಬಂದು ಮಹಾಭಾರತದಲ್ಲಿ ಹೇಳ್ತಾರೆ ದೊಡ್ಡವರು ಅಪರೂಪ ಸಂದರ್ಭದಲ್ಲಿ ಮಾಡಿದ ವೃತ್ತಾಂತವನ್ನು ನಾವು ಮೆಚ್ಚಬೇಕು ಪ್ರಶ್ನಿಸಬಾರದು ಅದರಂತೆ ನಡೆಯಬಾರದು ಮಹಾರುದ್ರದೇವ ಹಾಲಾಹಲ ವಿಷವನ್ನು ಕುಡಿದ ಅವನು ಹಾಲಾಹಲ ಕುಡಿದ ನಾವು ಆಲ್ಕೋಹಾಲ್ ಆದರೂ ಕುಡಿಬಾರದೆ ಅಂತ ಜನ ಕೇಳಿದ್ರೆ ಏನು ಉತ್ತರ ಕೊಡಲಿ ಅವನು ಜೀರ್ಣಿಸಿಕೊಂಡ ಕಂಠದಲ್ಲಿ ನಿಲ್ಲಿಸಿಕೊಂಡ ಹನುಮಂತ ಸಮುದ್ರ ಲಂಘನವನ್ನು ಮಾಡಿದ ಒಂದು ಚರಂಡಿ ದಾಟಿ ನೋಡ್ತೇನೆ ಬೆಂಗಳೂರಲ್ಲಿ ಆಗುತ್ತೆ ನಿಮ್ಮ ಕೈಯಲ್ಲಿ ರಾಮಚಂದ್ರ ಸಂಸ್ಥನ್ನು ಮುರಿದ ನೀವೇನನ್ನು ಮುರಿತೀರಿ ಆಗುವುದಿಲ್ಲ ನಿಮ್ಮ ಕೈಯಲ್ಲಿ ಅತಿಮಾನುಷ ವೃತ್ತಾಂತಗಳ ತಲೆಗೆ ನಾವು ಹೋಗಬಾರ್ದು ಅದರ ಮರ್ಮ ಇದೆ ಹೇಳಬೇಕು ತಿಳ್ಕೋಬೇಕು ಸಿಕ್ಕಿದ್ದೆಲ್ಲವನ್ನ ಪ್ರಶ್ನಿಸಬಾರದು ಇವಳು ಹೇಳಿಬಿಟ್ಟು ವಿಸಂಜ್ಞ ಕಲ್ಪ ರಾಮ ಕಾಡಿಗೆ ಹೋಗಬೇಡ ಕಾಡಿಗೆ ಹೋಗಬೇಡ ಅದಕ್ಕೆ ರಾಮ ಹೇಳಿದ ನೋಡು ಧರ್ಮ ಅರ್ಥ ಕಾಮಗಳು ಒಂದಕ್ಕೊಂದಕ್ಕೆ ಪೋಷಕವಾಗಿದ್ರೆ ಅಂದ್ರೆ ಧರ್ಮ ಹೇಳಿದಂತೆ ಅರ್ಥ ಧರ್ಮ ಹೇಳಿದಂತೆ ಕಾಮ ಇದ್ರೆ ಮೂರನ್ನೂ ಸೇವಿಸಬೇಕು ಧರ್ಮ ವಿರುದ್ಧವಾದ ಕಾಮ ಬೇಡ ಧರ್ಮ ವಿರುದ್ಧವಾದ ಅರ್ಥ ಬೇಡ ಅಮ್ಮ ನೀನು ನಾನು ಎಲ್ಲರೂ ಸೇರಿ ತಂದೆಯ ಆಜ್ಞೆಯನ್ನು ಪರಿಪಾಲಿಸಬೇಕು ನಾನೊಬ್ಬನೇ ಅಲ್ಲ you are also a party ನಾ ಕಾಡಿಗೆ ಹೋಗಬೇಕು ಅಂತ ತಂದೆ ಅಪಣೆ ಮಾಡಿದ್ರೆ ನೀ ಪರ್ಮಿಷನ್ ಕೊಡು ಅಂತ ಅದರ ಅರ್ಥ ಅಪನರ್ಥ ನೀನು ಅಡ್ಡ ಬರಬಾರದು ಹಾಗಿದ್ರೆ ನಾನೂ ಬರ್ತೇನೆ ಇದೇನಮ್ಮ ಇದು ವಿಧವೆ ಮಾತಾಡಿದಾಗ ಮಾತಾಡ್ತೀಯಲ್ಲ ರಾಮನ್ ಬಾಯಲ್ಲಿ ಸಾಮಾನ್ಯವಾಗಿ ಇಂಥ ಮಾತು ಬರೋದಿಲ್ಲ ವಿಧವೇವನಾರಿ ಆದ್ರೆ ನಿಮ್ಗೆ ಇನ್ನೂ ಸಂಶಯ ಉಳಿಯುತ್ತೆ ಅವಳು ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಬರಲಿಲ್ವಲ್ಲ ತಾತಸ್ಯ ಸಮತಿಕ್ರಾಂತಂ ನಾಸ್ತಿ ಶಕ್ತಿರ್ಮಮ ಇದು ವಾಕ್ಯ ಸೀರೆ ಸುಲಿಬೇಕು ಅಂತ ಹೇಳಿದ ಆದರೆ ದ್ರೌಪದಿ ದೇವಿ ವಿವಾಹದಲ್ಲಿ ಹಿಂದೆ ಮರ್ಮಗಳಿದ್ದವು ಅದು ಲೋಕ ಕಲ್ಯಾಣವಾಯಿತು ನಾವು ಹಾಗೆ ಮಾಡಬಹುದೇ ಅದು ಮಾತ್ರ ಕೇಳಬಾರದು ಶಾಸ್ತ್ರದಲ್ಲಿ ಇದ್ದದ್ದು ಹೇಳ್ತೇವೆ ಪಂಚ ಇಂದ್ರಿಯರ ಅಂಶ ಪಾಂಡವರಲ್ಲಿ ಇಂದ್ರಾಣಿ ಅಂಶ ಅವಳಲ್ಲಿ ಸ್ವಯಂ ವೇದವ್ಯಾಸರೇ ಬಂದು ಮಹಾಭಾರತದಲ್ಲಿ ಹೇಳ್ತಾರೆ ದೊಡ್ಡವರು ಅಪರೂಪ ಸಂದರ್ಭದಲ್ಲಿ ಮಾಡಿದ ವೃತ್ತಾಂತವನ್ನು ನಾವು ಮೆಚ್ಚಬೇಕು ಪ್ರಶ್ನಿಸಬಾರದು ಅದರಂತೆ ನಡೆಯಬಾರದು ಮಹಾರುದ್ರದೇವ ಹಾಲಾಹಲ ವಿಷವನ್ನು ಕುಡಿದ ಅವನು ಹಾಲಾಹಲ ಕುಡಿದ ನಾವು ಆಲ್ಕೋಹಾಲ್ ಆದರೂ ಕುಡಿಬಾರದೆ ಅಂತ ಜನ ಕೇಳಿದ್ರೆ ಏನು ಉತ್ತರ ಕೊಡಲಿ ಅವನು ಜೀರ್ಣಿಸಿಕೊಂಡ ಕಂಠದಲ್ಲಿ ನಿಲ್ಲಿಸಿಕೊಂಡ ಹನುಮಂತ ಸಮುದ್ರ ಲಂಘನವನ್ನು ಮಾಡಿದ ಒಂದು ಚರಂಡಿ ದಾಟಿ ನೋಡ್ತೇನೆ ಬೆಂಗಳೂರಲ್ಲಿ ಆಗುತ್ತೆ ನಿಮ್ಮ ಕೈಯಲ್ಲಿ ರಾಮಚಂದ್ರ ಅಶುಭಧನಸ್ಸನ್ನು ಮುರಿದ ನೀವೇನನ್ನು ಮುರಿತೀರಿ ಆಗೋದಿಲ್ಲ ನಿಮ್ಮ ಕೈಯಲ್ಲಿ ಅತಿಮಾನುಷ ವೃತ್ತಾಂತಗಳ ತಲೆಗೆ ನಾವು ಹೋಗಬಾರ್ದು ಅದ್ರ ಮರ್ಮ ಇದೆ ಹೇಳಬೇಕು ತಿಳ್ಕೋಬೇಕು ಸಿಕ್ಕಿದ್ದೆಲ್ಲವನ್ನ ಪ್ರಶ್ನಿಸಬಾರದು ಇವಳು ಹೇಳಿಬಿಟ್ಲು ವಿಸಂಜ್ಞ ಕಲ್ಪ ರಾಮ ಕಾಡಿಗೆ ಹೋಗಬೇಡ ಕಾಡಿಗೆ ಹೋಗಬೇಡ ಅದಕ್ಕೆ ರಾಮ ಹೇಳಿದ ನೋಡು ಧರ್ಮ ಅರ್ಥ ಕಾಮಗಳು ಒಂದಕ್ಕೊಂದಕ್ಕೆ ಪೋಷಕವಾಗಿದ್ದರೆ ಅಂದ್ರೆ ಧರ್ಮ ಹೇಳಿದಂತೆ ಅರ್ಥ ಧರ್ಮ ಹೇಳಿದಂತೆ ಕಾಮ ಇದ್ರೆ ಮೂರನ್ನೂ ಸೇವಿಸಬೇಕು ಧರ್ಮ ವಿರುದ್ಧವಾದ ಕಾಮ ಬೇಡ ಧರ್ಮ ವಿರುದ್ಧವಾದ ಅರ್ಥ ಬೇಡ ಅಮ್ಮ ನೀನು ನಾನು ಎಲ್ಲರೂ ಸೇರಿ ತಂದೆಯ ಆಜ್ಞೆಯನ್ನು ಪರಿಪಾಲಿಸಬೇಕು ನಾನೊಬ್ಬನೇ ಅಲ್ಲ you are also a party ನಾ ಕಾಡಿಗೆ ಹೋಗಬೇಕು ಅಂತ ತಂದೆ ಅಪ್ಣೆ ಮಾಡಿದ್ರೆ ನೀ ಪರ್ಮಿಷನ್ ಕೊಡು ಅಂತ ಅದರ ಅರ್ಥ ಅಪನರ್ಥ ನೀನು ಅಡ್ಡ ಬರಬಾರದು ಹಾಗಿದ ನಾನೂ ಬರ್ತೇನೆ ಇದೇನಮ್ಮ ಇದು ವಿಧವೆ ಮಾತಾಡಿದಾಗ ಮಾತಾಡ್ತೀಯಲ್ಲ ರಾಮನ್ ಬಾಯಲ್ಲಿ ಸಾಮಾನ್ಯವಾಗಿ ಇಂಥ ಮಾತು ಬರೋದಿಲ್ಲ ವಿಧವೇವ ನಾರಿ ಆದ್ರೆ ನಿಮಗೆ ಇನ್ನೂ ಸಂಶಯ ಉಳಿಯುತ್ತೆ ಅವಳು ಕೇಳಿದ ಪ್ರಶ್ನೆಗೆ ನೇರ ಉತ್ತರ ಬರಲಿಲ್ವಲ್ಲ ತಾತಸ್ಯ ಸಮಚಕ್ರಾಂತಂ ನಾಸ್ತಿ ಮಮ ಇದು ವಾಕ್ಯ ತಂದೆ ಹೇಳಿದ ಮಾತನ್ನು ಮೀರುವ ಶಕ್ತಿ ನನಗಿಲ್ಲ ಅಂದ ಇದರ ಅರ್ಥ ನೀವು ಶೀರ್ಷಾಸನ ಮಾಡಿದ್ರು ಗುರುಗಳಲ್ಲಿ ವ್ಯಾಖ್ಯಾನ ಓದ್ದೆ ಇದ್ರೆ ಅರ್ಥ ಆಗೋದಿಲ್ಲ ನಿಮಗೆ ಈ ವಾಕ್ಯಕ್ಕೆ ಸಾಮಾನ್ಯ ಅರ್ಥ ಮಾಡಿಬಿಡ್ತಾರೆ ಇದರ ಅರ್ಥ ಹೀಗೆ ಅಮ್ಮ ತಾಯಿ ದೊಡ್ಡವಳು ಮಾತೃದೇವೋಭವ ನಿಜ ನಿಂದೆ ನಂಬರ್ ಒನ್ ಪಿತೃದೇವೋಭವ ಎರಡನೇದು ನಿಜ ಒಪ್ಪಿದೆ ಆದರೆ ನೀನೇ ಮೊದಲು ಹೀಗೆ ಹೇಳಿ ಕಾಡಿಗೆ ಹೋಗಬೇಡ ಅಂತ ಹೇಳಿದ್ರೆ ಆಮೇಲೆ ಅಪ್ಪ ಇಲ್ಲೇ ಇರು ಅಂತ ಹೇಳಿದ್ರೆ ಅದು ವ್ಯತ್ಯಾಸವಾಗುತ್ತಿತ್ತು ಆದರೆ ಹೀಗಾಯ್ತಲ್ಲ ಅವನು ಹೋಗು ಅಂತ ಹೇಳಿದ ಆಮೇಲೆ ನೀನು ಹೇಳಿದ್ದೀಯೇ ಬೇಡ ಅಂತ ಆದ್ರಿಂದ ಎರಡೂ ವಾಕ್ಯವನ್ನು ನಾನು ಪರಿಪಾಲಿಸ್ತೇನೆ ಮೊದಲು ಹೋಗ್ತೇನೆ ಆಮೇಲೆ ಬರ್ತೇನೆ ಎಷ್ಟು ಚುರುಕೂತ್ರ ನೋಡಿ ಇದು ಅದಕ್ಕೆ ಉತ್ತರ ಕೊಡಲಾರದೆ ಅಳ್ತಾಳೆ ಕಣ್ಣು ಮುಚ್ಚಿಕೊಂಡು ಪಾಪ ಹೊಳೋ ಅಂತ ಅಳ್ತಾಳೆ ಇಂಥ ಧರ್ಮಪುತ್ರನನ್ನು ಹಡೆದನಲ್ಲ ಅಂತ ಹೆಮ್ಮೆ ಆದ್ರೆ ಬಾಯಿ ಮುಚ್ಚಿಸ್ತಾ ಇದ್ದಾನಲ್ಲ ಅಂತ ಕೋಪ ಮನಸ್ಸಲ್ಲಿ ದುಃಖ ಈಗ ಕಥೆ ಮುಂದಕ್ಕೆ ಹೋಗ್ತದೆ ಲಕ್ಷ್ಮಣನಿಗೆ ಇದು ತಡೆಯೋದಕ್ಕಾಗಲಿಲ್ಲ ಲಕ್ಷ್ಮಣನ ಹೃದಯ ಇನ್ನೊಬ್ಬರ ದುಃಖವನ್ನು ಕಂಡ್ರೆ ಸಹಿಸಲಾರದ ಹೃದಯ ತುಂಬಾ ಕೋಮಲವಾದ ಹೃದಯ ರಾಮಾಯಣವನ್ನ ಅರ್ಥೈಸಿದ ಎಷ್ಟೋ ಜನ ಲೇಖನ ಬರೆದವರು ಪುಸ್ತಕ ಬರೆದವರು ಲಕ್ಷ್ಮಣನಿಗೆ ಕೋಪಿಷ್ಠ ಅಂತ ಪಟ್ಟ ಕಟ್ಟಿದ್ದಾರೆ ಲಕ್ಷ್ಮಣನಿಗೆ ಕೋಪಿಷ್ಠ ಅಂತ ಪಟ್ಟ ಆದರೆ ಕೋಪ ಯಾವ ಸಂದರ್ಭದ್ದು ವಿಚಾರ ಮಾಡೋದಿಲ್ಲ ಧರ್ಮ ವಿರುದ್ಧವಾದದ್ದು ಭಗವತ್ ಪ್ರೇಮಕ್ಕೆ ವಿರುದ್ಧವಾದದ್ರಿಂದ ನಿರ್ದಾಕ್ಷಿಣ್ಯವಾಗಿ ಖಂಡಿಸಿಬಿಡ್ತಾನೆ ಲಕ್ಷ್ಮಣ ಹೆಚ್ಚು ಕಮ್ಮಿ ಯತಿ ಧರ್ಮ ಸನ್ಯಾಸಿಗಳ ಧರ್ಮದಲ್ಲಿದ್ದಾನೆ ಅದಕ್ಕೆಲ್ಲ ಪೂರ್ವಾಚಾರ್ಯರು ಬೇಕಾದಷ್ಟು ಪ್ರಮಾಣಗಳನ್ನು ಕೊಡ್ತಾರೆ ಇವತ್ತು ತೋರಿಸ್ತೇನೆ ಆ ವಾಕ್ಯಗಳನ್ನು ತಾಯಿಗೆ ಗೋಳಾಡ್ತಾ ಇದ್ದಾಳೆ ಇವನು ಧರ್ಮ ಹೇಳಿ ಹೇಳಿ ಅಮ್ಮನ ಬಾಯಿ ಮುಚ್ಚಿಸ್ತಾ ಇದ್ದಾನೆ ಅವಳು ಪ್ರತ್ಯುತ್ತರ ಕೊಡುವ ಶಕ್ತಿ ಇಲ್ಲ ಈ ನಿಸ್ಸಹಾಯಕತೆನೆ ನೋಡಲಾರದೆ ಶ್ವಸಂತಮಿವ ನಾಗೇಂದ್ರಂ ರೋಷ ವಿಸ್ಫಾರಿತೆ ಕ್ಷಣ ಬುಸುಗುಟ್ಟುವ ಹಾವಿನಂತೆ ಕಣ್ಣು ಕೆಂಪಾಗಿ ಆಸಾಧ್ಯ ರಾಮ ಸೌಮಿತ್ರಿಂ ಅವನ ಕಣ್ಣನ್ನು ನೋಡಿದ ರಾಮನಿಗೆ ಭಯವಾಯಿತು ಹತ್ರ ಹೋದ ಲಕ್ಷ್ಮಣ್ ತಬ್ಕೊಂಡ ಮಗು ಮಗು ಹೆಚ್ಚು ಮಾತಾಡಬೇಡ ಅಮ್ಮನಿಗೆ ಕಷ್ಟವಾಗುತ್ತೆ ನಾ ಹೊರಟು ನಿಂತಿದ್ದೇನೆ ಯಾರಮ್ಮ ತಡೆಯೋರು ನಾ ನೋಡ್ತೇನೆ ಎಂಬುದಾಗಿ ಇನ್ನಷ್ಟು ನೀನು ಮಾತನ್ನಾಡಿದ್ರೆ ಅವಳು ದುಃಖ ಹೆಚ್ಚಾಗುತ್ತೆ ಸುಹೃದಂ ಭ್ರಾತರಂ ಪ್ರಿಯಂ ಸರಿಯಾಗಿ ಅರ್ಥ ಮಾಡಿಕೊಂಡ ರಾಮಚಂದ್ರ ಅತ್ಯಂತ ಸೌಹಾರ್ದವುಳ್ಳವನು ಸ್ವಂತ ತಮ್ಮ ಅತ್ಯಂತ ಪ್ರಿಯವಾದವನು ಆ ಲಕ್ಷ್ಮಣನಿಗೆ ಹೇಳ್ತಾನೆ ರಾಮಚಂದ್ರ ಅಯ್ಯ ಇಲ್ಲಿ ಒಂದು ಸಮಾಚಾರವಾಗಿದೆ ನೀ ಗಮನಿಸಿದ್ಯೋ ಇಲ್ವೋ ನಾ ಕೃಷ್ಣಾಜನ ಕಟ್ಕೊಂಡು ಜಟಾಮಂಡಲ ತಲೆಯಲ್ಲಿ ಸರಿಸಿ ಗತೆ ಅರಣ್ಯಂಚ ಕೈಕೇಯ ಭವಿಷ್ಯತಿ ಮನಸ್ಸುಖಂ ನಾ ಕಾಡಿಗೆ ಹೋದ ಹೊರತು ಚಿಕ್ಕ ತಾಯಿಗೆ ಮನಸ್ಸಿಗೆ ಸುಖ ಆಗೋದಿಲ್ಲ ಮಕ್ಕಳು ಹುಟ್ಟುವುದು ಯಾತಕ್ಕೆ ತಾಯಿ ತಂದೆಯರಿಗೆ ಸುಖ ಕೊಡುವುದಕ್ಕೆ ಇದೊಂದು ಸಣ್ಣ ಕೆಲಸ ವಯಸ್ಸಿದೆ ಶಕ್ತಿ ಇದೆ ಯೌವನ ಇದೆ ಹೀಗೆ ಹೋದಾಗ ಮಾಡಿ ಹದಿನಾಲ್ಕು ವರ್ಷ ವಾಪಸ್ ಬಂದುಬಿಟ್ರೆ ಅದೊಂದು ಸಣ್ಣ ಕೆಲಸದಿಂದ ತಾಯಿ ಮನಸ್ಸಿಗೆ ನೆಮ್ಮದಿ ಆದರೆ ಯಾತಕ್ಕೆ ಬೇಡ ನಿಮ್ಮ ಕೈಲಿ ಆಗ್ತದೆ ಒಂದು ಒಳ್ಳೆ ಕೆಲಸ ಅರ್ಜೆಂಟ್ ಇರ್ಬೋದು ನಿಮಗೆ ಸ್ಕೂಟರೋ ಕಾರೋ ತಗೊಂಡು ಹೋಗ್ತಾ ಇರ್ತೀರಿ ಇದೊಂದು ಪೋಸ್ಟ್ಗೆ ಹಾಕ್ಬಿಡಪ್ಪ ಏನು ಬೇರೆ ಕೆಲಸ ಇಲ್ಲ ನಿಮಗೆ ಬೆಳಗ್ಗೆ ಇದ್ರೆ ಪೋಸ್ಟ್ ಕೊಡ್ತಾ ಇದ್ದೀರಿ ಕೋರಿಯರ್ ಕೆಲಸ ಕೊಡ್ತಾ ಇದ್ದೀರಿ ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ವಾ ತಂದೆ ಮೇಲೆ ತಾಯಿ ಮೇಲೆ ಗುಡುಗಿದ್ರೆ ಏನು ಮಾಡ್ತೀರಿ ಕೊಟ್ಟಿದ್ದಾರೆ ಅಂತ ತಗೊಂಡು ಹೋಗಿ ಓ ಮರತೆ ಬಿಟ್ಟೆ ಅಂತ ಮಾರನೇ ದಿವಸ ಹೇಳಿದ್ರು ಪರವಾಗಿಲ್ಲ ಗುಡುಗಾಡುವುದು ಅಂದ್ರೆ ನಿಮ್ಮ ಕೈಯಲ್ಲಿ ಆದದ್ದನ್ನು ಮಾಡಿ ಯಥಾಶಕ್ತಿ ಪ್ರಧಾನೇನ ಮುಂದೆ ಹೇಳ್ತಾನೆ ಭರತನಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಮಾನ ಮರ್ಯಾದೆ ಗೊತ್ತಿಲ್ಲದೆ ಹುಡಿಮಣ್ಣಲ್ಲಿ ಆಡ್ತಾ ಇದ್ದಾಗ ಬಿದ್ದು ಹಲ್ಲು ಮುರ್ಕೊಂಡಾಗ ಏನ ಕೊಳಕೋ ಗೊತ್ತಿಲ್ಲದೆ ಇದ್ದಾಗ ಅಮ್ಮ ಬರ್ತಾಳೆ ಮಗುವಿಗೆ ಹಸಿವಾಗಿದೆ ಹಸಿವು ಅಂತ ಹೇಳೋಕೆ ಗೊತ್ತಿಲ್ಲ ಬಾರೋ ಇಲ್ಲಿ ಅಂತ ಎರಡು ಏಟ್ ಕೊಟ್ಟು ಕರ್ಕೊಂಡೋಗಿ ಮೈ ತೊಳೆದು ಬೇಡ ಅಂತ ಆಟದ ಹುಡುಗರು ನಿಂತಿದ್ದಾರೆ ಅಂತ ಆಟದ ಜ್ಞಾನದಲ್ಲಿ ಹಸುವನ್ನು ಮರೆತ ಹುಡುಗನಿಗೆ ಬಾಯಿಗೆ ಅನ್ನ ತುರುಕಿ ಮೈ ಮೇಲೆ ಬಟ್ಟೆಗಳನ್ನು ಹಾಕಿ ಗಟ್ಟಿ ಉಂಡೆ ಮಾಡಿದಂತ ಜ್ವರ ಬಂದರೆ ರೋಗ ಬಂದರೆ ತಾಯಿ ಕಾಪಾಡ್ತಾಳಲ್ಲ ಆ ಅಮ್ಮನ ಋಣ ತೀರಿಸ್ತೀಯನೋ ಭರತ ಅಂದ್ಬಿಟ್ಟ ರಾಮಚಂದ್ರ ಈ ಕೌಟುಂಬಿಕ ನೀತಿಗಳು ಇದು ನಿಮಗೆ ರಾಮಾಯಣದಲ್ಲಿ ಬರೋ ಹಾಗೆ ಬೇರೆ ಗ್ರಂಥದಲ್ಲಿ ಬರೋದಿಲ್ಲ ಯಥಾಶಕ್ತಿ ಪ್ರಧಾನೇನ ಸ್ನಾಪನ ಅಚ್ಛಾದನೇನ ಚ ಅದಕ್ಕೆ ಹೇಳಿದ್ದು ತಾಯಿ ಋಣ ಬಹಳ ದೊಡ್ಡದು ಆ ಋಣ ತೀರ್ಸೋಕೆ ಏನು ಮಾಡಬೇಕು ಮೊದಲನೇದು ಅವರು ಕಷ್ಟ ಕೊಡಬಾರ್ದು ಕಷ್ಟ ಕೊಡೋದಂದ್ರೆ ನಿಯಮ ಕೊಡೋದು ಬೇಡ ಬಂದಿರೋ ಕಷ್ಟ ನಿವಾರಿಸಿದ್ರೆ ಸಾಕು ಕೈ ಕೈಯೇನು ಒಬ್ಬ ತಾಯಿ ಕೌಸಲ್ಯೇನು ಒಬ್ಬ ತಾಯಿ ಅವಳು ಹೋಗು ಅಂತ ಇದ್ದಾಳೆ ಇವಳು ಬೇಡ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ನಿಂತರೆ ಅವಳಿಗೆ ಕಷ್ಟವಾಗತ್ತೆ ಹೋದ್ರೆ ಇವಳಿಗೆ ಕಷ್ಟವಾಗತ್ತೆ ಇನ್ನೊಂದು ಆಶ್ಚರ್ಯ ನೋಡೋ ನಿಮ್ಮ ಪ್ರಶ್ನೆಗೆ ಉತ್ತರ कृतान्तस्त्वेव सौमित्रे द्रष्टव्यो मत्प्रवासने राज्यस्य च वितीर्णस्य पुनरेव निवर्तने कैकेय्याः प्रतिपत्तिर्हि कथम् स्यात् मम पीडने यदि भावो न दैवोऽयम् कृतान्तविहितो भवेत् जानासि यथा सौम्य न मातृषु ममान्तरम् भूतपूर्वो विशेषो वा तस्या सुतेऽपि वा ಸೋಭಿಷೇಕ ನಿವೃತ್ತರ್ಥೈ ಪ್ರವಾಸಾರ್ಥೈ ಚ ದುರ್ವಚೈ ಉಗ್ರೈ ವಾಕ್ಯೈ ಅಹಂ ತಸ್ಯಾ ನಾಣ್ಯತೆ ದೈವಾತ್ ಸಮರ್ಥಯೇ ಒಂದೇ ಸಮ ಓದಬೇಕು ಈ ವಾಕ್ಯಗಳನ್ನ ನಮ್ಮ ಚಿಕ್ಕ ತಾಯಿ ಕೈಕೇಯಿ ಅಂಥವಳಯ್ಯ ಉತ್ತಮ ಕುಲದಲ್ಲಿ ಬಂದವಳು ಚೆನ್ನಾಗಿ ರಾಜಪುತ್ರಿಯಾಗಿ ಬೆಳೆದವಳು ಅವಳ ಬಾಯಲ್ಲಿ ಅವಳು ಎಷ್ಟು ಪ್ರೀತಿ ಇಟ್ಟಿದ್ಲು ನನ್ನಲ್ಲಿ ನಿನಗೆ ಗೊತ್ತಿದೆಯೋ ಲಕ್ಷ್ಮಣ ನೀನು ನೋಡಿದೀಯೇ ನೀನು ನಮಸ್ಕಾರ ಮಾಡಿದೀಯೇ ದಿನಂ ಪ್ರತಿ ಅವಳಿಗೆ ಈ ಒಂದು ಸಣ್ಣ ವಿಷಯ ನನ್ನ ಪಟ್ಟಾಭಿಷೇಕ ನಿವೃತ್ತಿ ಮಾಡಬೇಕು ತಪ್ಪಿಸಬೇಕು ಈಚ ಕಾಡಿಗೆ ಹೊರಡಿಸಬೇಕು ಅಂತ ದುರ್ವಚೈಹಿ ಎಂಥ ಕೆಟ್ಟು ಮಾತನಾಡಿದಳು ನೀನಿಂತಷ್ಟು ನಿಮ್ಮಪ್ಪನ ಕಷ್ಟವಾಗುತ್ತೆ ಅವ್ರು ಸ್ನಾನ ಮಾಡೋಲ್ವಂತೆ ವಿಷ ಕುಡಿದು ಬಿಡ್ತಾರಂತೆ ನೀವು ಹೋಗಲೇಬೇಕು ಅಂತ ದಶರಥನ ಮನಸ್ಸಲ್ಲಿ ಇಲ್ಲದೇ ಇದ್ದ ಭಾವಗಳನ್ನು ನನ್ನ ಮನಸ್ಸಿಗೆ ನೋವಾಗುವಂತೆ ದುರ್ವಚೈಹಿ ಉಗ್ರಹೀರ್ವಾಕ್ಯೈ ಉಗ್ರವಾದ ಮಾತುಗಳಿಂದ ಇದನ್ನು ಅವಳು ಹೇಳಿದ್ದಾಳೆ ಅಂದ್ರೆ ಕೃತ ಅಂತಸ್ಯ ಇವ ಸೌಮಿತ್ರೇ ದ್ರಷ್ಟವ್ಯೋ ಮತ್ ಪ್ರವಾಸನೆ ಅದು ಅವಳೇ ಹೇಳಿದ ಮಾತಲ್ಲ ಅವಳ ಬಾಯಲ್ಲಿ ದೇವರಾಡಿಸಿದ್ದಾನೆ ಯಾವತ್ತೂ ಹೇಳಿದೆ ಇದ್ದು ಅವರು ನಮ್ಮೂರಲ್ಲಿ ನೀಲಮ್ಮ ಅಂತ ಒಬ್ಬಳಿದ್ರು ನಾ ಪ್ರೈಮರಿ ಸ್ಕೂಲ್ ಹುಡುಗ ಈ ಅನೆಕ್ಟೋಟ್ಸ್ ಎಲ್ಲ ಬಹಳ ಆಗತ್ತೆ ಹೇಳಿದ್ರೆ ಬಡವಳು ಪಾಪ ಅವಳ ಮಗ ನನ್ನ ಕ್ಲಾಸ್ಮೇಟ್ ಪ್ರೈಮರಿ ಎರಡನೇ ಮೂರನೇ ಕ್ಲಾಸಲ್ಲಿ ಆವಾಗೆಲ್ಲ ಪ್ಲೇಗಿನ ಕಾಲ ಅವನೇನ್ ಮಾಡಿದ್ನೋ ಬಿಟ್ನೋ ಸ್ಕೂಲ್ಗೆ ಹೋಗ್ಲಿಲ್ವೋ ಮಾಡಿದ್ವೋ ಸಗಣಿ ಎತ್ತಿದ್ನೋ ಬಿಟ್ನೋ ಒಂದು ದಿವಸ ಆ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ರೋಡ್ ಮಲ್ಲಿಗೆ ಮರ ಅಂತ ಎತ್ತರದ ಮರಕ್ಕೆ ಅವನನ್ನು ಕಟ್ಟಾಕಿ ರಸ್ತೆಯಲ್ಲಿ ಕಲ್ಲು ತಕೊಂಡು ತಲೆ ಜಜ್ಜುತ್ತಾ ಇದ್ದಾಳೆ ಆ ನೀಲಮ್ಮ ಆ ಹುಡುಗ ಕೊಯ್ಯೋ ಮರೋ ಕಿರಿಸ್ಕೋತಾ ಇದ್ದಾನೆ ನಾನಮ್ಮ ಯಾತಕಮ್ಮ ಅವನು ಹೀಗೆಲ್ಲ ಮಾಡ್ತೀಯ ನಿನಗೇನೆಯ ಗೊತ್ತು ಅವ್ರು ಮಾಡಿದ್ದು ನೀವಾಚಾರ್ಯ ಮಗ ನನಗೆ ಗೊತ್ತಿಲ್ಲ ನನಗೆ ಬೈದ್ಲು ಆಮೇಲೆ ಒಂದು ಮಾತನ್ನು ಹೇಳಿದ್ಲು ನೀ ಹಾವು ಕಡಿದು ಸಾಯಬಾರದು ಎಂದ್ಬಿಟ್ಲ ಮಗುವಿಗೆ ಕೋಪದಿಂದ ಗಿಗ್ಗ ಎಲ್ಲ ಬಿಚ್ಚ ಹಾಕಿದ್ಲು ಈ ಹುಡುಗ ಏನ್ ಮಾಡೋಕೆ ಹೋದ್ಲು ಅವತ್ತು ಹಾವು ಕಚ್ಚಿ ಸತ್ತೇ ಹೋದ ಏನ್ ಮಾಡ್ತೀರಿ ಆಮೇಲೆ ಬೀದಿ ಮಣ್ಣಲ್ಲಿ ಹೊರಳಾಡ್ತಾಳೆ ಅಯ್ಯೋ ನನ್ನ ಬಾಯಲ್ ದೇವರು ಯಾತಕ್ಕೆ ಹೀಗಾಡಿಸ್ದ ನಾ ಹೊಡೆದಿದ್ದು ಬಡಿದಿದ್ದು ತಪ್ಪು ಅವನು ಮಂಡು ಹುಡುಗ ಹಾವು ಕಡು ಕೆಲವರು ಹೇಳ್ತಾರೆ ನಿನಗೆ ಬರಬಾರದು ರೋಗ ಬರ ಹಳ್ಳಿ ಜನರ ಬೈಗಳದ್ದು ಮಾತು ಹಾಗಿದೆ ನೋಡಿ ಮಲ್ಲೋಗರ ಬರಲು ಇಂತಾರೆ ಮಲ್ಲೋಗರ ಅಂದ್ರೆ ಗೊತ್ತೇ ಮೂರ್ಛೆ ರೋಗ ಇಂಥ ಕೆಟ್ಟ ಮಾತುಗಳು ಎಷ್ಟೆಲ್ಲ ಆಡ್ತಾರೆ ಅಂತೀರಿ ಹಳ್ಳಿ ಜನ ಅಸಂಸ್ಕೃತರು ದೊಡ್ಡವರ ಜೊತೆಯಲ್ಲಿ ಪಳಗಬೇಕು ದೊಡ್ಡವರ ಜೊತೆಯಲ್ಲಿ ಪಳಗಿದರೆ ಎಂಥ ಕಷ್ಟವನ್ನು ತಡೆದುಕೊಳ್ಳುವ ಶಕ್ತಿ ನಾಲಿಗೆಗೆ ಬಂದರೆ ಮಾತ್ರ ನೀವು ಸುಸಂಸ್ಕೃತರು ನಾಲಿಗೆಗೆ ಬರದೆ ಅಂದ್ರೆ ಪ್ರಯೋಜನ ಇಲ್ಲ ಬಾಯಿಗೆ ಬಂದದ್ದು ಆಡ್ಬಿಡೋದು ಬಹಳ ಸುಲಭ ಆದ್ರಿಂದ ಅವಳು ಬಾಯಲ್ಲಿ ದೇವರು ಆಡಿಸ್ದ ಅಂತ ಕಾಣುತ್ತೆ ಅದಾಗ ಯಾವತ್ತೂ ಆಗದೆ ಇದ್ದವರು ತಂದೆ ತಾಯಿಗಳ ಬಾಯಲ್ಲಿ ಮಾತು ಬರಬೇಕು ಅಂದ್ರೆ ಲಕ್ಷ್ಮಣ ಕೃತಾಂತಸ್ಯ ಇವ ಸೌಮಿತ್ರೇ ದ್ರಷ್ಟವ್ಯ ಕೃತಾಂತ ಅಂತ ಶಬ್ದ ಹಾಕಿದ್ಲು ಸಂಸ್ಕೃತದಲ್ಲಿ ಕೃತಾಂತ ಅಂದ್ರೆ ಯಮ ಅಂತ ಒಂದರ್ಥ ಕೃತ ಅಂತಃ ಅನೇನ ಯಾವುದು ಹೇಗಾಗಬೇಕು ಅಂತ ತೀರ್ಮಾನ ಮಾಡುವವನು ಭಗವಂತ ಸಾಮಾನ್ಯ ಅರ್ಥದಲ್ಲಿ ವಿಧಿ ಎಂದು ಬಿಡ್ತಾರೆ ವಿಧಿ ಅಂತ ಫೇಟ್ ಅಂತ ಒಂದು ಶಕ್ತಿ ಇಲ್ಲ ಭಗವಂತನಿಗೆ ಮೇಲ್ಪಟ್ಟ ವಿಧಿ ಇಲ್ಲ ನಮ್ಮ ನಮ್ಮ ಕರ್ಮಾನುಸಾರವಾಗಿ ಒಳ್ಳೆ ಕೆಟ್ಟ ಫಲಗಳನ್ನು ಕೊಡ್ತಕ್ಕ ಜಗದೀಶ್ವರನೇ ವಿಧಿ ಇಲ್ಲಿ ರಾಮ ಹೇಳ್ತಾನೆ ಇದು ವಿಧಿ ಇದು ದೈವ ಹೇಳ್ತಾ ಇದೆ ಲಕ್ಷ್ಮಣ ಅಂದ್ರೆ ನನ್ನಿಷ್ಟ ಕಾಣು ಇದು ರಾಮಚಂದ್ರ ಸ್ವಾಮಿಯ ಇಷ್ಟ ಎಷ್ಟು ಸೂಕ್ಷ್ಮದಲ್ಲಿ ಹೇಳ್ತಾನೆ ಆದ್ರೆ ನೀನು ಅಡ್ಡ ಬರಬೇಡ ನಾ ಹೋಗಬೇಡ ಅಂತ ಅಮ್ಮನಿಗೆ ನೀ ಪ್ರೋತ್ಸಾಹ ಕೊಡಬೇಡ ಹೊರಟಿದ್ದೇನೆ ನನ್ನ ಇಷ್ಟ ಕಾಣೋ ಅದನ್ನು ಗಟ್ಟಿಯಾಗಿ ಹೇಳೋ ಹೋಗಿಲ್ಲ ರಾಮಾವತಾರದಲ್ಲಿ <clears throat> ಯದಚಿಂತು ತದ್ದೈವಂ ಭೂತೆ ಹನ್ಯತೆ ಯಾವುದು ನಮ್ಮ ಚಿಂತನೆಗೆ ಯೋಚನೆಗೆ ಎಟ್ಕೋದಿಲ್ಲವೋ ಅದು ದೈವ ನಮ್ಮ ತಾಯಿ ಮಲಗಿದ್ಲು ಪಾಪ ಟೆಲಿಗ್ರಾಮ್ ಬಂತು ಹೋಗಬೇಕು ನೋಡಬೇಕು ಮಗನನ್ನು ಕರ್ಕೊಂಡು ಹೊರಟೆ ಅವನು ಸಣ್ಣ ಮಗು ನಿಮಗೆಲ್ಲ ಬಸ್ ಅವಾಗೆಲ್ಲ ರೈಲು ಗೀಲು ಬಸ್ಸುಗಳಿಲ್ಲ ಇದ್ದು ಯಾವುದೋ ರಾತ್ರಿ ಒಂದೇ ಟ್ರೈನು ಯಾವುದೋ ಒಂದೇ ಬಸ್ಸು ಅದು ತಪ್ಪು ಹೋಯಿತು ಬಸ್ ಇಲ್ಲ ಅಂದ್ರು ಅವತ್ತು ಪುಣ್ಯಕ್ಕೆ ಒಂದು ಗಂಟೆ ತಡವಾಗಿ ಬಂತು ಆ ಬಸ್ಸು ಆ ಡ್ರೈವರ್ಗೊಂದು ಆಶೀರ್ವಾದ ಮಾಡಿದ್ದೇನು ನೋಡಿ ಇವತ್ತು ಮಹಾರಾಜ ಇವತ್ತು ದೇವರು ನಿನ್ನ ಕೈಯಲ್ಲಿ ತಡವಾಗಿ ಬಿಡಿಸಿದ ಆ ಬಸ್ಸನ್ನು ನಮ್ಮ ಅಮ್ಮನ ಮುಖ ನೋಡುವ ಭಾಗ್ಯ ನನಗೆ ಉಂಟಾಯಿತು ಇದು ಅಚಿಂತ್ಯ ಒಳ್ಳೇದಾಗ್ಬೋದು ಕೆಟ್ಟದ್ದಾಗ್ಬೋದು ಆ ಅಚಿಂತ್ಯವಾದ್ದಕ್ಕೆ ನಾವು ತಲೆಬಾಗಬೇಕು ಲಕ್ಷ್ಮಣ ಸುಮ್ಮನೆ ಇರು ಸುಮ್ಮನೆ ಇರು ಇದೆಲ್ಲ ದೈವ ಅಂದಾಗ ಲಕ್ಷ್ಮಣನಿಗೆ ಇನ್ನಷ್ಟು ಕೋಪ ಬಂದು ಬಿಡುತ್ತೆ ಮೇಲೆ ಕೇಳ್ತಾನೆ ಅವನು ಸೂಕ್ಷ್ಮ ಅರ್ಥಗಳನ್ನು ಇಲ್ಲಿ ಗಮನಿಸಲಿಲ್ಲ ನನ್ನಿಷ್ಟ ಅಂತ ರಾಮಚಂದ್ರ ಹೇಳಿದ ಅರ್ಥ ಅವನ ತಲೆಗೆ ಹೋಗಲಿಲ್ಲ ಅದೇನು ದೈವ ದೈವ ದೈವ ಅಂತ ಹೇಳ್ತೀಯೇ ನೋಡ್ತೀಯಾ ನ ಶೋಭಾರ್ಥವು ಬಾಹು ನನಗೆ ಅಲಂಕಾರಕ್ಕೆ ದೇವರು ತೋಳು ಕೊಟ್ಟಿದ್ದಾನೆ ಆ ತಂದೆಯನ್ನು ಕೊಲ್ಲದೆ ಇದ್ರೆ ಕೇಳು ಚಿಕ್ಕ ತಾಯಿಯನ್ನು ಮುಗಿಸದೇ ಇದ್ರೆ ಕೇಳು ಇನ್ನು ಮಂತ್ರ ಮಂತ್ರಯನ್ನೇ ಮೊದಲು ಮುಗಿಸ್ತೇನೆ ಮೊದಲನೇ ತೆಂಗಿನಕಾಯಿ ಅವಳ ಅವ್ರು ಯಾರಾದರೂ ಅಡ್ಡ ಗಿಡ್ಡ ಬರೋದಾದ್ರೆ ಆ ಗಾಂಧಾರ ದೇಶವನ್ನೇ ಧ್ವಂಸ ಮಾಡಿಬಿಡ್ತೇನೆ ನಿನ್ನನ್ನು ಇದೇ ಮುಹೂರ್ತದಲ್ಲಿ ಸಿಂಹಾಸನದಲ್ಲಿ ಕೂರಿಸಿ ಪಟ್ಟಾಭಿಷೇಕ ಮಾಡೋದು ನನ್ನ ಕರ್ತವ್ಯ ಆ ಹೇಳಿ ದೈವವನ್ನು ಹೇಳ್ತೀಯ ಮನುಷ್ಯನ ಪ್ರಯತ್ನ ಪುರುಷ ಪ್ರಯತ್ನ ದೊಡ್ಡದು ಚಿನ್ನಾಮ ಕೃಪಣಂ ದೈವಂ ಅಶಕ್ತಂ ಅಭಿಶಂಸಸಿ ಈಗ ನಮಗೆ ದೊಡ್ಡ ಪ್ರಶ್ನೆ ಮನುಷ್ಯ ಪ್ರಯತ್ನ ದೊಡ್ಡದೋ ದೈವ ಪ್ರಯತ್ನ ದೊಡ್ಡದೋ ನಿನ್ನೆ ಹೇಳಿದೆ ಸ್ಟವ್ವೇ ಹಚ್ಚದೆ ಕುಕ್ಕರ್ನಿಟ್ಟು ಅಕ್ಕಿ ಬೇಳೆ ಎಲ್ಲ ಹಾಕಿ ಏನ್ ಮಾಡೋದು ಇವತ್ತು ದೈವ ಹಾಗಿತ್ತು ಇದು ನಾವು ಮಾಡಿಕೊಂಡಿದ್ದೋ ದೈವ ಮಾಡಿದ್ದು ಹೇಳಿ ಎಷ್ಟೋ ಅಂಶಗಳಲ್ಲಿ ನಾವೇ ತಪ್ಪು ಮಾಡ್ತೇವೆ ನಮ್ಮ ಪ್ರಯತ್ನ ನಡೆಯದೆಯೇ ಮಾಡಿದ್ರೆ ತಪ್ಪು ನಮ್ಮದು ನಮ್ಮ ಪ್ರಯತ್ನವೆಲ್ಲ ಮುಗಿದ ಮೇಲೂ ಒಂದು ವಿಷಯ ಹೇಗಾಗಬೇಕೋ ಅದು ಆಯಿತು ಅದು ದೈವ ಬಿಯಾಂಡ್ ಹ್ಯೂಮನ್ ಎಫರ್ಟ್ಸ್ ಅದು ದೈವ ಈ ರಾಷ್ಟ್ರದ ಭವಿತವ್ಯ ಹೇಗಿದೆ ನಮ್ಮ ಕೈಲಿ ನಿಮ್ಮ ಕೈಲಿ ಒಬ್ಬೊಬ್ಬರ ಕೈಲೇ ಇಲ್ಲ ಸಮಷ್ಟಿಯಲ್ಲಿದೆ ಎಲ್ಲ ಒಗ್ಗೂಡಿದ್ರೆ ಒಂದು ಕೆಲಸ ಆಗ್ಬಹುದು ಏನ್ ಸ್ವಾಮಿ ಒಂದೂವರೆ ಸಾವಿರ ವರ್ಷ ಗುಲಾಮಗಿರಿಯಲ್ಲಿ ನಾವು ಅಲ್ಲ ಒದ್ದಾಡಿದವು ಯಾಕೆ ಔದಾರ್ಯ ಹೆಚ್ಚಾಯಿತು ಗೌರಿ ಮಹಮ್ಮದನನ್ನ ಬಿಟ್ಟು ಕಳಿಸಿದವು ತಪ್ಪಾಯಿತು ಗಜ್ನಿ ಮಹಮ್ಮದನ್ನು ಹದಿನೇಳು ಸಲ ಅವನ ದಂಡಯಾತ್ರೆ ಬಂದಿದ್ದ ಅಂತ ಚರಿತ್ರೆಯಲ್ಲಿ ಬರೀತಾರೆ ನಾಚಿಕೆ ಇಲ್ಲದೆ ನಮ್ಮ ಚರಿತ್ರಕಾರರು ಹದಿನೇಳು ಸಲ ಒದ್ದೋಡಿಸಿದ್ರು ಅಂತ ಬರೆಯುವುದಿಲ್ಲ ಹದಿನೇಳು ಸಲ ಬಂದಾಗ ಏನರ್ಥ ಹದಿನೇಳು ಸಲ ಚಳ್ಳೆ ಹಣ್ಣು ತಿನ್ನಿಸಿದ್ರು ಭಾರತೀಯರು ಇವ್ರದ್ದು ಕೃಪೆ ಔದಾರ್ಯ ಹೆಚ್ಚಾಯಿತು ಇವತ್ತು ಹಾಗೆಯೇ ಬೊಂಬಾಯಿಲು ಬಾಂಬ್ ಹಾಕ್ತಾರೆ ಟ್ರೈನ್ ಲೂಟಿ ಮಾಡ್ತಾರೆ ಪಾರ್ಲಿಮೆಂಟನ್ನು ಹೊಡಿತಾರೆ ಇವರು ಪ್ರೊಟೆಸ್ಟ್ ಮೈಲ್ಡ್ ಪ್ರೊಟೆಸ್ಟ್ ಹೀಗಾಗಬಾರದಾಗಿತ್ತು ಇಟ್ಸ್ ಅನ್ಅಕ್ಸೆಪ್ಟಬಲ್ ಬೆಂಕಿ ಹಾಕಿತ್ತು ಈ ನಿಯಮಗಳಿಗೆ ಒಂದು ಡಬ್ಲ್ಯೂ ಟಿಒ ಟವರ್ ಹೊಡೆದಿದ್ದಕ್ಕೆ ಅವರು ಇಡೀ ಆಫ್ಘಾನಿಸ್ತಾನವನ್ನು ಧ್ವಂಸ ಮಾಡಿದರು ಅನ್ನು ಧ್ವಂಸ ಮಾಡಿದರು that is the language those people understand ಅವರಿಗೆ ತಿಳಿಯೋ ಭಾಷೆಯಲ್ಲಿ ಮಾತನಾಡಬೇಕು ನೀವು ಚರಿತ್ರೆಯಲ್ಲಿ ಪಾಠ ಕಲೀಲಿಲ್ಲ ಅಂದ್ರೆ ನಿಮ್ಮ ಆಳುಗರ ಮೂರ್ಖತನಕ್ಕೆ ದೈವವನ್ನು ದೂರಬೇಡಿ ಮನುಷ್ಯನಿಗೂ ಅಷ್ಟೇ ರಾಷ್ಟ್ರಕ್ಕೂ ಅಷ್ಟೇ ನಮ್ಮ ಪ್ರಯತ್ನ ನಾವು ಮಾಡಬೇಕು ಒಂದು ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕರು ಎಷ್ಟು ಜನ ಬಡಪಾಯಿಗಳು ಸತ್ತಿದ್ದಾರೆ ಬಿಕಾಸ್ ಆಫ್ ಯುವರ್ ಮಿಸ್ಟೇಕ್ ನೀವು ಮಾಡಿದ ತಪ್ಪಿನಿಂದ ವಾಘಾ ಬಾರ್ಡರ್ಲ್ಲಿ ಕ್ಯಾಂಡಲ್ ಇಟ್ಕೊಂಡಿವ್ರು ನೀವು ಲಾಹೋರ್ನಲ್ಲಿ ಬಸ್ ಪ್ರಯಾಣ ಮಾಡ್ತಿದ್ರು ಬಸ್ ಪ್ರಯಾಣ ಮಾಡುವುದರಿಂದ ಪಾಕಿಸ್ತಾನ ಸಂಬಂಧ ಸುಧಾರಿಸೋ ಹಾಗಿದ್ರೆ ಕರ್ನಾಟಕದ ಬಸ್ಸುಗಳನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸಿ ಇದು ಬಸ್ಸಿಂದ ಆಗೋದಿಲ್ಲ ಇದು ಅವರಿಗೆ ತಿಳಿಯೋ ಭಾಷೆಯಲ್ಲಿ ಹೇಳಬೇಕು ಪಿಶಾಚಸ್ಯ ಪಿಶಾಚ ಭಾಷೆಯ ವಕ್ತವ್ಯಂ ದೆವ್ವಕ್ಕೆ ದೆವ್ವದ ಭಾಷೆಯಲ್ಲೇ ಮಾತನಾಡಬೇಕು ಇದನ್ನು ಕೃಷ್ಣ ಹೇಳ್ತಾನೆ ಮಹಾಭಾರತದಲ್ಲಿ ಇದನ್ನು ಕೌಟಿಲ್ಯ ಹೇಳ್ತಾನೆ ಅರ್ಥಶಾಸ್ತ್ರದಲ್ಲಿ ನಾವು ಅತಿ ಕರುಣೆ ಯಾರಿಗೆ ಅಪಾತ್ರರು ಅವರಿಗೆ ಕರುಣೆ ತೋರಿಸ್ತೇವೆ ಆದ್ದರಿಂದ ಪುರುಷ ಪ್ರಯತ್ನ ಅನ್ನೋದು ಬೇಕು ಲಕ್ಷ್ಮಣಸ್ವಾಮಿ ಹೇಳಿದ ಮಾತಿನಲ್ಲಿ ತಥ್ಯಾಂಶವಿದೆ ಸ್ವೀಕಾರಾರ್ಹವಾದ ಅಂಶ ಯಾವುದು ಮನುಷ್ಯ ಪ್ರಯತ್ನ ಮಾಡಬೇಕು ಆದ ರಾಮಚಂದ್ರ ದೈವ ದೈವ ಅಂತ ಹೆದರ್ಕೊಂಡು ಹೋದವನಲ್ಲ ಅದರಲ್ಲಿಯೂ ಒಂದು ಒಳ ಉದ್ದೇಶವಿದೆ ಅದು ತಿಳಿತಾ ಇಲ್ಲ ಲಕ್ಷ್ಮಣನಿಗೆ ನೋಡ್ತೀಯಾ ಅಣ್ಣ ಏನೂ ಕಾರಣವಿಲ್ಲದೆ ನಿನ್ನನ್ನು ಕಾಡು ಕಳಿಸ್ತಾ ಇದ್ದಾನೆ ನಮ್ಮ ದಶರಥ ನೀ ಕಾಡಿಗೆ ಹೊರಟೆ ನಿಂತಿದ್ದೀಯ ನಾನಿಷ್ಟೇ ಕೇಳ್ತೇನೆ ಅಪ್ಪನನ್ನ ಒಂದು ಕಾರಣ ಕೊಟ್ಟು ಬಿಡು ರಾಮನನ್ನು ಕಾಡಿಗೆ ಕಳಿಸೋದಕ್ಕೆ ಒಂದು ಸಮರ್ಥವಾದ ಕಾರಣ ಒಂದು public reason people can accept ಅನ್ನುವುದು ಕಾರಣ ಕೊಡು ಕಾರಣ ಇಲ್ಲದೆ ಕಳಿಸ್ತಾ ಇದ್ದೀಯ ನಿನಗೂ ಮಸಿ ಬೆಳೆಯುತ್ತೆ ಚಾರಿತ್ರಕ್ಕೆ ರಾಷ್ಟ್ರಕ್ಕೆ ಮಸಿ ಬೆಳೆಯಾಯಿತು ಲಕ್ಷ್ಮಣನಂಥ ಅವರು ಇದ್ದುಕೊಂಡು ರಾಮಪಟ್ಟಾಭಿಷೇಕ ಅನಿಂತ ಹೋಯ್ತಲ್ಲ ನನಗೂ ಮಸಿ ಬೆಳೀತಾರೆ ಆದ್ದರಿಂದ ಇದು ಮಾಡಿ ತಪ್ಪು ಇದು ಒಂದೇ ಕಡೆಯಲ್ಲ ಅರಣ್ಯವಾಸದಲ್ಲಿ ಉದ್ದಕ್ಕೂ ಲಕ್ಷ್ಮಣ ಹೀಗೇ ಹೇಳ್ತಾ ಹೋಗ್ತಾನೆ ಇದನ್ನ ಪೂರ್ವಾಚಾರ್ಯರು ಹಾಗೆ ಸಮರ್ಥನ ಮಾಡ್ತಾರೆ ದಿವ್ಯ ಪ್ರಬಂಧ ಪಾಶರ ಒಂದು ಹೇಳಿ ಹೇಳಬೇಕು ಮಾಯಾ ಸೀತಾ ಪ್ರಯೋಗ ಒಂದು ಬರುತ್ತೆ ಉತ್ತರ ಅಂದರೆ ಯುದ್ಧಕಾಂಡದ ಪ್ರಸಂಗದಲ್ಲಿ ಇಂದ್ರಜಿತ್ತು ಮಾಯಾ ಯುದ್ಧ guerrilla warfare Bin Laden type of ಯುದ್ಧ ಮಾಡುವುದಕ್ಕೆ ಅಣಿ ಮಾಡಿಕೊಂಡು ರಾಮಲಕ್ಷ್ಮಣರನ್ನ ಮೂರ್ಛೆ ಹೋಗುವಂತೆ ಮಾಡಿ he wanted to gain time ಇದು ಟೈಮ್ ಟ್ಯಾಕ್ಟಿಕ್ಸ್ ಮುಷಾರಫ್ ಮಾಡುತ್ತಿರುವಂತಹ ಆಟ ಸೀತೆಯಂತೆಯೇ ಒಂದು ಕೃತಕ ಆಕೃತಿಯನ್ನ ನಿರ್ಮಾಣ ಮಾಡಿ ರಾಮನಿಗೆ ಲಕ್ಷ್ಮಣನಿಗೆ ಕೊನೆಗೆ ಹನುಮಂತನಿಗೆ ಮಾಯೆಯನ್ನ ಗೆದ್ದವನಿಗೆ ಕೂಡ ಇದು ಮಾಯೆ ಅಂತ ತಿಳಿದೇ ಇರುವಂತೆ ಆಕೆಯನ್ನ ಕರ್ಕೊಂಡು ಬಂದು ಲಂಕೆಯ ಉತ್ತರದ ಬಾಗಿಲಿನಲ್ಲಿ ರಾಮಲಕ್ಷ್ಮಣ ಎದುರಿಗೆ ಜುಟ್ಟನ್ನು ಹಿಡಿದುಕೊಂಡು ಯಜ್ಞೋಪವೀತವನ್ನು ಹಾಕುವಂತೆ ಎಡಗೈ ಕೊರಳಿನಿಂದ ಆಕೆಯನ್ನು ತುಂಡರಿಸಿ ಕತ್ತರಿಸಿ ಹಾಕಿಬಿಡ್ತಾನೆ ಇಂದ್ರಜಿತ್ತು ಕ್ಷಣಕಾಲ ರಾಮನೇ ಯೋಚನೆ ಮಾಡ್ತಾನೆ ಸೀತೆಯೇ ಹೋಗ್ಬಿಟ್ಟ ಮೇಲೆ ಯುದ್ಧ ಯಾರಿಗೆ ಆಗ ಹನುಮಂತ ಹೇಳ್ತಾನೆ ಹೌದು ಪ್ರಭು ಸೀತಾದೇವಿ ಹೋಗಿಬಿಟ್ರೆ ಇನ್ಯಾರಿಗೆ ಸಮಸ್ತ ವಾನರ ಸೈನ್ಯ ಸ್ತಬ್ಧವಾಗಿ ನಿಂತು ಬಿಡುತ್ತೆ ಲಕ್ಷ್ಮಣ ಸುಮ್ಮನೆ ಇರಲಿಲ್ಲ ರಾಮನ ಹತ್ರ ಬಂದ ನಾನು ಅವತ್ತೇ ಹೇಳಿದೆ ಅರಣ್ಯವಾಸ ಬೇಡ ಅಂತ ಕೇಳಿದೆ ನನ್ನ ಮಾತನ್ನ ಅದಕ್ಕೆ ಹೀಗಾಗಿದ್ದು ಶುಭೇ ವರ್ತ್ಮನಿ ತಿಷ್ಠಂತಂ ತ್ವಾಮಾರ್ಯ ವಿಜಿತೇಂದ್ರಿಯಂ ಅನರ್ಥೇಭ್ಯೋ ನ ಶಕ್ನೋತಿ ತ್ರಾತು ಧರ್ಮೋ ನಿರರ್ಥಕ ನೀನು ಧರ್ಮ ಧರ್ಮ ಧರ್ಮ ಅಂತ ಬಡ್ಕೊಂಡೆ ಯಾವುದು ಧರ್ಮ ಊರಲ್ಲಿದ್ದು ಪಟ್ಟಾಭಿಷೇಕ ಮಾಡ್ಕೋಬೇಕಾದ್ದು ಧರ್ಮ ಅದು ಬಿಟ್ಟು ಕಾಡಿಗೆ ಧರ್ಮ ಅಂತ ತಿಳ್ಕೊಂಡು ಬಂದೆ ಇದು ಆಭಾಸ ಧರ್ಮ ನೀನು ಒಳ್ಳೆಯ ದಾರಿಯಲ್ಲಿದ್ದಿ ಶುಭೇ ವರ್ತ್ಮನಿ ತಿಷ್ಠಂತಂ ಮಾರ್ಯ ವಿಜಿತೇಂದ್ರಿಯಂ ಇಂದ್ರಿಯ ನಿಗ್ರಹ ಇರುವವನು ಇಂಥ ನಿನ್ನನ್ನ ಅನರ್ಥಗಳಿಂದ ರಕ್ಷಿಸದೇ ಇದ್ದಂತ ಈ ಧರ್ಮವನ್ನ ಧರ್ಮ ಅಂತ ಒಪ್ಪೋದಿಲ್ಲ ಭೂತಾನಾಂ ಸ್ಥಾವರಾಣಾಂಚ ಜಂಗಮಾನಾಂಚ ದರ್ಶನಂ ಯಥಾಸ್ತಿ ತಥಾ ಧರ್ಮ ತೇನ ನಾಸ್ತಿ ಇತಿ ಮೇ ಮತಃ ನೀ ಹೇಳುವ ಧರ್ಮ ಅಂತ ಒಂದಿದ್ರೆ ಅದು ಭೂತರಾಶಿಗಳಿಗೆ ಗಿಡಮರಗಳಿಗೆ ಎಲ್ಲರಿಗೆ ಒಂದೇ ರೀತಿ ಇರಬೇಕಾಗಿತ್ತಲ್ಲ ಹುಲಿ ಮೇಕೆಯನ್ನು ಯಾಕೆ ಸಿಂಹ ಜಿಂಕೆಯನ್ನು ಯಾಕೆ ಅಷ್ಟು ದೊಡ್ಡ ಪ್ರಾಣಿ ಬರೀ ಹುಲ್ಲನ್ನ ಎರೆಯನ್ನು ಯಾಕೆ ಗಿಡ ಮರಗಳು ನೆಲಕ್ಕೆ ಅಂಟಿಕೊಂಡು ನಿಂತಿರುವುದು ಯಾಕೆ ಇವಕ್ಕೆಲ್ಲಕ್ಕೂ ನಿನಗೆ ಹೇಳಿದ ರೀತಿಯ ಧರ್ಮವನ್ನು ದೇವರು ಯಾತಕ್ಕೆ ತೋರಿಸಲಿಲ್ಲ ಒಂದು ಸ್ಥಾವರ ಒಂದು ಜಂಗಮ ಒಂದು ಮೂಕ ಪ್ರಾಣಿ ಹೀಗೆಲ್ಲ ಭಿನ್ನವಾಗಿದೆ ಅಂದಮೇಲೆ ಧರ್ಮ ಅನ್ನೋದೆಲ್ಲಿದೆ ಯಸ್ಮಾದರ್ಥ ವಿವರ್ಧಂತೆ ಯೇಷು ಅಧರ್ಮ ಪ್ರತಿಷ್ಠಿತ ಯಾರು ಅಧರ್ಮಿಗಳು ಈ ಪ್ರಶ್ನೆಯನ್ನು ನೀವೇ ಕೇಳ್ತೀರಿ ಬೇರೆ ಸಂದರ್ಭದಲ್ಲಿ ನನಗೆ ನೂರು ಜನ ಕೇಳ್ತಾರೆ ಸ್ವಂತ ಬಾಂಧವರಲ್ಲಿ ಕೆಲವರು ಕೇಳ್ತಾರೆ ಏನ್ರಿ ಧರ್ಮ ಧರ್ಮ ಅಂತೀರಿ ಲಂಚ ತಗೊಂಡವನು ಅನ್ಯಾಯ ಮಾಡಿದವನು ಮೂರಂತಸ್ತು ನಾಲ್ಕಂತಸ್ತು ಎಂಟಸ್ತು ಮನೆಗಳನ್ನು ಕಟ್ತಾನೆ ಎಂಟು ಫ್ಲಾಟ್ ತೆಗಿತಾನೆ ಐದು ಸೈಟ್ ತೆಗಿತಾನೆ ಯಾವ ಲೋಕಾಯುಕ್ತರ ದಾಳಿಗೂ ಒಳಗಾಗೋದಿಲ್ಲ ನೀವು ಒಂದು ಸೈಟ್ ತೆಗೆದು ಒಂದು ಮನೆ ಕಟ್ಟೋದಕ್ಕೆ ಸಾಕಬೇಕಾಗತ್ತೆ ಅದು ಕೋರ್ಟಲ್ಲಿ ಬಾಡಿಗೆ ಗಿಡಿಗೆ ಕೊಟ್ರೆ ಅದು ಹೋಗಿಲ್ಲ ಧರ್ಮ ಅಂದವರಿಗೆ ಈ ಸ್ಥಿತಿ ಅಧರ್ಮ ಅಂದವರಿಗೆ ಅಷ್ಟು ಸುಖ ಎಲ್ಲಿದೆ ಧರ್ಮ ದುರ್ಯೋಧನ ಅಷ್ಟೆಲ್ಲ ಅನ್ಯಾಯ ಮಾಡಿದ ಕೊನೆಯಲ್ಲಿ ಕೋಪ ತಡೆಯಲಾರದೆ ಅವನ ತೊಡೆಗಳನ್ನು ಹೊಡೆದು ಕೊಂದು ಎಡಗಾಲಿನಿಂದ ಭೀಮ ಅವನ ತಲೆಯನ್ನು ಒದಿತಾನೆ ದಯವಿಟ್ಟು ಅವನ ಸಂಕಟವನ್ನು ಅರ್ಥ ಮಾಡಿಕೊಳ್ಳಿ ಮಹಾಭಾರತದಲ್ಲಿ ತಲೆ ಮೇಲಿದ್ದ ಕಿರೀಟ ದಿಕ್ಕು ದಿಕ್ಕಿಗೆ ಮಣಿಗಳು ಚದರಿ ಓಡಿ ಹೋದವು ಆಗಲಾದರೂ ಸ್ವಲ್ಪ ರಿಯಲೈಸೇಷನ್ ಬರುತ್ತೆ ಅಂದ್ರೆ ದುರ್ಯೋಧನ ಹೇಳ್ತಾನೆ ಲೇ ಸತ್ತ ಹೆಣದ ಮೇಲೆ ಕಾಗೇನೂ ಕೂಡ್ತದೆ ಹಾಗೆ ನಿನ್ನ ಕಾಲು ನನ್ನ ತಲೆ ಮೇಲಿದೆ ಎಲ್ಲ ಮಗ ದುರ್ಯೋಧನ ಮಾತು ನೀವು ಓದ್ಬಿಟ್ರೆ ಹೊಟ್ಟೆ ಉರಿಯುತ್ತೆ ಅದು ಹೇಳ್ತಾನೆ ಡಿಮಾರಲೈಸ್ ಮಾಡ್ತಾನೆ ನಿನ್ನ ಹೆಂಡತಿಯ ಮಾನವ ನಿನ್ನ ಕಣ್ಣೆದರಿಗೆ ಸುರಿದೆ ನೀನೇನ್ ಮಾಡ್ಕೊಂಡೆ ಕಂಡ ಕಂಡ ಕೆರೆ ತೊರೆಗಳ ನೀರನ್ನು ಕುಡಿಸಿದೆ ನಿಮಗೆ ವನವಾಸ ನೀವು ಅನುಭವಿಸಿದ್ರಿ ಧರ್ಮ ಧರ್ಮ ಅಂತ ನನಗೆ ನೀವು ಅಧರ್ಮ ಅಂತೀರಿ ಪಟ್ಟಾಭಿಷೇಕವಿಲ್ಲದೆ ರಾಜ್ಯವನ್ನು ಇಷ್ಟು ವರ್ಷ ಅನುಭವಿಸಿದೆ ಈಗ ಕೊನೆಯಲ್ಲಿ ನಿನಗೂ ನನಗೂ ಸಮಾನವಾಗಿ ಬರುವಂತಹ ಒಂದು ಮೃತ್ಯು ಕಾಮನ್ ಫ್ಯಾಕ್ಟರ್ ಬಂದ್ರೆ ಏನು ಕೆಟ್ಟು ಹೋದೆ ನಾನು ಹೋಗು ನಾನೇ ಬದುಕಿದೆ ನೀವೇ ಸತ್ರಿ ಇದು ಓದಿದ್ರೆ ಹೌದಲ್ಲ ಇವನು ಹೇಳಿದ್ದು ಒಂದು ಬಿಡುತ್ತೆ ನಿಮಗೆ ವಾಕ್ಯ ಅದು ಮಹಾಭಾರತ ಪ್ರವಚನ ಮಾಡುವಾಗ ಈ ಪೂರ್ವ ಪಕ್ಷಗಳು ತಲೆ ಕೆಡಿಸಿಬಿಡ್ತವೆ ಅದೇ ರೀತಿ ಲಕ್ಷ್ಮಣ ಹೇಳ್ತಾನೆ ಅಧರ್ಮದಲ್ಲಿದ್ದವರಿಗೆ ಐಶ್ವರ್ಯ ಬೆಳೆಯುತ್ತೆ ಕ್ಲಿಶ್ಯಂತೆ ಧರ್ಮಶೀಲ ತಸ್ಮಾದೇತವು ನಿರರ್ಥಕವು ಧರ್ಮಶೀಲರ ಆಯುಷ ಕ್ಷೀಣವಾಗುತ್ತೆ ಶಕ್ತಿ ಕ್ಷೀಣವಾಗುತ್ತೆ ಹೀಗೆ ಬೇಕಾದಷ್ಟು ಮಾತನ್ನು ಹೇಳ್ತಾನೆ ಲಕ್ಷ್ಮಣ ಆ ಪ್ರಸಂಗ ಓದಿಬಿಟ್ರೆ ನಮಗೆ ಲಕ್ಷ್ಮಣನ ಮಾತು ನಿಜ ಅನಿಸುತ್ತೆ ಈ ನಮ್ಮ ದೇಶದಲ್ಲಿ ವೀರ್ ಸಾವರ್ಕರ್ ಅಂತಿದ್ರು ಕೇಳಿರ್ಬೇಕು ನೀವು ಮಹಾನುಭಾವರು ಹನ್ನೊಂದು ವರ್ಷ ಅಂಡಮಾನ್ ಜೈಲಲ್ಲಿದ್ದು ಪ್ರಾಣಿಯಂತೆ ನಗ ನೆಗವನ್ನ ಹೆಗಲ ಮೇಲೆ ಹೊತ್ತು ದಿವಸಕ್ಕೆ ಹನ್ನೊಂದು ಪೌಂಡ್ ಎಣ್ಣೆ ಕೊಬ್ಬರಿ ಎಣ್ಣೆ ತೆಗಿತಿದ್ದವರು ಇದನ್ನು ಗಾಂಧಿಗಿನೇ ನೆಹರು ಕೊಟ್ಟಿದ್ರೆ ಗೊತ್ತಾಗ್ತಿತ್ತು ಅವರು ಬಿರ್ಲಾ ಭವನಗಳಲ್ಲಿ ಬ್ರಿಟಿಷರ ವೆರಿ ಕಂಫರ್ಟಬಲ್ ಜೈಲ್ಸ್ ಅಲ್ಲಿ ಇದ್ದುಕೊಂಡು ಇಡ್ಲಿ ಕಾಫಿ ತಿಂತ ಇವರು ಮಜಾ ಮಾಡಿ ಸ್ವಾತಂತ್ರ್ಯ ತಂದುಕೊಡ್ತವರು ನಾವು ಸಾವರ್ಕರ್ ಹೆಸರು ಮಾಡ್ತಿದ್ದೇವೆ ಅವರು ಸಮಗ್ರ ರಾಮಾಯಣವನ್ನ ನಾವೆಲ್ಲೆಲ್ಲಿ ತಪ್ಪಿದ್ದೇವೆ ಅನ್ನೋ ದೃಷ್ಟಿಯಿಂದ ಒಂದು ಸ್ವಲ್ಪ ವಿವರಣೆ ಕೊಡ್ತಾರೆ ಓದಿದ್ರೆ ನಿಮಗೆ ಅದು ನಿಜವೂ ಅನಿಸ್ಬಿಡುತ್ತೆ ರಾಮಾಯಣದ ಅಂತರಾರ್ಥ ಮರೆತು ಹೋಗುತ್ತೆ ಮೊದಲನೇದು ಹೇಳ್ತಾರೆ ಅವರು ಮಾರೀಚನನ್ನ ಕರುಣೆಯಿಂದ ರಾಮಚಂದ್ರ ಬಿಟ್ಟದ್ದೇ ಇಷ್ಟೆಲ್ಲ ಅನರ್ಥ ಕಾರಣವಾಯಿತು ಅಲ್ಲೇ ಮುಗಿಸಬೇಕಾಗಿತ್ತು ಅವನು ಎರಡನೇದು ಈ ಶೂರ್ಪಣಿಕೆ ದಾರಿ ಬಿಟ್ಟವಳು ಮೂರೂ ಬಿಟ್ಟವಳನ್ನ ಬರೀ ಮೂಗು ಕೊಯ್ದ ಇನ್ನಷ್ಟು ಅನರ್ಥವಾಯಿತು ಅವಳನ್ನೆಲ್ಲ ಮುಗಿಸಬೇಕಾಗಿತ್ತು ತಾಟಿಕೆಯನ್ನು ಮುಗಿಸಿದ ಹಾಗೆ ಅದು ಮಾತಾಡದೆ ಹೀಗಾಯಿತು ಲಕ್ಷ್ಮಣ ಹೇಳಿದ ಮಾತು ಸರಿ ಧರ್ಮ ಅನ್ನೋದು ಸ್ವಲ್ಪ ಅತಿಯಾಯಿತು ರಾಮಾಯಣದಲ್ಲಿ ಅದಕ್ಕೆ ರಾಮಚಂದ್ರ ಕಷ್ಟಪಟ್ಟ ಆ ತಪ್ಪನ್ನ ಇವತ್ತಿನ ಭಾರತೀಯರು ನಾವು ಮಾಡಬಾರದು ಈ ಕೊನೆಯ ವಾಕ್ಯ ಸರಿ ಇವತ್ತು ನಾವು ಅತಿ ಧರ್ಮ ಯಾರಿಗೆ ಮುಷರಫ್ಗೆ ನೀವು ಧರ್ಮ ತೋರಿಸಿದ್ರೆ ಏನು ಗತಿ ಬುಷ್ ಸಾಹೇಬ್ರು ಧರ್ಮ ತೋರಿಸಿದ್ರೆ ಏನು ಗತಿ ಧರ್ಮ ಗೊತ್ತಿಲ್ಲದೆ ಇದ್ದವ್ರು ನಿಮ್ಮನ್ನು ಹರಿದು ಚೂರು ಮಾಡಿ ತಿನ್ನಬೇಕು ಅಂತಾರೆ ಚೈನೀಯರಿಗೆ ಚೀನಾ ದೇಶ ನೀವು ಧರ್ಮ ತೋರಿಸ್ತೀರಾ ಪಾಕಿಸ್ತಾನಕ್ಕೆ ಇನ್ನಷ್ಟು ಅಣುಬಾಂಬ್ ತಯಾರು ಮಾಡೋದು ಸಹಾಯ ಮಾಡ್ತಾರಂತೆ ಅವರು ಅರುಣಾಚಲ ಪ್ರದೇಶ ಬಂದಂಥ ರಾಮಾಯಣದಲ್ಲಿ ಪಾಲಿಟಿಕ್ಸ್ ಎಷ್ಟಿದೆ ಅದಕ್ಕೋಸ್ಕರ ಹೇಳ್ತಿದ್ದೆ ನಾನು ಜಾರ್ಜ್ ಫರ್ನಾಂಡಿಸ್ ಹೇಳಿದ್ರು ಇದೆಲ್ಲ ಅಣುಬಾಂಬ್ ಮಾಡ್ತಿದ್ದೀರಿ ಪೊಖ್ರಾನ್ ಟು ಯಾರಿಗೆ ಅವ್ರ enemy number one is China ಅವ್ರು ಹೇಳಿಬಿಟ್ರು ಪಾರ್ಲಿಮೆಂಟಲ್ಲಿ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಚೈನಾದವರು ಗಲಾಟೆ ಮಾಡಿದ್ರು ಆಗ ಅಪೋಸಿಷನ್ ಪಾರ್ಟಿಯವರು ತುಂಬಾ ಕೂಗಾಟ ಮಾಡಿದರು George Fernandes is a very great patriot ಜಾತಿ ಮುಖ್ಯವಲ್ಲ ಅವರೊಂದು ಸಂದರ್ಭದಲ್ಲಿ ಹೇಳಿದ ಮಾತು ನನ್ನ ಮಗ ನಿನ್ನೆ ಜ್ಞಾಪಕ ಮಾಡಿದ ಮುಷರಫ್ ಹೇಳ್ದ Pakistan is incomplete without Kashmir Fernandes ಹೇಳಿದ್ರು India is incomplete without Pakistan ನಮ್ಮ ದೇಶದ ಗಡಿ ಭಾಗ ಇನ್ನೂ ನಾವು ನೆಗೋಷಿಯೇಟ್ ಮಾಡ್ತಾ ಇದ್ದೇವೆ table table table conference table ಎಲ್ಲ ಮುರಿದು ಹೋಗ್ತದೆ ಅವರಿಗೆ ತಿಳಿಯೋ ಭಾಷೆಯಲ್ಲಿ ಮಾತನಾಡಿ ಅಫ್ಸಲ್ ಗುರುವಿಗೆ ಯಾವ ಮಾತು ಇಂದಿರಾ ಗಾಂಧಿ ಮಾಡಿದಾಗ ಮಕ್ಕೂಲ್ ಭಟ್ಕನೇಣ್ ಹಾಕಿದಾಗೆ ಬಂದೋಬಸ್ತ್ ಕೆಲಸ ಮಾಡಿದ್ಲು ಆಕೆ ಒಂದು ಕೆಲಸ ಪಾಕಿಸ್ತಾನ ತುಂಡು ಮಾಡಿ ಹಾಕಿದ್ರು ತೊಂಬತ್ತು ಸಾವಿರ ಸೈನಿಕರನ್ನ ಸೆರೆ ಹಿಡಿದಳು ಆಕೆ ಮನಸ್ಸು ಮಾಡಿದ್ರೆ ಪಶ್ಚಿಮ ಪಾಕಿಸ್ತಾನವನ್ನು ನಿರ್ನಾಮ ಮಾಡಬಹುದಾಗಿತ್ತು ಜಗತ್ತಲ್ಲಿ ಎಲ್ಲ ಹೆದರುತ್ತಿದ್ರು ಅವಳಿಗೆ ಆಕೆ ಮಾಡಿದ ತಪ್ಪುಗಳು ಬೇರೆ ವಿಷಯ ಪ್ರಸ್ತಾಪ ಮಾಡೋದಿಲ್ಲ ಅವಳು ಹೇಳ್ತಿದ್ದ ಆಕೆ I am the only man in my cabinet ಅಂತ ಅವ್ರ ಇದು ಮಂತ್ರಿಮಂಡಲದಲ್ಲಿ ಅವಳು ಒಬ್ಬಳೇ ಸಂತೆ ಇವತ್ತು ನಮಗೆ ಆ ವೀರರ ಸ್ಪಿರಿಟ್ ಸಾವರ್ಕರ್ ಸ್ಪಿರಿಟ್ ಬೇಕು ಆದರೆ ರಾಮಚಂದ್ರನು ಬಹಳ ಡಿಪ್ಲೊಮ್ಯಾಟಿಕ್ ವಾಲಿ ವಧೆ ಪ್ರಸಂಗದಲ್ಲಿ ಬೇರೆ ಪ್ರಸಂಗದಲ್ಲಿ ಹೇಳ್ತಾರೆ ಇಲ್ಲಿ ರಾಮನ ದೊಡ್ಡತನ ತಂದೆ ಮಾಡಿದ ಕೆಟ್ಟ ನಿರ್ಣಯವನ್ನು ತನಗೆ ರಾಷ್ಟ್ರಕ್ಕೆ ಅಭ್ಯಯವನ್ನಾಗಿ ಬಡಿಸಿಕೊಂಡ ಅದು ಡಿಪ್ಲೊಮೆಸಿ ಅದು ಸ್ಟ್ರಾಟಜಿ ಅದು ಲಕ್ಷ್ಮಣನಿಗೆ ಅರ್ಥ ಆಗಲಿಲ್ಲ ಆದರೆ ಇಲ್ಲಿ ವೇದಾಂತ ಅರ್ಥವೇನು ಆ ವೇದಾಂತಾರ್ಥವನ್ನ ಒಂದು ಸ್ವಲ್ಪ ಹೇಳಿ ತೋರಿಸ್ತಾನೆ ಇಲ್ಲಿ ಈ ಪೆರಿಯವಾಚನ ಬಿಳ್ಳ ಸ್ವಾಮಿಗಳು ಆಳ್ವಾರದ ಪೆರಿಯ ತಿರುಮಡಲ್ ಪಾಶರದಲ್ಲಿರುವ ಒಂದು ಪದ್ಯ ಇವುಗಳನ್ನು ಉಪಯೋಗಿಸಿಕೊಂಡು ಸಮನ್ವಯ ಮಾಡ್ತಾರೆ ಪುರುಷಾರ್ಥಗಳಲ್ಲಿ ಯಾವುದು ತುಂಬಾ ಮುಖ್ಯ ಕಾಮ ಧರ್ಮ ಅರ್ಥ ಮೋಕ್ಷ ಇವು ನಾಲ್ಕರಲ್ಲಿ ಯಾವುದು ಮುಖ್ಯ ಯಾಕೋ ಹೆದರ್ತೀರಿ ಇವತ್ತು ಪ್ರಶ್ನೆ ಕೇಳಿದ್ರೆ ಇವರೆಲ್ಲೋ ಮೋಸ ಮಾಡ್ತಾರಲ್ಲ ನಮ್ಗೆ ಎಂತ ಭಯ ಎರಡು ಮೂರು ದಿವಸದಿಂದ ಮೋಕ್ಷ ಅಲ್ಲವೇ ಮೋಕ್ಷವೇ ಪರಮ ಪುರುಷಾರ್ಥ ಪ್ರಧಾನ ಪುರುಷಾರ್ಥ ಅದೇ ಬೇರೆ ವರ್ಗ ಅಪವರ್ಗ ಯಾರದು ಆಕ್ಷೇಪ ಇಲ್ಲ ಆದ್ರೆ ಬೇಡ ಅಂತಾರೆ ಅಷ್ಟೇ ಅದನ್ನು ಅದು ತುಂಬಾ ದೊಡ್ಡದು ನಮಗೂ ಬೇಡ ತ್ರಿವರ್ಗ ಇದೆಯಲ್ಲ ಧರ್ಮಾರ್ಥ ಕಾಮಗಳಲ್ಲಿ ಯಾವುದು ಮುಖ್ಯ ರಾಮಾಯಣ ಹೇಳ್ತಾ ಇದೆ ಪದೇ ಪದೇ ಹೇಳುತ್ತೆ ಧರ್ಮವೇ ಮುಖ್ಯ ಧರ್ಮದಿಂದ ಅರ್ಥಕಾಮಗಳು ಸಿದ್ಧಿ ಆದರೆ ವ್ಯಾಖ್ಯಾನಕಾರರು ಲಕ್ಷ್ಮಣನ ಭಾವವನ್ನು ಹೇಳ್ತಾರೆ ಪುರುಷಾರ್ಥಗಳಲ್ಲಿ ಕಾಮವೇ ಪ್ರಧಾನ ಯಾವ ಕಾಮ ಭಗವತ್ ಕಾಮ ದೇವರನ್ನ ಪ್ರೀತಿ ಮಾಡುವ ಕಾಮ ಭಗವಂತನಿಗಾಗಿ ಎಲ್ಲವನ್ನ ಅರ್ಪಿಸಬೇಕು ಅನ್ನುವಂತ ಅತ್ಯಂತ ಪ್ರೀತಿಯಿಂದ ಲಕ್ಷ್ಮಣಸ್ವಾಮಿ ಉಳಿದದ್ದೆಲ್ಲವನ್ನ ತುಚ್ಛ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಹಾಗೆ ಅರ್ಥ ಮಾಡಿಕೊಳ್ಳಿ ಹೇಗೆ ಅಂತ ಕೇಳಿದ್ರೆ ಭಗವದ್ಗೀತೆಯಲ್ಲಿಯೂ ಭಗವಂತ ಕಾಮವನ್ನೇ ಪ್ರಧಾನ ಅಂತ ಹೇಳಿದ್ದಾನೆ ಅಂತ ತೋರಿಸ್ತಾರೆ ಇದೇನು ವಿಚಿತ್ರ ಇದು ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಋಷಭ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಇದ್ರೆ ನನ್ನ ಅಂಶವನ್ನು ಅದರಲ್ಲಿ ಕಾಣುವಂದ ಅದನ್ನೆಲ್ಲ ಇಲ್ಲಿ ಹೇಳಿದ್ದು ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಚಿಕ್ಕ ವಯಸ್ಸಿನ ಹುಡುಗ ಎಂಟು ವರ್ಷ ಹತ್ತು ವರ್ಷ ಉಪನಯನಾಗಿದ್ದವನು ನೈಷ್ಠಿಕ ಬ್ರಹ್ಮಚಾರಿಯಾಗಿ ಗುರುಕುಲದಲ್ಲಿರ್ತಾ ಮದುವೆ ಬೇಡ ಅಂತ ಹೇಳಿ ಶರಭಂಗರ ಹಾಗೆ ಸುತೀಕ್ಷ್ಣರ ಹಾಗೆ ಶಬರಿಯ ಹಾಗೆ ಆಯುಷ್ಯ ಪೂರ್ತ ಶರೀರದ ಶಕ್ತಿಯನ್ನು ಭಗವಂತನಿಗೆ ಅಂತ ಮುಡಿಬಿಟ್ಟು ಊರ್ಧ್ವರೇತಸ್ಕರಾಗಿ ಶಂಕರಾಚಾರ್ಯರಂತೆ ರಾಮಾನುಜರಂತೆ ಮಧ್ವಾಚಾರ್ಯರಂತೆ ಚೈತನ್ಯ ಮಹಾಪ್ರಭುಗಳಂತೆ ಎಷ್ಟೋ ಜನ ನಿಜವಾದ ಸನ್ಯಾಸಿಗಳು ದುಡ್ಡಿಗೆ ಮಾರಿಕೊಂಡವರಲ್ಲ ನಿನ್ನೆ ಹೇಳಿದ್ದೇನು ಕಥೆ ಇಷ್ಟು ಲಕ್ಷ ಕೊಟ್ಟರೆ ಬರೋದು ಪೀಠಕ್ಕೆ ನೀವು ಪೀಠ ಸನ್ಯಾಸ ಅನ್ನೋದನ್ನು ಪೀಠಕ್ಕೆ ಹಚ್ಚಿದ್ರೆ ಅನ್ಯಾಯಗಳು ಶುರುವಾಗುತ್ತೆ ಸ್ವತಂತ್ರ ಸನ್ಯಾಸ ಸನ್ಯಾಸ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಅಲ್ಲ ಅದು ಬೇಕು ಅಂತ ಆ ಭಗವಂತನಿಗೋಸ್ಕರವಾಗಿ ಎಷ್ಟು ಜನ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವೀಕ್ಷೆ ಓಮಿತ್ಯೇತತ್ ಕಠೋಪನಿಷತ್ತಲ್ಲಿ ಹೇಳಿದ ಮಾತು ಗೀತೆಯಲ್ಲಿ ಹೇಳ್ತಾರೆ ಇಲ್ಲಿ ಇಚ್ಛಾ ಶಬ್ದ ಕಾಮ ಶಬ್ದಕ್ಕೆ ಪರ್ಯಾಯ ಭಗವಂತ ಬೇಕು ಅಂತ ಆಶೆ ಮಾಡ್ತಾರೆ ಕಾಡಲ್ಲಿ ಸಿಕ್ಕಿದ ಹಣ್ಣು ಹಂಪಲ ತಿಂದುಕೊಂಡು ಹಾಗೆಯೇ ಆಯುಷ್ಯವನ್ನು ಸೋಲಿಸ್ತಾರೆ ಇದಿಲ್ಲ ಅದಿಲ್ಲ ಫೈವ್ ಸ್ಟಾರ್ ಹೋಟೆಲ್ ಇಲ್ಲ ಏನ್ ಗಲಾಟೆ ಮಾಡುವುದಿಲ್ಲ ಋಷಿಗಳು ಯತಿಗಳಿಗೆ ಅರ್ಥ ಕಾಮ ಧರ್ಮಗಳು ತ್ಯಾಜ್ಯ ಭಗವಂತನೇ ಬಹಳ ಮುಖ್ಯ ಅವರಿಗೆ ಆ ಭಗವಂತನನ್ನೇ ಕಾಮ ಭಗವಂತನನ್ನೇ ಅರ್ಥ ಭಗವಂತನನ್ನೇ ಧರ್ಮ ಅಂತ ಭಾವಿಸುವುದಾದರೆ ನಾಲ್ಕು ಪುರುಷಾರ್ಥಗಳು ಒಟ್ಟಿಗೆ ಸೇರ್ತವೆ ಆ ರೀತಿ ನಾವು ಅನುಭವಿಸಬೇಕು ಭಗವತಿ ಅಧ್ಯವಸಾಯತ್ತೈ കാമമെൻകിറത് சந்நியாச ಮಡಲ್ மடல் என்று ஆளவந்தார் அருளி செய்தார் ಭಗವಂತನಲ್ಲಿಯೇ ಮನಸ್ಸು ನಿಂತುಕೊಳ್ಳುತ್ತಲ್ಲ ಅದಕ್ಕೆ ನಾವು ಕಾಮ ಅಂತ ಕರೆದ್ರೆ ಸಾಮಾನ್ಯ ಅರ್ಥದ ಕಾಮ ಅಲ್ಲ ನಾಯಿ ನರಿಗಳ ಕಾಮ ಅಲ್ಲ ಅದು ಈ ಮುಡಿಪಿಡುವುದು ಈ ಮನಸ್ಸು ಮನುಷ್ಯನ ಮನಸ್ಸಿಗೆ ಒಂದು ಕೆಚ್ಚು ಬರ್ತದೆ ಆ ಕೆಚ್ ಒಬ್ಳು ಶ್ರೀರಂಗದಲ್ಲಿ ದಕ್ಷಿಣ ತಿರುಚಿರಾಪಳ್ಳಿ ಹತ್ರ ತಲೆ ಮೇಲೆ ಸೊಪ್ಪನ್ನು ಮಾರ್ತಿದ್ದವಳು ಆ ಪತ್ರಿಕೆಯಲ್ಲಿ ಬಂದದೆಂದು ಹೇಳ್ತೇನೆ ಪ್ರವಚನಗಳಲ್ಲಿ ಹೇಳಿದ್ದೇನೆ ಸೊಪ್ಪು ಮಾರಾಟ ಮಾಡೋರಿಗೆ ದಿವಸ ಎಷ್ಟು ಲಾಭ ಬರಬಹುದು ಒಂದು ಅಂದಾಜು ಹೇಳ್ತೀರಾ ಐದು ರೂಪಾಯಿ ಮೂರು ರೂಪಾಯಿಗೆ ಒಂದೊಂದು ಕಂತೆ ಈ ಗಂಟು ಸೊಪ್ಪು ಬೇರೆ ಬೇರೆ ಸೊಪ್ಪುಗಳನ್ನು ಮಾರ್ತಾರೆ ಒಂದು ದಿವಸಕ್ಕೆ ಒಂದು ನೂರು ರೂಪಾಯಿ ಲಾಭ ಸಿಕ್ಕಿದ್ರೆ ಹೆಚ್ಚು ಅದರಲ್ಲಿ ಅವರು ಜೋಪಡಿಲೆಲ್ಲೋ ಇರ್ತಾರೆ ಮನೆ ಖರ್ಚು ಅದು ಅವ್ರಿಗೂ ಸಂಸಾರ ಇರುತ್ತೆ ಇಂಥ ಒಬ್ಬ ಮುದುಕಿ ಹೆಸರು ಕುಲ ಗೋತ್ರ ಗೊತ್ತಿಲ್ಲದೆ ಇದ್ದವಳು ನಮ್ಮ ಗುರುಗಳು ಶ್ರೀರಂಗದಲ್ಲಿ ರಂಗನಾಥ ಸ್ವಾಮಿಗೆ ದೊಡ್ಡ ಗೋಪುರ ಏಷ್ಯಾದಲ್ಲೇ ಅಷ್ಟು ದೊಡ್ಡ ಗೋಪುರ ಇಲ್ಲ ಅದನ್ನು ಕಟ್ಟಿಸಿದಾಗ ಹೋಗಿ ಜಿಯಾ ನಂದೊಂದು ಸಣ್ಣ ಕಾಣಿಕೆ ಅಂತ ಸೀರೆ ಸರಿಗಿನಿಂದ ಒಂದು ಚೆಕ್ ಬಿಚ್ಚಿಟ್ಲು ಒಂದು ಲಕ್ಷ ರೂಪಾಯಿ ಕೊಟ್ಟರು ಒಂದು lakh I am ashamed I am not able to give so much M G Ramachandran ನಾಸ್ತಿಕರಾಗಿದ್ರು ತಮಿಳುನಾಡು ಸರ್ಕಾರದಿಂದ ಕೊಟ್ಟದ್ದು ದೊಡ್ಡದಲ್ಲ ಜಯಲಲಿತಾ ಏನೂ ಕೊಡಲಿಲ್ಲ ಅದೇ ಸ್ವಾಮಿಗಳು ತೀರಿಕೊಂಡಾಗ ಜನ ಎಲ್ಲ ಹೋಗಿ ಕೇಳಿದ್ರು ಏನಾರು ಮಾಡಮ್ಮ ಅಂತ ಅವಳು ಹೇಳಿದ್ಲು ಸ್ವಾಮಿಗಳ ಬೃಂದಾವನಕ್ಕೆ ನಮ್ದೊಂದು ಮೂಟೆ ಉಪ್ಪಿರಲಿ ಅಂತ ಹೇಳಿದ್ಲು ಅವಳ ಯೋಗ್ಯತೆ ಅಷ್ಟೇ ಉಪ್ಪು ಬೃಂದಾವನಕ್ಕೆ ಸುತ್ತ ಉಪ್ಪು ಹಾಕಿ ಸ್ವಾಮಿಗಳ ಆ ಶರೀರವನ್ನು ಒಳ ಕೂರಿಸ್ತಾಳೆ ತನ್ನನ್ನು ತಾನೇ ತೋರಿಸಿಕೊಂಡ್ಲು ಜಪ್ತಿ ಮಾಡಿ ಇನ್ನೊಬ್ಬರು ಕೊಡೋದಾಗಿದ್ದು ಎಷ್ಟೋ ಕೊಡುವುದಾಗಿತ್ತು ಕೊಟ್ಟಿದ್ದು ಸ್ವಾಮಿಗಳೇನು ತಗೊಂಡು ಹೋಗ್ತಿರಲಿಲ್ಲ ಆ ಕೊಡಬೇಕು ಅನ್ನುವ ಆಸೆ ಭಗವಂತನಿಗೆ ಕೊಡಬೇಕು ಭಗವಂತನಿಗೇ ಕೊಡಬೇಕು ಯದಿ ಚಂತೋ ಚರಂತಿ ಭಗವತಿ ಅಧ್ಯವಸಾಯತ್ತೆ ಈ ಕಾಮಮ್ಯನ್ಗಿರದೆ ಅರ್ಥಾತ್ ಅದಕ್ಕೆ ಸನ್ಯಾಸ ಅಂತ ಹೆಸರು ಆ ಭಗವಂತ ಬೇಕು ಅಂತ ಹೆಂಡತಿ ಬೇಡ ಮಕ್ಕಳು ಬೇಡ ಮನೆ ಬೇಡ ಮಠ ಬೇಡ ಇದೆಲ್ಲ ಭಾರ ಇದ್ರೆ ಕಲ್ಲು ಕಟ್ಕೊಂಡು ಈಜಾಗುತ್ತೆ ಸಮುದ್ರದಲ್ಲಿ ಇದು ಬೇಡ ನನ್ನ ಪ್ರೀತಿ ಶೇರ್ ಆಗುವುದು ಬೇಡ ಹೆಂಡತಿಯಷ್ಟು ಭಾಗ ಮಕ್ಕಳಷ್ಟು ಭಾಗ ಮೊಮ್ಮಕ್ಕಳಷ್ಟು ಭಾಗ ನಾಯಿ ನರಿಗಳಷ್ಟು ಭಾಗ ಎಷ್ಟೆಷ್ಟು ದೊಡ್ಡ ಸಂಸ್ಥೆ ಕಟ್ತೀರ ಅಷ್ಟಷ್ಟು ಕ್ಲೇಷ ನಿಮಗೆ ತಪ್ಪುವುದಿಲ್ಲ ನನ್ನ ಹಾಗೆ ಬಿಡಿಸ್ಕೋಬೇಕು ನೀವು ಇದು ಒಂದು ಸಂಸ್ಥೆ ಅದು ವಾಣಿಜ್ಯ ಉದ್ದಿಮೆ ಸರ್ಕಾರ ಯಾವುದೇ ನೀವು ಗಂಟು ಹಾಕೊಂಡ್ರೆ ಅದೆಲ್ಲ ನಿಮಗೆ ಸ್ವಾತಂತ್ರ್ಯ ಕೊಡು ಆಕ್ಟೋಪಸ್ ಆಗಿ ಎಂಟು ಕಡೆ ಪಾದ ಪ್ರಾಣಿ ಹಾಕಿ ಗಂಟು ಹಾಕೊಂಡ್ಬಿಡುತ್ತೆ ಮುಳುಗಿಸಿಬಿಡುತ್ತೆ ಅದು ಅದಷ್ಟೂ ಪ್ರೀತಿಯನ್ನು ಭಗವಂತನಿಗೆ ಕೊಡಬೇಕು ಕೊಟ್ಟವನು ಲಕ್ಷ್ಮಣ ಆದ್ರಿಂದ ಇದಕ್ಕೆ ಸನ್ಯಾಸ ಅಂತ ಪರ್ಯಾಯ ಶಬ್ದ ಹೇಳ್ತಾರೆ ಕಾಮವೆಂಬುದು ಸನ್ಯಾಸ ಆಗಬಲ್ಲದು ಭಗವಂತನಿಗಾಗಾದರೆ ಅದ ಹಾಗೆ ಇದನ್ನೇ ಆಳವಂದ ಯಮುನಾಚಾರ್ಯರು ಮಡಲ್ ಜನರು ಆಳವಂದಾರರುಳಿ ಚೈದಾರ್ ಆ ಮಡಲ್ ಓದಿ ತೋರಿಸ್ತೇನೆ ಇನ್ನೊಂದು ಪ್ರಮಾಣ ಕೊಡ್ತಾರೆ ஜாபாதி ಭಗವಾನ್ ಬೇ திருவன்பே ಸಿದ್ಧಾಂತ சித்தாந்தத்தின்படி ஏசல் அதர்மத்தை ವಿಣ್ಣಪ್ಪಂ ಚಯ್ಯ ஜாபாலிர் பிராமணோத்தமஹா என்று அவனை கொண்டாடுகையாலே இதிலும் குத்தமில்லை ಜಾಬಾಲಿ ಅಂತ ಒಬ್ಬರು ಮಹರ್ಷಿ ನಾಡಿನ ಪ್ರವಚನದಲ್ಲೋ ಎಲ್ಲೋ ಬರುತ್ತೆ ರಾಮ ನೀ ಕಾಡಿಗೆ ಹೋಗೋದು ತಪ್ಪು ಭರತನ ಜೊತೆಗೆ ಬಂದಿದ್ದಾರೆ ಅಯೋಧ್ಯೆಯಿಂದ ಅಮಾತ್ಯರಲ್ಲಿ ಅವರೂ ಒಬ್ಬರು ಸುಮಂತ್ರನ ಜೊತೆಯಲ್ಲಿ ಜಾಬಾಲ ತೀರ್ಥ ಅಂತಿದೆ ತಿರುಪತಿ ಬೆಟ್ಟದ ಮೇಲೆ ಅಣೆಕಟ್ಟು ಕಟ್ಟಿದ್ದಾರೆ ಜಾಬಾಲಿ ದೊಡ್ಡ ಮಹರ್ಷಿ ಅವರ ಗೋತ್ರನೂ ಇದೆ ಅಷ್ಟು ದೊಡ್ಡವರು ದಶರಥನ ಮಂತ್ರಿಗಳಾಗಿದ್ದವರು ರಾಮನ ಹತ್ರ ಬಂದು ಹೇಗಾದರೂ ಉಪಾಯದಿಂದ ಅವನನ್ನು ಊರಿಗೆ ಮರಳಿಸಬೇಕು ಅಂತ ಕೆಲವು ದುರ್ವಾದಗಳನ್ನು ಮಾಡಿದರು ಆ ದುರ್ವಾದ ಏನು ಹೇಳಿದರು ಲೋಕಾಯತಿಕ ಚಾರುವಾತಕ ಮಾದರು ಏ ದಶರಥ ಅಂದ್ರೇನು ನೀನಂದ್ರೇನು ಅವನ ರಕ್ತಕ್ಕೆ ನೀವು ಹುಟ್ಟಿದವನೇ ಅಲ್ಲ ಒಂದು ವೇಳೆ ಹುಟ್ಟಿದ್ರು ತಂದೆ ತಾಯಂದರು ಇದೇ ಮಕ್ಕಳು ಹುಟ್ಟಬೇಕು ಅಂತ ಮಾಡಿರ್ತಾರಿಯೇ ಏನೋ ಇವರದೊಂದು ಅವರದೊಂದು ರಕ್ತದ ಹನಿ ಆಕಸ್ಮಿಕವಾಗಿ ಸೇರಿರುತ್ತೆ ಆಕಸ್ಮಿಕಕ್ಕೋಸ್ಕರವಾಗಿ ಬದುಕಿರುವಷ್ಟು ದಿವಸ ಅವರು ಹೇಳಿದ ಕೇಳಬೇಕು ಅನ್ನೋದು ಯಾವ ನ್ಯಾಯ ಸತ್ತು ಮೇಲೆ ಶ್ರಾದ್ದ ಮಾಡೋ ಯಾವ ನ್ಯಾಯ ಇಲ್ಲಿ ಭೂಮಿಯಲ್ಲಿ ಶ್ರಾದ್ದ ಮಾಡಿದ್ದು ಆಲೋಕಕ್ಕೆ ಹೋಗೋದಾಗಿದ್ರೆ ಬದುಕಿರುವಾಗ ತಂದೆ ಮಹಡಿ ಮೇಲೆ ಇದ್ರೆ ಕೆಳಗೆ ಹಾಕಿದ ಪಿಂಡ ಮೇಲೆ ಕ್ಯಾಟಕ್ಕೆ ಹೋಗೋದಿಲ್ಲ ಇದೆಲ್ಲ ಬ್ರಾಹ್ಮಣರು ಯಜಸ್ವ ದೇಹಿ ದೀಕ್ಷಸ್ವ ಯಜ್ಞ ಮಾಡು ದೇಹಿ ದಾನ ಕೊಡು ದೀಕ್ಷಸ್ವ ಈ ಕರ್ಮಠರು ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡಿದ್ದಾರೆ ಈ ಧರ್ಮಶಾಸ್ತ್ರಗಳೆಲ್ಲ ನಿರರ್ಥಕ ರಾಮ ಅದನ್ನು ನಂಬಬೇಡ ಊರಿಗೆ ವಾಪಸ್ ಬಂದ್ರೆ ರಾಜ್ಯ ಅನುಭವಿಸ್ತೀವಿ ಅದು ನೀನೇ ಭ್ರಷ್ಟನಾಗ್ತೀಯೇ ಅಂತ ರಾಮನಿಗೆ ನಾಸ್ತಿಕವಾದವನ್ನು ಹೇಳಲಾಗಿ ಕಣ್ಣು ಕಿಡಿಕಿಡಿಯಾಯಿತು ರಾಮನಿಗೆ ಮೊದಲನೇ ಕೋಪದ ಪ್ರಸಂಗ ಕೋಪ ಬಂದ್ಬಿಡ್ತು ಆ ಬ್ರಾಹ್ಮಣನ್ ಬೈಬಾರದು ಆದರೆ ಅದಕ್ಕೆ ಉಪಾಯದಲ್ಲಿ ಹೇಳ್ತಾನೆ ನೀವು ಹೇಳಿದ ತಪ್ಪಲ್ಲ ನಿಮ್ಮಂಥ ಮೂರ್ಖನನ್ನು ಮಂತ್ರಿ ಮಾಡ್ಕೊಂಡಲ್ಲ ನಮ್ಮ ಬಾಪ ಮಾಡಿದ್ದ ತಪ್ಪು ಅಂದ ರಾಮಚಂದ್ರ ಎಷ್ಟು ನಾಜೂಕಿನ ಬೈಗಳ ಅದನ್ನು ತಿಳ್ಕೊಂಡು ವಸಿಷ್ಠರು ಇಲ್ಲಪ್ಪ ಇಲ್ಲ ಅವರು ಹಾಗಲ್ಲ ಅವನು ಒಳ್ಳೆಯವನೇ ಅಂತ ಹೇಳಿ ಅವನ್ನ ಹೊಗಳ್ತಾರೆ ಜಾಬಾಲಿರ್ ಬ್ರಾಹ್ಮಣೋತ್ತಮ ದುರ್ವಾದ ಮಾಡಿ ನಾಸ್ತಿಕವಾದ ಮಾಡಿದವನನ್ನು ಬ್ರಾಹ್ಮಣೋತ್ತಮ ಅಂತ ವಿರೋಧ ಕೊಟ್ಟರಲ್ಲ ಯಾತಕ್ಕೆ ಕೊಟ್ಟರು ಕೇಳಿಲ್ಲ ನೀವು ಅರ್ಥನ ಯಾತಕ್ಕೆ ಅಂದ್ರೆ ರಾಮನ ಮೇಲೆ ಪ್ರೀತಿಯಿಂದ ಮಾತಾಡಿದ್ರಿಂದ ಜಾಬಾಲಿರ್ ಬ್ರಾಹ್ಮಣೋತ್ತಮ ಭಗವಂತನನ್ನು ಬಿಟ್ಟಿರಲಾರದೆ ಒಂದು ಪ್ರೀತಿಯಿಂದ ಅವರು ಸುಳ್ಳು ಹೇಳಿದರು ನಾಸ್ತಿಕವಾದವನ್ನು ಮಾಡಿದರು ಭಗವಂತನಿಗಾಗಿ ಏನನ್ನ ಮಾಡಿದರು ಆ ಪ್ರೀತಿಯ ಲೋಕದಲ್ಲಿ ಬೆಲೆ ಕಟ್ಟುವುದಲ್ಲ ಪರಮಾತ್ಮನಿಯೋ ರಕ್ತ ವಿರಕ್ತೋ ಅಪರಮಾತ್ಮನಿ ಸರ್ವೇಷಣಾವಿರನ್ಮೋಕ್ತಂ ಸಭೈಕ್ಷಂ ಭೋಕ್ತು ಅರ್ಹತಿ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡಬಹುದು ತಿರುಮಡಲ್ ತಿರುಮಂಗಿ ಆಳ್ವಾರರು ಆರು ಪ್ರಬಂಧಗಳನ್ನು ಬರೆದರು ಈ ಆಳ್ವಾರದ ಚರಿತ್ರೆಯಲ್ಲೇ ಹೇಳುವುದಿಲ್ಲ ಆಳ್ವಾರದಲ್ಲಿ ಕೊನೆಯವರು ಅವರ ಸಿದ್ಧಾಂತ ಏನು ಅಂದ್ರೆ ಭಗವಂತ ಐದು ರೂಪದಲ್ಲಿ ತನ್ನನ್ನು ಪ್ರಕಟಪಡಿಸಿಕೊಂಡು ಲೋಕವನ್ನು ಸಂರಕ್ಷಿಸ್ತಾನೆ ವೈಕುಂಠದಲ್ಲಿ ಪರವಾಸುದೇವನಾಗಿದ್ದಾನೆ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಅಲ್ಲಿ ತನಕ ನಾವು ಹೋಗೋಕ್ಕಾಗೋದಿಲ್ಲ ಹೋದರೆ ವಾಪಸ್ ಬರೋಕ್ಕಾಗೋದಿಲ್ಲ ಬಂದು ಹೇಳೋರು ಸಾಕ್ಷಿ ಯಾರೂ ಇಲ್ಲ ಅವನಲ್ಲಿದ್ದಾನೆ ಹೇಗೆ ಕೂತಿದ್ದಾನೆ ಅಂತ ಯೋಗದಲ್ಲಿ ಹೇಳಿದವರನ್ನು ನಾವು ಪ್ರಶ್ನೆ ಮಾಡ್ತೇವೆ ಹಾಗೆ ಇದೆಯೇ ಹೇಗಿದೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲಪ್ಪ ಹಿಂದಿನವ್ರು ಹೇಳಿದ್ರು ಶಾಸ್ತ್ರ ಹೇಳ್ತು ಇಷ್ಟೇ ಹೇಳ್ತೇವೆ ಪರವಾಸವನ್ನು ನೋಡಿದವರೆಲ್ಲ ಹೋಗ್ಲಿ ಕ್ಷೀರ ಸಮುದ್ರ ನೋಡಿದ್ದೀರಾ ನಾವು ಕ್ಷೀರವನ್ನೇ ನೋಡಿಲ್ಲ ಕ್ಷೀರ ಸಮುದ್ರ ಏನು ನೋಡೋದು ಗೊತ್ತು ಹಾಲಿನ ಪಟ್ಲ ಆಗೋತು ನಮಗೆ ಅದರಲ್ಲಿ ಮೀನಿನ ಪುಡಿ ಗಿಡಿ ಎಲ್ಲ ಸೇರಿಸ್ತಾರೆ ಈ ಹಾಲಿನ ಪುಡಿ ಹೇಗೆ ತಯಾರು ಮಾಡ್ತಾರೆ ಒಂದು ದಿವಸ ಚರಿತ್ರೆ ಹೇಳಿದ್ರೆ ಇನ್ನೊಂದು ದಿವಸದಿಂದ ಪೊಟ್ಟಣದ ಹಾಲು ನೀವು ಮುಟ್ಟೋದಿಲ್ಲ ನಾವು ಏನೇನು ಬೇಡ ಅಂತ ಅದೆಲ್ಲ ಸೇರಿಸ್ತಾರೆ ಕ್ಷೀರ ಸಮುದ್ರಕ್ಕೆ ಹೋಗೋದೆಲ್ಲ ಬಂತು ಎಲ್ಲ ಕೇಳ್ತೇವೆ ಕಥೆಯಲ್ಲಿ ಪುರಾಣದಲ್ಲಿ ಆಗಿದ್ದಾನೆ ಒಳಗಡೆ ಭಗವಂತ ನಾನು ಹೇಳ್ತೇನೆ ನೀವು ಕೇಳ್ತೀರಿ ನೋಡಿದವರು ಯಾರು ಭೂಗತ ಪೋಲೆ ಭೂಮಿಯಲ್ಲಿ ನೀರಿರುತ್ತೆ ಬಾಯಾರಿಕೆ ಆಯಿತು ಏ ಆ ಭೂಮಿಯಲ್ಲಿ ನೀರಿದೆಯಲ್ಲ ಸ್ವಲ್ಪ ತಕೊಡೋ ಎರಡ್ನೂರ ಅರವತ್ತು ಎಪ್ಪತ್ತು ಅಡಿ ಬೋರ್ವೆಲ್ ಹಾಕಬೇಕು ಧಾರವಾಡದಲ್ಲಿ ಕಷ್ಟಪಟ್ಟು ಹಾಕ್ಸಿದ್ದೀನಿ ದುಡ್ಡೆಲ್ಲ ಬಾವಿಗೆ ಹಾಕಿಬಿಟ್ಟೆ ನಾನು ಈಗ ಅದನ್ನು ನ್ಯಾಷನಲೈಸ್ ಮಾಡ್ತಾರಂತೆ ಸರ್ಕಾರದವರು ಬೋರ್ವೆಲ್ ಸರ ನ್ಯಾಷನಲೈಸ್ ನಿಮ್ಮ ನೀವು ಖರ್ಚಲ್ಲಿ ಬೋರ್ವೆಲ್ ಮಾಡಿದರೆ ಅವರನ್ನು ತಗೊಂಡು ಹೋಗುವಂತ ಇಂತಹ ಪದ್ಧತಿ ಇದು ಸರ್ಕಾರ ಯಾವ ಸ್ಥಿತಿಗೆ ಬಂತು ನೋಡಿ ಇದು ಅಂತರ್ಯಾಮಿ ಒಳಗಿದ್ದಾನೆ ನೀವು ಓ ಅಂದರೆ ಕೇಳುವುದಿಲ್ಲ ಕೂಗಿದರೆ ಧಣಿ ಕೇಳುವುದಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಇದನ್ನು ಹೇಳಿದರು ಹರಿದಾಸರು ಚರತೀಯಗರಾದ ತ್ಯಾಗರಾಜರು ಹೇಳಿದ್ರು ಈ ತೆರೆ ಇದೆಯಲ್ಲ ಸೂಕ್ಷ್ಮದಲ್ಲ ಬಹಳ ಕಠಿಣವಾದ ತೆರೆ ಇದು ಮಾಯಾ ಜಗನ್ಮೋಹಿನಿ ಪ್ರಕೃತಿ ಎಂಬ ತೆರೆ ತೆರೆಯೋದು ಕಷ್ಟ ದ್ರೌಪದಿಗೆ ಹೃದಯದಲ್ಲೇ ಇದ್ದ ಅವಳೆಲ್ಲೆಲ್ಲೋ ಅರದಳು ಗೋವಿಂದ ದ್ವಾರಕಾವಾಸನ್ನೇ ಗೋಪೀಜನಪ್ರಿಯ ಕೊನೆಯಲ್ಲಿ ಕೃಷ್ಣ ಕೇಳ್ತಾನೆ ಅಮ್ಮ ಹೃದಯದಲ್ಲೇ ಕೂತಿದ್ದೆ ನಾನು ನಿನಗೆ ದ್ವಾರಕೆಯಲ್ಲಿದ್ದವನೇ ಅಂತ ಕಳೆದೆ ನಿನಗೆ ಆಪತ್ ಅಲ್ಲಿ ಬಂದಿದೆಯೇನು ಅಂತ ದ್ವಾರಕೆಯಲ್ಲ ಹುಡ್ಕೊಂಡ್ಬಂದೆ ಅದು ಬರುವಷ್ಟರಲ್ಲಿ ಗೋಪಿ ಜನಪ್ರಿಯ ಗೊಲ್ಲಗೇರಿ ಕಳಿಸಿದೆ ಗೋಕುಲಕ್ಕೆ ಆಮೇಲೆ ಗೋವಿಂದ ಅಂತ ಹೇಳಿದೆ ಹಾಗಿದ್ರೆ ಹತ್ರ ಇರೋದು ಗೊತ್ತು ನಿನ್ ಕಾಪಾಡಿದೆ ಅದು ಹೇಳಿದ್ರೆ ನಿನಗೆ ಸ್ಥಿತಿ ಬರದೆ ಕಾಪಾಡ್ತಾ ಇದ್ನಲ್ಲ ತುಂಬ ಆಪತ್ತುಂಟಾಗ ಸ್ಮರ್ತವ್ಯೋ ಭಗವಾನ್ ಹರಿಹಿ ಭಗವಂತನ ಸ್ಮರಿಸು ಒಂದೇ ಕೂಗಳತೆ ವೈಕುಂಠ ಹೇಳಿದ್ರು ಪುರಂದ್ರದಾಸರು ಅದು ನಮಗಿದೇ ಮರೆತು ಹೋಗುತ್ತೆ ಒಳಗಿದ್ದಾನೆ ದೇವರನ್ನೋದು ಮರೆತು ಹೋಗುತ್ತೆ ಆದರೆ ಅವನು ಹೃದಯದಲ್ಲಿದ್ದರೂ ನೀವು ಅವನನ್ನ ಉಪಾಸನೆ ಮಾಡಿದ ಹೊರತು ಕಣ್ಣಿಗೆ ಕಾಣಿಸೋದಿಲ್ಲ ಅವನು ಸೊ ಪರ ವ್ಯೂಹ ರಾಮಕೃಷ್ಣ ನರಸಿಂಹಾದಿ ರೂಪಗಳು ಆಯಾ ಕಾಲದಲ್ಲಿದ್ದವರಿಗೆ ಗೋಚರವಾಗ್ತವೆ ಭಕ್ತಿ ಇದ್ದವರಿಗೆ ತಿಳಿಯುತ್ತೆ ಹಿರಣ್ಯಕಶಿಪು ಮನೆಯಲ್ಲಿಯೇ ನರಸಿಂಹಾವತಾರವಾಯಿತು ಅವನಿಗದು ತಿಳಿಯದೇ ಇಲ್ಲ ರಾಮಾವತಾರವನ್ನು ಕಣ್ಣಿಂದ ನೋಡಿದ ರಾವಣ ಇವನು ಭಗವಂತ ಅಂತ ತಿಳಿಯಲಿಲ್ಲ ಮಂಥರೇಗೆ ತಿಳಿಯಲಿಲ್ಲ ಕೈಕೇಗೆ ತಿಳಿಯಲಿಲ್ಲ ದಶರಥನಿಗೆ ತಿಳಿಯಲಿಲ್ಲ ಅದು ಹುಚ್ಚು ಹೊಳೆ ಬಂದ ಹಾಗೆ ಬರುತ್ತದೆ ಹೋಗ್ತದೆ ಅವತಾರ ಮುಗಿದು ಹೋಗ್ತದೆ ಅದರಿಂದ ನಮಗೆ ಉಳಿದಿರುವುದು ಒಂದೇ ದೇವಸ್ಥಾನದಲ್ಲಿ ಮನೆಯಲ್ಲಿ ವಿಗ್ರಹ ರೂಪದಲ್ಲಿ ಸಾರಿಗ್ರಾಮ ರೂಪದಲ್ಲಿ ಅರ್ಚಾ ಮೂರ್ತಿಯಾಗಿದ್ದಾನಲ್ಲ ಇದು ಒಂದೇ ಸಾಕು ನಮಗೆ ನಮ್ಮ ಎಲ್ಲ ಆಸೆಗಳನ್ನು ಅವನಿಗೆ ಅರ್ಪಿಸ್ತೇವೆ ಮೂರ್ತಿಯೇ ಸಾಕು ಏರಾರ್ ಮುಯಲ್ ಬಿಟ್ಟು ಕಾಕೈ ಪಿನ್ಪೋವದೆ ಕೈಯಲ್ಲಿರೋ ಮೊಲವನ್ನು ಬಿಟ್ಟು ಒಬ್ಬ ಕಾಗೆ ತಿನ್ಬೇಕು ಅಂತ ಆ ಕಾಗೆ ಹಿಡಿಯೋಕೆ ಹೋದಾಗತ್ತೆ ಎಂದು ಅಲ್ವಾ ಅರ್ಚಾವತಾರ ಸಾಕು ನಾವು ರಾಮನನ್ನು ನೋಡ್ಬೇಕಲ್ಲ ಸಮೀಪದಲ್ಲಿ ಒಂದು ದೇವಸ್ಥಾನದಲ್ಲಿ ರಾಮನನ್ನು ನೋಡಿ ತುಪ್ಪದಾಂಜನೇಯ ಸ್ವಾಮಿ ದೇವಸ್ಥಾನದ ರಾಮನನ್ನು ನೋಡಿ ಹಿರೇಮಗಳೂರು ರಾಮನನ್ನು ನೋಡಿ ಏ ಇದೆಲ್ಲ ಬಹಳ ಸುಲಭ ಹಾಗಿದ್ರೆ ಅಯೋಧ್ಯೆಗೆ ಹೋಗಿ ಕನಕ ಭವನದಲ್ಲಿ ರಾಮನ ದರ್ಶನ ಮಾಡಿ ನನ್ನೇ ಹೇಳಿದ್ನಲ್ಲ ಈ ಕಣ್ಣುಗಳಿಂದ ಮಾಂಸದ ಕಣ್ಣುಗಳಿಂದಲೂ ಭಗವಂತನನ್ನ ಅವತ್ತು ಶಬರಿ ದರ್ಶನ ಮಾಡಿದಾಗ ಮಾಡಬಹುದು ಆದ್ರಿಂದ ಇದೇ ಸಾಕು ನಮಗೆ ಅಂತ ಹೇಳ್ತಾರಲ್ಲ ಇದೇ ಲಕ್ಷ್ಮಣನ ಅಭಿಪ್ರಾಯ ಅವತಾರದಲ್ಲಿ ಈಗ ರಾಮನಿಗೇನು ಕೇಳಾಗಬಾರದು ವೇದ ಹೇಳ್ತದೆ ಧರ್ಮ ಅರ್ಥ ಕಾಮ ಎಂಬುದಾಗಿ ಅಂ ಮರೆತಾನ್ ಅರಂ ಪರುಳ್ ಇನ್ಬಂ ವೀಡನ್ರಿ ವೀಡಂದ್ರೆ ಮೋಕ್ಷ ಅರಂ ಅಂದ್ರೆ ಧರ್ಮ ಪರುಳ್ ಅಂದ್ರೆ ಅರ್ಥ ಇನ್ಬಂ ಸುಖ ಕಾಮ ನಲ್ನರಿಮೇಂಪಟ್ಟನ ನಾನ್ಗನ್ರೆ ಮನುಷ್ಯನಿಗೆ ಪುರುಷಾರ್ಥಗಳು ನಾಲ್ಕು ಅಂತ ಹೇಳ್ತವೆ ನನ್ಗಿನಿಲುಂ ಪಿನ್ನೈದು ಪಿನ್ನೈ ಪೆಯರ್ತರವೆಂಬುದೇ ಇದರಲ್ಲಿ ಒಂದಕ್ಕಿಂತ ಒಂದು ಹಿಂದಿನದು ದೊಡ್ಡದು ಎಂಬುವುದು ಯಾರು ಹೇಳ್ತಾರೆ ಓ ತೊಲ್ನರಿಯೈ ವೆಂಡುವಾರ್ ಮೋಕ್ಷಗಾಮಿಗಳು ಮೋಕ್ಷಕ್ಕೆ ಹೋಗಬೇಕು ಅನ್ನೋರು ತೊಲ್ನರಿ ಅನಾದಿಯಾದದ್ದು ಅರ್ಚಿರಾಜ ಮಾರ್ಗದಲ್ಲಿ ವೇಳ್ಕನಿಯಂ ಎನ್ನು ಎನ್ನುಮಿವೆಯನ್ನು ಹೊಂದು ತಾನಾಗಿ ಬಿದ್ದಂತಹ ಎಲೆಗಳು ಹಣ್ಣುಗಳು ಇವುಗಳನ್ನು ವಾನಪ್ರಸ್ಥದಲ್ಲಿ ಸನ್ಯಾಸದಲ್ಲಿ ಕಾಡಲ್ಲಿದ್ದುಕೊಂಡು ತಿಂತ ನುಹರುಂದಿ ಉಡಲಂ ತಾಂ ವರುಂದಿ ಮೈಯನ್ನು ಸೊರಗಿಸಿ ತುನ್ನು ಮೇಲೈ ಕೊರಂಬೈ ತುಂಜೆಯಂ ವೆನ್ಸುಡರಾನ್ ಮಣ್ಣು ಮഴಲ್ ನುಹರಂದು ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಒಂಟಡತ್ತಿನು ಕಿಣಂದುಂ ಆ ವೈಕುಂಠಕ್ಕೆ ದಕ್ಷಿಣದ ತೀರ ಯಾವುದು ವಿರಜಾ ನದಿಗೆ ದಕ್ಷಿಣದ ತೀರ ಇದು ಉತ್ತರದ ತೀರ ಅಲ್ಲಿಗೆ ಹೋಗಿ ಅಲ್ಲಿಂದ ಪರಮಾತ್ಮನ ಸಾಯುಜ್ಯಕ್ಕೆ ನಿನ್ನೆ ಮೊನ್ನೆ ಎಲ್ಲ ಹೇಳಿದೆ ಪರ್ಯಂಕ ವಿದ್ಯೆ ಅಂತ ನಾ ಹೇಳಿದೆ ಪುಸ್ತಕದಲ್ಲಿದೆ ಅಂತ ನಾ ನೋಡಿದ್ದೇನೆಯೋ ಇನ್ನದೋರ್ ತನ್ಮಯರ ಇಂಥ ವ್ಯಕ್ತಿಗಳು ಇಂಥ ದಿವಸ ಮೋಕ್ಷಕ್ಕೆ ಹೋದ್ರು ಅವರು ಇದಿದೇ ದಾರಿ ಅಂತ ಡೈರಿ ಬರೆದಿಟ್ಟಿದ್ದಾರೆ ನಿಮಗೆ ಎಂಬುದಾಗಿ ಇನ್ನದೋರ್ ತನ್ಮಯರ ಈಂಗೆ ಉಡಲಂ ವಿಟ್ಟು ಎಳೆಂದು தொன்னெடுக்கண் ಕಣ್ எனப்படும் ಸೊಲ್ಲಲಲ್ಲಾಲ್ ಇನ್ನದೋರ್ ಕಾಲತ್ತು ಇನ ಯಾರು ಇದು எனவும் கேட்டறிவதில்லை ಯಾರು ಕೇಳಿದ್ದಿಲ್ಲ ನೋಡಿದ್ದಿಲ್ಲ ಯಾರಿಗೆ ಬೇಕಾ ಮೋಕ್ಷ ಬದುಕಿರೋ ತನಕ ಒಂದು ದೇವಸ್ಥಾನದಲ್ಲಿ ನಮ್ಮ ರಂಗನಾಥನಿಗೆ ಅರ್ಚಾಮೂರ್ತಿಗೆ ಸರ್ವಸ್ವ ಎಂಬುದಾಗಿ ನೀವು ಉಟ್ಕೊಳ್ಳೋ ಬಟ್ಟೆ ಅವನಿಗೆ ಕೊಡಿ ನೀವು ತಿನ್ನೋ ಅನ್ನವನ್ನು ಅವನಿಗೆ ನೈವೇದ್ಯ ಮಾಡಿ ನಿಮಗೆ ಅವನಿಗೆ ಸಮರ್ಪಿಸಿ ಇಲ್ಲಿ ಈಗ ಮೋಕ್ಷ ಪಡೆಯೋದು ಬಿಟ್ಟು ಎಲ್ಲೋ ಮೋಕ್ಷವಂತೆ ಅರುಚಿರಾಧಿಗತಿ ಯಾರು ಕೇಳಿದ್ದಾರೆ ಅಂತ ನೋಡೋದಕ್ಕೆ ನಾಸ್ತಿಕರಂತ ವಾದ ಮಾಡ್ತಾರೆ ಈ ಪ್ರಬಂಧಕ್ಕೆ ಅರ್ಥ ಮಾಡೋದು ಕಷ್ಟ ಲಕ್ಷ್ಮಣಸ್ವಾಮಿ ಅಭಿಪ್ರಾಯ ನಿಮಗೆ ತಿಳ್ಕೊಳ್ಳೋದಕ್ಕೆ ಆತ ಕಷ್ಟ ಅಂದ್ರೆ ಅದು ಸನ್ಯಾಸ ಧರ್ಮ ಯಜಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಇದೇ ಲಕ್ಷ್ಮಣ ಮುಂದೆ ರಾಮಾನುಜನಾಗಿ ಅವತಾರ ಮಾಡಿದಾಗ ಶರಣಾಗತಿ ಗದ್ಯದಲ್ಲಿ ಇದೇ ಮಾತನ್ನು ಹೇಳ್ತಾನೆ ಇದೇ ಸ್ವಲ್ಪ ಪರ್ಯಾಯ ರೂಪದಲ್ಲಿ ವಿಕ್ರಾಂತ ಚರಣವು ಲೋಕವನ್ನೆಲ್ಲ ಒಂದೇ ಪಾದದಿಂದ ಅಳೆದ ಹೇ ಭಗವನ್ ನಿನ್ನ ಪಾದದಲ್ಲಿ ಇದೋ ಈಗ ಶರಣಾಗತಿ ಮಾಡಿಬಿಟ್ಟೆ ತ್ವಮೇವ ಮಾತಾ ಚಪಿತ ತ್ವಮೇವ ತ್ವಮೇವ ಬಂಧುಶ್ಚ ಗುರುಸ್ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಮಾತು ಹೇಳ್ತೇವೆ ಉರು ಹಚ್ಚಿ ನೀನೇ ತಂದೆ ನೀನೇ ತಾಯಿ ನೀನೇ ಬಂಧು ನೀನೇ ಬಳಗ ನೀನೇ ನನಗೆ ಎಲ್ಲ ಅಷ್ಟನ್ನೇ ತಾನೇ ಲಕ್ಷ್ಮಣ ಹೇಳಿದ್ದು ಸುಮಂತ್ರ ವಾಪಸ್ ಬಂದ ದಶರಥ ಗುಟುಕಿಟ್ಕೊಂಡಿದ್ದಾನೆ ಉಸಿರು ಏನು ಹೇಳಿದ್ನೋ ನನ್ನ ಮಗ ಕೇಳಬೇಕು ಮುಂದೆ ಬರೋದಿಲ್ಲೇ ಹೇಳ್ಬಿಡ್ತೇನೆ ಕತೆ ಸುಲಭ ಯಾಕೋ ತಡವಾಯಿತು ತಡಾಯಿತು ಬುದ್ಧಿ ನಾನು ಗುಹನ ಮನೆಯಲ್ಲಿ ಇನ್ನೊಂದು ಮೂರು ದಿವಸ ಇದ್ದೆ ರಾಮ ಬಂದು ತಿರುಗಿ ಕರ್ಕೊಂಡು ಹೋಗ್ತಾನೋ ಏನೋ ಅವನ ಜೊತೆಯಲ್ಲಿ ಹೋಗಬೇಕು ಅಂತ ಆಶಯ ಯಜಿವ ರಾಮ ಪುನಃ ಶಬ್ದಾಭಯೇಜಿ ಮಾಂ ಕರ್ಕೊಂಡು ಹೋಗಲಿಲ್ಲ ಅದಕ್ಕೆ ತಡವಾಯಿತು ಸರಿ ಕಾಣೋ ನಮ್ಮ ಮಗು ರಾಮ ಕೊನೆಯದಾಗಿ ನಿನಗೆ ಹೋಗಿ ಬರ್ತೇನೆ ಅಂತ ಹೇಳುವಾಗ ಮನಸ್ಸು ನೊಂದ್ಕೊಂಡು ಹೋದ್ನೇನೋ ಅಪ್ಪ ನನ್ನ ಕಾಡಿ ಕಳಿಸ್ಬಿಟ್ಟ ಅಂತ ಬೈಕೊಂಡು ಹೋದ್ನೇನೋ ಮನಸ್ಸಾಗಿತ್ತೋ ಇಲ್ಲ ಬುದ್ಧಿ ಅವರು ನಿಮಗೇನು ಬೈಲಿಲ್ಲ ಅಯೋಧ್ಯೆ ಕಡೆಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು ಅಪ್ಪಾಜಿಗೆ ಹೇಳಬೇಕು ಇದು ಹದಿನಾಲ್ಕು ವರ್ಷ ಬೇಗ ಮುಗಿಸಿ ಬಂದ್ಬಿಡ್ತೇನೆ ನೀವು ಧೈರ್ಯದಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ನಿಮ್ಮ ಮಗ ರಾಮ ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದಾನೆ ಸಂತೋಷವಾಗಿ ಹೇಳಿದರು ದಶರಥ ಕಣ್ಣೊರೆಸಿಕೊಂಡ ಸೀತಾದೇವಿ ಏನು ಹೇಳಿದಳು ಮನೆ ಸೊಸೆ ಅವಳೊಂದು ಕೆಟ್ಟ ಮಾತನ್ನಾಡಿದ್ದು ಸೀತಾದೇವಿ ತಲೆ ಕೆರ್ಕೊಂಡ ಅದನ್ನು ಕೇಳಿದ್ರೆ ದಶರಥ ಅಲ್ಲೇ ಗೊಟಕ್ಕಂತ ಸತ್ತು ಬಿಡುತ್ತಿದ್ದ ಆದ್ರಿಂದ ಏನೋ ಹೇಳಿದ್ದು ಜ್ಞಾಪಕ ಬರಲಿಲ್ಲ ಅಂತ ಸುಳ್ಳು ಹೇಳಿ ತೇಲಿಸಿಬಿಟ್ಟ ಎಷ್ಟು ಸೂಕ್ಷ್ಮ ಕೊಟ್ಟಿದ್ದಾರೆ ಸದ್ಯ ಅವಳು ಏನು ಹೇಳಲಿಲ್ವಲ್ಲ ಅಥವಾ ನಿಮ್ಗೆ ಜ್ಞಾಪಕ ಬರಲಿಲ್ವಲ್ಲ ಹೋಗಿ ಬಿಡು ಲಕ್ಷ್ಮಣ ಏನು ಹೇಳಿದ ಅದನ್ನು ಗಟ್ಟಿಯಾಗಿ ಹೇಳ್ತಾನೆ ಸುಮಂತ್ರ ಅಹಂ ಮಹಾರಾಯೇ ಪಿತೃತ್ವಂ ನೋಪಲಕ್ಷಯೇ ಸುಮಂತ್ರ ಹೋಗಿ ಹೇಳು ಅಪ್ಪನಿಗೆ ಮನೆಯಲ್ಲೊಂದು ದುರ್ಬೀನ್ ಇತ್ತು ನನ್ನ ಕೈಯಲ್ಲಿ ದಶರಥನ ಮೇಲೆ ಹಾಕಿ ದುರ್ಬೀನನ್ನು ನೋಡಿದ್ದು ನೋಡಿದ್ದು ನೋಡಿದ್ದೆ ಇವನಲ್ಲಿ ಅಪ್ಪ ಎಂಬುವ ಒಂದು ಗುಣವಾದರೂ ಇದೆಯೇ ಎಂಬುದಾಗಿ ನೋಡಿದ್ದೇನೆ ಪಿತೃತ್ವಂ ನೋಪಲಕ್ಷಯೇ ಆ ತಂದೆ ಎನ್ನುವ ಒಂದು ಗುಣವೂ ಅವನಲ್ಲಿ ಕಾಣಲಿಲ್ಲ ಚಂಡಾಳ ತಂದೆ ಬೇಡವೇನೆ ಅಂದ್ರೆ ಭರ್ತ ಭ್ರಾತುಶ್ಚ ಬಂಧುಶ್ಚ ಪಿತಾ ಚ ರಾಘವ ಕೈ ಬಿಡದೆ ಕರ್ಕೊಂಡು ಹೋದ ಈ ತಂದೆ ನನ್ನನ್ನ ಕಾಡಿಗೆ ಪಾಪ ಅಂತ ಪ್ರೀತಿಯಿಂದ ಕರ್ಕೊಂಡ್ಬಂದ್ಲು ಸೀತಾದೇವಿ ಅವನ ಅಣ್ಣ ಮಾತ್ರ ಅಲ್ಲ ಬಂಧು ಬಳಗ ಎಲ್ಲ ನನಗೆ ಅವನೇ ನಮ್ಮ ತಾಯಿ ಹೇಳಿಬಿಟ್ಟು ಸುಮತ್ರಾದೇವಿ ಗಚ್ಚತಾತ ಯಥಾ ಸುಖಂ ಅದರಿಂದ ರಕ್ತ ಸಂಬಂಧ ನನಗೆ ಸಂಬಂಧ ಎಲ್ಲ ಹೋಗುವುದಿಲ್ಲ ಅದು ಸನ್ಯಾಸ ಪ್ರಹ್ಲಾದನಿಗೆ ತಂದೆ ಏನು ಮಾಡಿದ ನೋಡಿ ನಿಮಗೆ ದೇವರು ಒಂದೊಂದ್ಸಲ ಜೀವನದಲ್ಲಿ ಹೀಗೆ ಕೊಡ್ತಾನೆ ಛಾಯಿಸು ಯಾರಿಗೂ ಇದು ಬರೋದು ಬೇಡ ಆದರೆ ಹಾಗೆ ಬರ್ತವೆ ಒಂದೊಂದು ಸಲ ನಾಸ್ತಿಕನಾದ ತಂದೆ ವಿಷಯಾಸಕ್ತನಾದ ಸೋದರ ನಿಮ್ಮನ್ನೇ ಕಿತ್ತು ಬದುಕಬೇಕೆನ್ನುವ ಸೋದರಿ ನಿಮ್ಮಿಂದ ಏನನ್ನೂ ಅಪೇಕ್ಷೆ ಮಾಡದೇ ಇರುವ ಕುಲಗೋತ್ರ ಗೊತ್ತಿಲ್ಲದ ಯಾವುದೋ ಜಾತಿಯ ಒಬ್ಬ ಹಿತೈಷಿಯಾದ ಸ್ನೇಹಿತ ಇವರಲ್ಲಿ ಯಾರು ಆರಿಸ್ಕೊಳ್ತೀರಿ ಹೇಳಿ ಯಾರು ಬೇಕು ನಿಮಗೆ ಆ ಕುಲಗೋತ್ರ ಗೊತ್ತಿಲ್ಲದೆ ಇದ್ದವನೇ ಬಂಧು ಯಾಕೆ ಭಗವಂತನನ್ನು ಹಿಡ್ಕೊಂಡವನು ಬಂಧು ಭಗವಂತನನ್ನು ಬಿಟ್ಟವನು ಬಂಧು ಅಲ್ಲ ಎಂದೇ ಎಷ್ಟಾದರೂ ತಂದೆ ತಾಯಿ ರಾಮ ತಂದೆ ಮಾತು ಕೇಳಲಿಲ್ವೇ ನೀವು ತಂದೆ ಏನು ಬೇಡ ಅಂತೀರ ಬಿಡಿಸ್ಕೊಂಡು ಹೋಗಬೇಕಾಗತ್ತೆ ಓದ್ಬೇಡ ಬರೀ ರಾಮಾಯಣ ಬೆಳಗ್ಗೆ ಎದ್ಕೊಂಡು ಕೂತ್ಕೊಂಡ್ರೆ ಕೆಲವರು ಮನೆಯಲ್ಲಿ ಶುರು ಮಾಡಿದ್ಯಾ ರಾಮಾಯಣವನ್ನ ನಾಮ ಹಾಕೋತಾ ಕೂಡು ನಮ್ಮ ಮನೆಯಲ್ಲೊಬ್ರು ಹೇಳ್ತಿದ್ರು ಹೀಗೆ ನಿನಗೆ ಕೆಲಸ ಸಿಕ್ಕೋದಿಲ್ಲ ನಿನಗೆ ಹೆಣ್ಣು ಕೊಡೋರು ಸಿಕ್ಕೋದಿಲ್ಲ ಇಷ್ಟು ದೊಡ್ಡ ರಾಮವನ್ನು ಹಾಕಿದ್ರೆ ಅದು ಹಾಗೆ ಮಾಡಿಕೊಂಡ್ರೋ ಕೇಳಿ ಅವರನ್ನು ವೈದಿಕ ಗಂಡ ನಾನು ಅಲ್ಲೇ ಕೇಳಿದಲ್ಲ ವೃಂದದಾಸರ ಹಾಡು ವೈದಿಕ ಗಂಡ ಬೇಡ ನನಗೆ ಹಗಲೆಲ್ಲ ಪಿಂಡ ರೆಡಿ ಮಾಡು ಅಂತ ಅನ್ನೋ ಸಾಧ್ಯಗಳನ್ನು ಮನೆಯಲ್ಲಿ ತಂದು ಮಾಡುವಂತ ಈ ವೈದಿಕ ಗಂಡ ಬೇಡ ನನಗೆ ಇದು ಪುರಂದ್ರದಾಸರು ವಿಡಂಬನೆ ಮಾಡಿ ಒಂದು ಹಾಡು ಬರೆದಿಟ್ಟು ಬಿಟ್ಟಿದ್ದಾರೆ ಎಲ್ಲ ಕಾಲದಲ್ಲಿಯೂ ಹಾಗೆ ಭೋಗ ಇದ್ದರೆ ಬೇಕು ಗಂಡನಿಗೆ ಸೈಟ್ ಎಷ್ಟಿದೆ ಹಣ ಎಷ್ಟು ಬರುತ್ತೆ ನನ್ನ ಭಾಗಕ್ಕೆ ಎಷ್ಟು ಬರುತ್ತೆ ಖರ್ಚು ಇದನ್ನು ಕೇಳು ಹೆಂಡತಿ ಇದ್ದಾಳಿಯೇ ಹೊರತು ಹೆಂಡತಿ ಪ್ರಾಣ ಹೆಂಡತಿ ಅದನ್ನು ಬರೆದಿದ್ದಾರೆ ಪುರಂದರದಾಸರು ಅವರು ಮುಟ್ಟದೇ ಇರುವ ಜೀವನದ ಅಂಶ ಯಾವುದೂ ಇಲ್ಲ ಅಪಾರವಾದ ಸಾಹಿತ್ಯ ಕನ್ನಡದಲ್ಲಿ ಪುರಂದರದಾಸರ ಕೊಡುಗೆ ಕನಕದಾಸರ ಕೊಡುಗೆ ಐವತ್ತು ಸಂಪುಟಗಳಲ್ಲಿ ಹರಿದಾಸರ ಸಾಹಿತ್ಯವೆಲ್ಲ ಅಚ್ಚು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಪರೂಪಕ್ಕೊಂದೊಂದು ಒಳ್ಳೆ ಕೆಲಸ ಮಾಡುತ್ತೆ ಅದರಲ್ಲಿ ಇದು ಒಂದು ಶರಣರ ವಾಣಿ ನಮ್ಮ ಉತ್ತರ ಕರ್ನಾಟಕದ ಶರಣರ ಗ್ರಂಥಗಳನ್ನು ಅಚ್ಚು ಮಾಡಿದ್ದಾರೆ ಎಲ್ಲ ನಾ ತೆಗೆದಿಟ್ಟಿದ್ದೇನೆ ಬೇಕಾದಾಗ ಓದ್ತೇನೆ ಊರು ಬೇರೆ ಊರಿಗೆ ಬಂದಾಗ ಲೈಬ್ರರಿ ತಗೊಂಬರೋಕ್ಕಾಗೋದಿಲ್ಲ ಈ ಮಾತಿನ ಕೇಳ್ತೇವೆ ಭಗವಂತನಿಗೆ ವಿರುದ್ಧವಾದ ತಂದೆ ರಾಮಾಯಣ ಶುರು ಮಾಡಿಬಿಟ್ರೆ ಇವರು ಬೇರೆ ಕೆಲಸ ಇಲ್ಲ ನಾಮ ಹಾಕೋತಾ ಇದ್ದಾರೆ ನಿರ್ದಾಕ್ಷಿಣ್ಯವಾಗಿ ಪರಿತ್ಯಾಗ ಮಾಡಬೇಕು ತಂದೆಯೇ ವಿರುದ್ಧವಾಗಿದ್ರೆ ಲೈ ಬಾಟಲ್ ತಗೊಂಬಾರೋ ಹೋಗೋ ಸಿಗರೆಟ್ ಪೆಟ್ಟಿಗೆ ತಗೊಂಬಾರೋ ಅಂತ ಹೇಳೋ ತಂದೆ ಇದ್ರೆ ಬದುಕಿರುವಾಗಲೇ ತರ್ಪಣ ಕೊಟ್ಟು ಮನೆಯಿಂದ ಹೊರಕೊಡಬೇಕು ಕುಲಶೇಖರ ಅಳ್ವಾರರು ಬಹಳ ನೋಡುವುದಕ್ಕೆ ಕಠಿಣವಾದ ಒಂದು ಶ್ಲೋಕವನ್ನ ಮಾಲೆಯಲ್ಲಿ ಹೇಳಿದ್ದಾರೆ ನಾನು ತಿಳಿದ ಮಟ್ಟಿಗೆ ಜೀವನದಲ್ಲಿ ಇದನ್ನು ಪರಿಪಾಲಿಸಿದ್ದೇನೆ ನಾನು ಅತ್ಯಂತ ಸಮೀಪದ ಬಂಧುಗಳನ್ನು ನಾ ದೂರ ಇಟ್ಟದ್ದುಂಟು ನಿಮಗೆಲ್ಲ ಕೆಲವರಿಗೆ ಗೊತ್ತು ಅದು ಮಾದ್ರಾಕ್ಷಂ ಕ್ಷೀಣ ಪುಣ್ಯಾನ್ ಕ್ಷಣಮಿ ಭವತೋ ಭಕ್ತಿಹೀನಾನ್ ಪದಾಬ್ಜೆ ಮಾಶ್ರೌಷಂ ಶ್ರಾವ್ಯಬದ್ಧಂ ತವ ಚರಿತಮಪಾಸ್ಯ ಅನ್ಯದಾಖ್ಯಾನ ಜಾತಂ ಮಾಸ್ಮಾರ್ಷಂ ಮಾಧವತ್ವಾಮಪಿ ಭುವನಪತೆ ಚೇತಸಾ ಪನ್ನುವಾನಾನ್ ಮಾ ಭೂವಂ ತ್ವತ್ಸಪರ್ಯ ವ್ಯತಿಕರರಹಿತೋ ಜನ್ಮ ಜನ್ಮಾಂತರೇಪಿ ಜಿಹ್ವೇ ಕೀರ್ತಯ ಕೇಶವಂ ಚೇತೋ ಭಜ ಶ್ರೀಧರಂ ಪಾಣಿದ್ವಂದ್ವ ಅಚ್ಯುತ ಕಥಾಂ ಶ್ರೋತ್ರದ್ವಯತ್ವಂ ಶೃಣು ಮುಕುಂದಮಾಲೆ ಮೇಲೆ ಪ್ರವಚನ ಮಾಡಿದ್ದೇನೆ ನಾನು ಬೇರೆ ಕಡೆಗಳಲ್ಲಿ ಎಲ್ಲ ಹತ್ತು ಇಪ್ಪತ್ತು ದಿವಸ ಈ ಊರಲ್ಲೊಂದ್ಸಲ ಮೈಸೂರಲ್ಲೊಂದ್ಸಲ ಕೇಳಬೇಕು ನೀವು ಆ ಶ್ಲೋಕಗಳನ್ನು ಅವರು ಕೇಳ್ತಾರೆ ಹೇ ಭಗವಂತ ಯಾರು ಒಂದು ಕ್ಷಣವೂ ನಿನ್ನ ಪಾದದಲ್ಲಿ ಭಕ್ತಿಯನ್ನು ಮಾಡುವುದಿಲ್ಲವೋ ಕ್ಷೀಣ ಪುಣ್ಯರು ಇದ್ದದ್ದೆಲ್ಲ ತೀರಿತು ಪುಣ್ಯ ಮಾಡಿದ್ರು ಮನುಷ್ಯರಾಗಿ ಹುಟ್ಟಿದ್ರು ಬ್ಯಾಲೆನ್ಸ್ ಮೈನಸ್ ಆಗೋಯಿತು ಈ ಜನ್ಮದಲ್ಲಿ ಒಂದು ದಿವಸವೂ ದೇವಸ್ಥಾನಕ್ಕೆ ಬರಲಿಲ್ಲ ಒಂದು ಪ್ರವಚನಕ್ಕೆ ಬರಲಿಲ್ಲ ಒಂದು ಒಳ್ಳೆ ರಾಮಾಯಣವನ್ನು ಒಬ್ಬರಿಗೆ ತಕ್ಕೊಳ್ಳಲಿಲ್ಲ ತಾವು ಓದಲಿಲ್ಲ ಕ್ಷೀಣ ಪುಣ್ಯರು ದೊಡ್ಡ ಹಣತೆ ಬತ್ತಿ ಕಟ್ಟುಮುಟ್ಟಾಗಿದೆ ಎಣ್ಣೆಯೇ ತೀರಿ ಹೋಗಿದೆ ಅಂಥವರನ್ನ ನಾನು ಒಂದು ಕ್ಷಣವು ನೋಡದೇ ಇರುವಂತೆ ಮಾಡು ಮಾದ್ರಾಕ್ಷಂ ಕ್ಷೀಣ ಪುಣ್ಯ ನಿಮ್ಮ ತಂದೆಯೋ ತಾಯಿಯೋ ಮನೆಯಲ್ಲಿ ಎಷ್ಟು ತರಹ ಸಂಬಂಧವಿದೆಯೋ ಅವರೊಬ್ಬರು ನೋಡುವುದಕ್ಕೆ ಕಪಟವಾದ ಭಕ್ತಿಯನ್ನು ತೋರಿಸ್ತಾರೆ ದುಡ್ಡಿನ ಮೇಲೆ ಪ್ರೀತಿ ಆಸ್ತಿ ಮೇಲೆ ಪ್ರೀತಿ ಭಗವಂತನ ಪ್ರೀತಿ ಇಲ್ಲ ಎಲ್ಲ ಇದು ಚಾಯ್ಸು ಆಸ್ತಿ ಮೇಲೆ ಪ್ರೀತಿ ಮಾಡಿದರೆ ನಿಮ್ಮ ಅಪ್ಪನಾಣೆ ದೇವರಲ್ಲಿ ಪ್ರೀತಿ ಬರುವುದಿಲ್ಲ ಇದು ಇದು ಬೇಕೆ ಅದು ಬೇಕೆ ಅಂತ ಕೇಳ್ತಾನೆ ದೇವರು ಎಷ್ಟು ಕಠಿಣವಾಗಿ ಕೊಡ್ತಾನೆ ಯಾಜ್ಞವಲ್ಕ್ಯರು ಸನ್ಯಾಸ ತಗೊಳ್ಳೋ ಸಂದರ್ಭದಲ್ಲಿ ಅವರಿಬ್ಬರಿಗೆ ಅವರಿಗಿಬ್ಬರು ಇರು ಬೇರೆ ಇವರಾಗ ಮಾಡಿಕೊಂಡಿದ್ದಲ್ಲ ಕಾತ್ಯಾಯಿನಿ ಅಂತ ಒಬ್ಬಳು ಪೆದ್ದ ಹುಡುಗಿ ಅಷ್ಟು ದೊಡ್ಡ ಯತಿವರ್ಯನನ್ನು ಮದುವೆ ಮಾಡಿಕೊಂಡು ಯತಿಯಾಗೋದು ಪೂರ್ವದಲ್ಲಿ ಅವರು ಬೆಲೆ ತಿಳ್ಕೊಳ್ಳೇ ಇಲ್ಲ ಇನ್ನೊಬ್ಬಳು ಮೈತ್ರೇಯಿ ಅವಳ ಜ್ಞಾನಕ್ಕೆ ಅವರ ಜ್ಞಾನಕ್ಕೆ ಭಕ್ತಿಗೆ ಪ್ರೇಮದಿಂದ ಹತ್ರ ಇದ್ರ ಮನೆಯಲ್ಲಿ ಒಳ್ಳೆ ವಿಷಯ ಕಿವಿಗೆ ಬೀಳುತ್ತೆ ಅಂತ ಬಂದಳು ಇವರು ಸನ್ಯಾಸ ತಗೋಬೇಕು ಹೆಂಡತಿಯರ ಆಮೇಲೆ ಜಗಳ ಮಾಡಬಾರ್ದು ಅಂತ ಏನೇನು ಆಸ್ತಿ ಪಾಸ್ತಿ ಪುರೋಹಿತರು ಎಲ್ಲ ಹಂಚಿಬಿಡ್ತೇನೆ ಅನಯ ಕಾತ್ಯಾಯಿನಿಯ ಹಂತಂತೆ ಕರವಾಣಿ ಬಾಯಿಲಿ ಇಂದ್ರೆಲ್ಲ ಹಂಚಿದ್ರು ಆಯಿತು ಕೊಟ್ರೆ ಇಂದು ಕೂತ್ಕೊಂಡ್ಲು ಅವಳು ಮೊದಲನೇ ಅವಳು ನಮ್ಗೆ ಏನೇನು ಬರುತ್ತೆ ಕೊಡಿ ಬೆಳ್ಳಿ ಎಷ್ಟು ಬಂಗಾರ ಎಷ್ಟು ರೇಷ್ಮೆ ಸೀರೆಗಳೆಷ್ಟು ಆಸ್ತಿಯಲ್ಲಿ ಭಾಗ ಎಷ್ಟು ಹುರಿ ಹಾಕಿ ಅಳತೆ ನೋಡುವುದು ತೆಂಗಿನ ಮರ ಯಾರ ಭಾಗಕ್ಕೆ ಬರುತ್ತೆ ಯಾರ ಭಾಗಕ್ಕೆ ಬರೋದಿಲ್ಲ ಎಲ್ಲ ನೋಡಿಕೊಂಡ್ರು ಅಯ್ಯೋ ಸನ್ಯಾಸ ಹೋಗ್ತಿದ್ದೀನಿ ಹೋಗಬೇಡ್ರಿ ಅಂತ ಅಷ್ಟು ಯೋಗ್ಯತೆ ಇಲ್ಲ ಇಷ್ಟೇ ಇಷ್ಟೇನಂತ ತಿಳ್ಕೊಂಡಿದ್ದು ಅವಳು ಇನ್ನೊಬ್ಳು ಅಳ್ತಾ ಕೂತಿದ್ದಾಳೆ ಮೈತ್ರಿ ಈ ಕಣ್ಣಲ್ಲಿ ನೀರು ಹಾಕೊಂಡು ಅವಳು ಕೇಳಿದ್ದು ಸ್ವಾಮಿ ಈ ಸನ್ಯಾಸ ಅವಳು ಗೊತ್ತಿದ್ರು ಕೇಳಿಸ್ತಾಳೆ ಕಣ್ಣು ಕಮಿಟ್ ಮಾಡಿಸೋದಿಕ್ಕೆ ಅದೇನು ಸನ್ಯಾಸ ಅಂತ ಹೋಗ್ತಾ ಇದ್ದೀರಿ ಇದರಲ್ಲಿ ಏನು ಲಾಭ ನಾನು ಅಮೃತತ್ವ ಪದವಿಯನ್ನು ಪಡೆಯುತ್ತೇನೆ ಎಲ್ಲ ಉಪನಿಷತ್ತಲ್ಲಿ ಇಷ್ಟು ಬೋಲ್ಡ್ ಸ್ಟೇಟ್ಮೆಂಟ್ ನಿಮಗೆ ಕೊಟ್ಟವ್ರು ಇನ್ನೊಂದು ಕಡೆ ಸಿಕ್ಕೋದಿಲ್ಲ ಆತ್ಮ ವಿಕಾಸವಾಗಬೇಕು ಪರಿಪೂರ್ಣತ್ವವನ್ನು ಪಡೆಯಬೇಕು ಜೀವನದ ಗುರಿಯದು ಅದಕ್ಕಾಗಿ ಹೊರಟಿದ್ದೇನೆ ಅವಳು ಕೇಳಿದ್ಲು ಹಾಗಿದ್ರೆ ನೀವು ನನ್ನ ಭಾಗಕ್ಕೆ ಅಂತ ಇಲ್ಲಿ ಬೆಳ್ಳಿ ಬಂಗಾರ ಸೀರೆ ಗೀರೆ ಎಲ್ಲ ಇಟ್ಟಿದ್ದೀರಲ್ಲ ಇದರಿಂದ ಆ ಅಮೃತತ್ವ ಬರ್ತದೆಯೋ ಹುಚ್ಚೀಂದ್ರವರು ಅಮೃತತ್ವಸ್ಯತು ನಾಶಾಸ್ತಿ ವಿತ್ತೇನ ಹಣ ಕಾಸು ಇಟ್ಟುಕೊಂಡ್ರಿ ಗಂಟು ಬಿದ್ರಿ ಕೊನೆ ಗಳಿಗೆಯಲ್ಲಿಯೂ ನಾರಾಯಣ ಸ್ಮರಣೆ ಅದು ಮಾಡಿಕೊಡಿಸೋದಿಲ್ಲ ಅಯ್ಯೋ ಅಲ್ಲಿ ಪಾಸ್ಬುಕ್ ಇದೆ ಇಲ್ಲಿ ಚೆಕ್ಬುಕ್ ಇದೆ ಲೇವಾದೇವಿ ಮಾಡಿದ್ದೆ ಅವ್ರು ದುಡ್ಡು ಕೊಡಲಿಲ್ಲ ಅದನ್ನು ವಸೂಲು ಮಾಡ್ಕೋ ಮಗನೇ ಅಂತ ಇದನ್ನ ಹೇಳ್ತಾ ಸ್ವಲ್ಪ ಅದೆಲ್ಲ ನಾ ಮಾಡ್ತೀನಿ ನೀ ಗೊಟಕಂತ ಇದ್ದಿದ್ದು ಗಂಗಾ ತೀರ್ಥ ಹಾಕ್ತಾ ಇದ್ದೇನೆ ನಾರಾಯಣ ನಾರಾಯಣ ಎರಡು ಸಲ ಹೇಳು ಆ ನಾರಾಯಣ ಎಲ್ಲಿ ಹೋಗ್ತಾನೋ ಅಲ್ಲಿ ಆಸ್ತಿ ಇಟ್ಟಿದ್ದೇನೆ ಚಕ್ಬುಕ್ ಇಟ್ಟಿದ್ದೇನೆ ಇದರ ಮೇಲೆಯೇ ಜ್ಞಾನ ಅಂತ್ಯಕಾಲದ ತನಕ ಆ ಕೊನೆಗಳಿಗೆ ಇಲ್ಲಿ ಉತ್ಕ್ರಾಂತಿ ಗೋದಾನ ಸಾಯುವುದಕ್ಕೆ ಮುಂಚೆ ಮಾಡಬೇಕು ಗೋದಾನ ಜ್ಞಾಪಕ ಇಟ್ಕೊಳ್ಳಿ ಸತ್ತು ಮೇಲೆ ಮಾಡುವುದಲ್ಲ ಸತ್ತು ಮೇಲೆ ಪುರೋಹಿತರು ತಮಗೆ ಬೇಕಾದವರಿಗೆ ಒಬ್ಬರು ಕರ್ಕೊಂಡ್ಬಂದು ಮಂತ್ರ ಅಗಿಂತ್ರ ಗೊತ್ತಿಲ್ಲದೆ ಇದ್ದಂತಹ ಒಬ್ಬ ಯಾವನೋ ಹೆದ್ದು ಮುದ್ದನಿಗೆ ಹೆಣ ಎತ್ಕೊಂಡು ಹೋಗ್ತಾನಲ್ಲ ಅಂತ ಅವನಿಗೆ ಐದ್ನೂರು ರೂಪಾಯಿ ಕೊಟ್ಟು ಗೋದಾನ ಅರ್ಥ ಅಂತ ಯಾವ ಗೊತ್ತಿಲ್ಲದೆ ಇದ್ದವನು ಅಪಾತ್ರನಿಗೆ ದಾನ ಮಾಡಿಸ್ತಾರೆ ಈ ಊರು ಪುರೋಹಿತರ ಜಾಡಿಯೇ ಇಷ್ಟು ನೋಡಿದ್ದೇವೆ ಉತ್ಕ್ರಾಂತಿ ಪ್ರಾಣ ಹೋಗೋದಕ್ಕೆ ಮುಂಚೆ ಅವರೇ ಸ್ವಪ್ರೀತಿಯಿಂದ ಪ್ರಾಣ ಹೋಗ್ತಾ ಇದೆಯಪ್ಪ ಒಂದು ಗೋವಿಂದ ಕರುಂಬ ಆ ಗೋವಿನ ಬಾಲಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ತುಭ್ಯಮಹಂ ಸಂಪ್ರದಾಯ ಬದುಕಿರುವಾಗಲೇ ಒಬ್ಬರಿಗೆ ಕೊಡಬೇಕು ಅಂತ್ಯಕಾಲ ತನಕ ಕಾಯಬೇಕಾಗಿಲ್ಲ ಉತ್ಕ್ರಾಂತಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂಥವರು ಇದ್ದಾರೆ ಬದುಕಿರುವಾಗಲೇ ಒಬ್ಬರು ಕ್ಷತ್ರಿಯ ದಾನ ಮಾಡ್ತಾರೆ ಪಾದರಕ್ಷೆ ದಾನ ಮಾಡ್ತಾರೆ ಹಾಸಿಗೆ ದಾನ ಮಾಡ್ತಾರೆ ಏನೂ ಮಾಡಿದ ಸುಮ್ಮನೆ ಕವರಿಟ್ಟು ಮಂತ್ರಗಳನ್ನು ಹೇಳಿ ತುಭ್ಯಮ ಹಂಸಂಪ್ರದಾಯ ಕೊಡುವಂತಹ ಕಾಟಾಚಾರವನ್ನು ನೋಡಿದ್ದೇವೆ ಅವಳು ಹೇಳಿದ್ಲು ನೀವು ಮಾತ್ರ ಅಮೃತತ್ವ ಪಡೆಯಬೇಕು ಈ ಕೆಲಸಕ್ಕೆ ಬಾರದೆ ಬೆಳ್ಳಿ ಬಂಗಾರ ಮಾತ್ರ ನಾನು ಕೊಡಬೇಕು ನಿಮ್ಮ ಧರ್ಮಪತ್ನಿ ನಾನು ನೀವು ಮಾತ್ರ ಮೋಕ್ಷ ಪಡಿಬೇಕು ನನಗೆ ಮೋಕ್ಷ ಬೇಡವೇ ಅವ್ರ ಕಣ್ಣಲ್ಲಿ ನೀರು ಬಂತು ನಿನಗೂ ಮೋಕ್ಷ ಬೇಕೆ ಹಾಗಿದ್ರೆ ಬಹಳ ಸಂತೋಷ ಇಲ್ಲಿ ಕೇಳು ಹೆಂಡತಿ ಗಂಡನಿಗೆ ನಿಜವಾಗಿ ಪ್ರಿಯವಾಗುವುದು ಅವಳಲ್ಲಿರುವ ಭಗವಂತನಿಂದ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ಜಾಜುತವ್ಯ ನಿನಗೆ ಆಶೆ ಬಿಟ್ಟಿರೋದು ಬಹಳ ಸಂತೋಷ ಕಂಪಲ್ಸರಿಯಾಗಿ ನಾ ಮೋಕ್ಷಕ್ಕೆ ಹೋಗ್ತೇನೆ ಬಾ ಅಂತ ಕರ್ಕೊಂಡು ಹೋಗೋದಲ್ಲ ಗಂಡ ಹೆಂಡತಿ ಒಟ್ಟಿಗೆ ಮೋಕ್ಷಕ್ಕೆ ಹೋಗ್ತಾರೆಯೇ ಹೋಗ್ತಾರೆಯೋ ಬಿಡ್ತಾರೆಯೋ ಅವರವ್ರು ಬೇರೆ ಬೇರೆ ಟೈಮಲ್ಲಿ ಸಾಯ್ತಾರೆ ಒಟ್ಟಿಗೆ ಯಾರೂ ಸಾಯೋದಿಲ್ಲ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಮಾತ್ರ ಹಾಗಾಯಿತು ತಗೊಂಡೋಗಿ ಒಂದು ಕಡೆ ಇಟ್ಟಿದ್ದಾರೆ ಅವರ ತಂದೆಯನ್ನ ಮನೆಗೆ ಬರೋ ಹೊತ್ತಿಗೆ ತಾಯಿ ಹೋಗಿದ್ಲು ಒಂದು ಉಪಕಾರವೇನು ಒಂದೇ ದಿವಸ ಎರಡು ಶ್ರಾದ್ದ ಮಾಡಿ ಮುಗಿಸಬಹುದು ಹಾಗೆ ಸಾಯೋದು ಬಹಳ ಅಪರೂಪ ಲೋಕದಲ್ಲಿ ಬಾ ಅಂತ ಕರ್ಕೊಂಡು ಹೋಗಿ ಬಲಾತ್ಕಾರ ಮಾಡೋಕೆ ಬರೋದಿಲ್ಲ ಆದ್ದರಿಂದ ನಾವು ಭಗವಂತನಲ್ಲಿ ಲವಲೇಶ ಭಕ್ತಿ ಇಲ್ಲದೆ ಇದ್ದವರನ್ನ ಕಣ್ಣಿಂದ ನೋಡಿದರು ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ ಉದರ ವೈರಾಗ್ಯವಿದು ಪ್ರಾತಃಕಾಲ ಎದ್ದು ಗಡಗಡ ನಡುಗುತ ಹರಿ ಹರಿ ಹರಿ ಅಂತಾರೆ ನೀರಲ್ಲಿ ಕಾಲ ಹಿಡದೆ ಒಬ್ಬರು ಮಾಡ್ತಿದ್ರು ನಾರಾಯಣಪ್ಪನ ಕೆರೆ ಅಂತ ಪ್ಲೇಗ್ ಬಂದ್ಬಿಡ್ತು ರೋಗ ಗಡಸಳ್ಳಿ ಅಂತ ಒಂದು ಊರು ಎಲ್ಲ ಬ್ರಾಹ್ಮಣರು ಹೋಗಿ ಯಾರ್ಯಾರ ಮನೆಯಲ್ಲೋ ಇದ್ದಾರೆ ನಮ್ಮ ಮನೆಯಲ್ಲಿ ಒಬ್ಬ ನಮ್ಮ ಬೀದಿಯಲ್ಲಿ ಒಬ್ಬರಿದ್ರು ಮುದುಕರು ಅವ್ರಿಗೂ ಚಳಿ ನಾರಾಯಣಪ್ಪನ ಕೆರೆ ಇವೆಲ್ಲ ಹೋಯ್ತು ಇವಾಗ ಸೈಟ್ ಮಾಡಿಬಿಟ್ಟಿದ್ದಾರೆ ನಾಲ್ಕು ಗಂಟೆಗೆ ಎದ್ದು ಹೋಗೋರು ನಮ್ಮ ತಂದೆ ಜೊತೆಯಲ್ಲಿ ಹೋದ್ರೆ ಇವರೆಲ್ಲ ಸೊಂಟಕ್ಕೆ ಬಟ್ಟೆ ಗಿಟ್ಟೆ ಸುತ್ಕೊಂಡು ನಿಧಾನವಾಗಿ ನೀರಲ್ಲಿ ಇಳಿದು ಹರಿಹರಿ ಅಂತ ಸ್ನಾನ ಮಾಡೋಕೆ ಮುಂಚೆನೆ ಅವ್ರು ದಡದ ಮೇಲೆಯೇ ಕೂತು ಹರಿಹರಿ ಅಂತ ಹೇಳಿ ಆ ಹೊಸ ಟವಲ್ ತಗಳ ಮೇಲೆ ಹಾಕೊಂಡು ಸ್ನಾನ ಮುಗಿದು ಹೋಯಿತು ನೀರಲ್ಲಿ ಇಳಿಯರಿಯೇ ಸ್ನಾನ ಇಳಿದು ಉದಯ ಕಾಲದಳೆದ್ದು ಗಡಗಡ ನಡುಗುತ ಅದು ಮಾಸ ಚಳಿ ಬೇರೆ ಅದು ಈ ಕಪಟದಿಂದ ನೀವು ಯಾರಿಗೆ ವಂಚನೆ ಮಾಡ್ತೀರಿ ದೇವರು ವಂಚನೆ ಮಾಡ್ತೀರಾ ಅಕ್ಕಪಕ್ಕದವ್ರು ವಂಚನೆ ಮಾಡಬಹುದು ಮಾದ್ರಾಕ್ಷಂ ಕ್ಷೀಣ ಪುಣ್ಯಾನ್ ಕ್ಷಣಮಪಿ ಭವತೋ ಕ್ಷೀಣ ಪುಣ್ಯದಾರು ಭಕ್ತಿಹೀನಾನ್ ಪದಾಬ್ಜೆ ಮಾ ಶ್ರೌಷಂ ಶ್ರಾವ್ಯಬದ್ಧಂ ತವ ಚರಿತಮಪಾಸ್ಯ ಅನ್ಯದಾಖ್ಯಾನ ಜಾತಂ ಕೇಳುವುದಕ್ಕಿಂಪಾದ ನಿನ್ನ ಕಥೆಯನ್ನು ಬಿಟ್ಟು ಶ್ರೀಹರಿ ಇನ್ನೊಂದು ಕಥೆಯನ್ನು ಕೇಳದೇ ಇರುವಂತೆ ಮಾಡು ಮನಸ್ಸಿಗೆ ಮಾಸ್ಮಾರ್ಷಂ ಮಾಧವ ತ್ವಾಮಪಿ ಭುವನಪತೆ ಚೇತಸಾ ಪನ್ಹುವಾನ ಯಾರು ಮನಸ್ಸಲ್ಲಿ ನಿನಗೆ ಜಾಗ ಕೊಟ್ಟಿಲ್ಲವೋ ಅಂಥವರನ್ನು ನಾನು ಮನಸ್ಸಿಂದ ಇಡದೇ ಇರುವಂತೆ ದೂರ ಕಳಿಸುವಂತೆ ಮಾಡು ಕೊನೆಯ ಪ್ರಾರ್ಥನೆ ಹೇಳ್ತಾರೆ ಮಾ ಭೂವಂ ವ್ಯತಿಕರ ವ್ಯತಿಕರರಹಿತೋ ಜನ್ಮ ಜನ್ಮ ಅಂತರೇ ಪಿ ಸಪರ್ಯ ಅಂದ್ರೆ ಸೇವೆ ನಿನ್ನ ಸೇವೆ ಜನ್ಮ ಜನ್ಮಾಂತರದಲ್ಲಿಯೂ ತಪ್ಪದೇ ಇರುವಂತೆ ನನ್ನ ಸೇವೆಯನ್ನು ಸ್ವೀಕಾರ ಮಾಡು ದೇವರ ಸೇವೆ ನೀವು ಮಾಡೋದು ಏನು ಮಾಡ್ತೀರೋ ಒಂದು ಸಾಲಿಗ್ರಾಮ ಮೂರ್ತಿ ಒಂದು ಕೃಷ್ಣನ ಅಂಬಿಗಾಲ್ ಮೂರ್ತಿ ಒಂದು ಕಾಳಿಂಗ ಮರ್ದನ ಮೂರ್ತಿ ಇಟ್ಕೊಂಡು ಒಂದು ದಳಸಿ ತುಳಸಿ ಬಿಂದು ಗಂಗೋದಕವು ಏನು ಕಷ್ಟ ರೋಗ ಇದು ಮಾಡೋದಕ್ಕೆ ಪೂಜೆ ನನ್ನ ಮೊಮ್ಮಗ ಹೋಗಿದ್ದಾನೆ ಸ್ಟೇಟ್ಸ್ಗೆ ಅಲ್ಲಿ ಪೂಜೆ ಮಾಡ್ತಾನೆ ನನ್ನ ಸಣ್ಣ ಸಾಲಿಗ್ರಾಮ ಒಂದು ಎಷ್ಟು ಇಷ್ಟೇ ಇಷ್ಟು ಬಟ್ಟು ಯಾರೋ ಕುಂಕುಮದ ಭರಣಿ ಕೊಟ್ಟಿದ್ರು ನನಗೆ ನಾನೇನು ಕುಂಕುಮ ಇಟ್ಕೊಳ್ಳೋನಲ್ಲ ಅದರಲ್ಲಿ ಎರಡು ರಾಮಚಂದ್ರನ ಪುಟ್ಟ ಬೆಳ್ಳಿಯ ಪಾದುಕೆಗಳು ಇನ್ಯಾರೋ ಒಂದು ಲಕ್ಷ್ಮೀ ಕಾಸು ಕೊಟ್ಟಿದ್ರು ಒಂದು ಸಣ್ಣ ಸಾಲಿಗ್ರಾಮ ಇಟ್ಟುಕೊಟ್ಟು ನೀನು ಪೂಜೆ ಮಾಡೋ ಮಗು ತಪ್ಪಬೇಡ ರಾಮಾಯಣವನ್ನು ಇನ್ನು ಹೋಗಿ ಅವನು ಎರಡು ತಿಂಗಳು ಮೂರು ತಿಂಗಳಾಗಿಲ್ಲ ಫೋಟೋ ತೆಗೆದು ಕಳಿಸಿದ್ದಾನೆ ಮನಸ್ಸಿದ್ರಾಗ್ತದೆ ಆ ಪೂಜೆ ಮಾತ್ರ ತಪ್ಪಬಾರದು ನೂರೆರಡು ಡಿಗ್ರಿ ಜ್ವರ ಬಂದರೂ ಅದು daily discipline for life put him into the focus ನೀವು ಪಕ್ಕದ ಮನೆಯವರೆಲ್ಲ ಮಾಡ್ತಾರಲ್ಲ ಬೀದಿಯವರೆಲ್ಲ ದೇವ್ರ ಪೂಜೆ ಮಾಡ್ತಾರಲ್ಲ ನಾನೊಬ್ಬ ಮಾಡದೇ ಇದ್ರೆ ಏನಾಯಿತು ಹೋಟ್ಲಲ್ಲಿ ಹೇಳಿ ನೋಡಿ ಅವರೆಲ್ಲ ದುಡ್ಡು ಕೊಡ್ತಾರಲ್ಲ ನಾ ಕೊಡದೇ ಇದ್ರೆ ಏನಾಯ್ತು ಹೇಳ್ತೀರಾ ವ್ಯವಹಾರದಲ್ಲಿ ಈ ಹೊಟ್ಟೆ ದುಡ್ಡಿಗೆ ಮಾತ್ರ ಹೇಳೋದಿಲ್ಲ ದೇವರಿಗೆ ಬರುವಾಗ ಎಲ್ಲ ವಂಚನೆ ಎಷ್ಟೆಲ್ಲ ಮಾಡಬೇಕು ಮಾಡ್ತೇವೆ ನಾಚಿಕೆ ಇಲ್ಲದೆ ಲಕ್ಷ್ಮಣ ಲಕ್ಷ್ಮಣಸ್ವಾಮಿ ತನ್ನ ಪತ್ನಿಯನ್ನು ತನ್ನ ತಂದೆಯನ್ನು ತಾಯಿಯನ್ನು ಅಯೋಧ್ಯೆಯನ್ನು ರಾಜ್ಯವನ್ನು ಎಲ್ಲವನ್ನೂ ತ್ಯಾಗ ಮಾಡಿ ರಾಮ ವಾಪಸ್ ಬರ್ತಾನೆ ಎಷ್ಟು ಬರ್ತಾನೆ ಏನು ಲೆಕ್ಕಾಚಾರ ಮಾಡದೆ ಅವನ ಹಿಂದೆಯೇ ಹೊರಟು ಬಿಟ್ಟ ಅಂಥವನನ್ನ ಕೋಪಿಷ್ಠ ಕೋಪಿಷ್ಠ ಅಂತ ಯಾರು ಹೇಳ್ತಾರೆ ಅವರು ರಾಮಾಯಣ ತಿಳ್ಕೊಳ್ಳದೇ ಇರುವು ಇಷ್ಟು ದೀರ್ಘವಾಗಿ ಆಟಕ್ಕೆ ಹೇಳಿದೆ ಅಂದ್ರೆ ಲಕ್ಷ್ಮಣ ಪ್ರಸ್ತಾಪ ಮತ್ತೆ ಮತ್ತೆ ಬರುತ್ತೆ ನೀವು ಅದರಲ್ಲಿ ಮೋಸ ಹೋಗಬಾರದು ಅನ್ನೋಕ್ಕೋಸ್ಕರವಾಗಿ ಇದನ್ನು ಕೇಳಿದ ರಾಮಚಂದ್ರ ಲಕ್ಷ್ಮಣನನ್ನು ಬಿಗಿಯಪ್ಪಿದ ಅವನ ತಲೆ ಮೇಲೆ ಬೆನ್ನ ಮೇಲೆ ಕಣ್ಣೀರು ಹಾಕಿದ ಮಗು ಲಕ್ಷ್ಮಣ ನೀನು ಹೇಳಿದ್ದಲ್ಲ ನನಗೆ ಗೊತ್ತಪ್ಪ ಇದರ ಅರ್ಥ ನಿನ್ನ ಹೃದಯದಲ್ಲಿ ತುಂಬ ಪ್ರೀತಿ ತುಂಬಿಟ್ಕೊಂಡಿದ್ದೀಯ ನನಗೋಸ್ಕರವಾಗಿ ಆದರೆ ಅಮ್ಮನೆದರಿಗೆ ನೀ ಇದೆಲ್ಲ ಹೇಳಿದಷ್ಟು ಅವಳು ಪಟ್ಟು ಜೋರಾಗುತ್ತೆ ನನಗೆ ಉಪದ್ರವವಾಗುತ್ತೆ ಕಾಡಿಗೆ ಹೊರಡೋ ತಡವಾಗುತ್ತೆ ತಡವಾದಷ್ಟು ಕೈ ಕೈಗೆ ಆಗುತ್ತೆ ಅದನ್ನು ದಯವಿಟ್ಟು ಈ ಮಾತನ್ನಾಡಬೇಡ ಅಮ್ಮ ಅವನ ಮಾತು ಕೇಳಬೇಡ ಇದೋ ನಾನು ಹೊರಟೆ ನೀನು ಇಲ್ಲೇ ಇದ್ಕೊಂಡು ಅಪ್ಪನ ಸೇವೆ ಮಾಡಬೇಕು ಅರಮನೆಯಲ್ಲಿ ನಿನ್ನೆ ಬಿಟ್ಟರೆ ಯಾರಮ್ಮ ಇದ್ದಾನೆ ಗತಿ ಅವನಿಗೆ ಚಿಕ್ಕ ತಾಯಿ ಕೈ ಬಿಟ್ಟುಬಿಟ್ಲು ಸುಮಿತ್ರೆ ಅವಳು ಮುದುಕಿ ತುಂಬ ಪ್ರೀತಿಯಿಂದ ಧರ್ಮವತ್ಸಲೆ ಧರ್ಮ ಮಾಡಿದವಳು ವೇದಾಧ್ಯಯನ ಬ್ರಾಹ್ಮಣರನ್ನ ಕಾಪಾಡಿದವಳು ನೀನೀಗ ತಂದೆಗೆ ಬೇಯಿಸಿ ಹಾಕಬೇಕು ಈ ವೃದ್ಧಾಪ್ಯದಲ್ಲಿ ಹೀ ರಿಕ್ವೈರ್ಸ್ ಕಂಫರ್ಟ್ ವಯಸ್ಸಾದ ಮೇಲೆ ಮಕ್ಕಳಿಂದ ಅಪೇಕ್ಷೆ ಮಾಡುವುದಕ್ಕಿಂತ ಗಂಡ ಹೆಂಡತಿಯರು ಪರಸ್ಪರ ಒಬ್ಬರಿಂದ ಒಬ್ಬರು ಅವಲಂಬನವನ್ನು ಹೆಚ್ಚು ಮಾಡ್ತಾರೆ ಇದು ದೊಡ್ಡ ಭಾಗ್ಯ ಜೀವನದಲ್ಲಿ ಸ್ವರ್ತ್ ಅಂತ ಒಬ್ಬ ಕವಿ ತನ್ನ ಹೆಂಡತಿ ಮೇಲೊಂದು ಪದ್ಯ ಬರೆದ ಆ ಪದ್ಯದಲ್ಲಿ ಮೂರು ಸ್ಟ್ಯಾಂಡ್ಸ ನಾನು ಎಷ್ಟು ಸಲ ಪಾಠ ಮಾಡಿದ್ದೇನೆ ಎಂ ಎ ಕ್ಲಾಸ್ಗೆಲ್ಲ ಪಾಠ ಮಾಡಿದ್ದೇನೆ she was a phantom of delight when she first the upon my side ಮೊದಲನೇ ಸಾಲಿದು ಆ ಮದುವೆ ಆಗದೆ ಇದ್ದ ಹುಡುಗಿ ತನ್ನ ವುಡ್ ಬಿ ವೈಫ್ ಅನ್ನು ನೋಡಿದಾಗ ದೇವರು ಕಳಿಸಿದ ಒಂದು ಬೆಳಕಿನಂತೆ ಬಂದಳು she was a phantom of delight ಮದುವೆ ಆಯಿತು ಹತ್ತಿರದಿಂದ ನೋಡಿದ ಏನ್ ಎಕ್ಸೈಟ್ಮೆಂಟ್ ಆಯಿತು ಅದನ್ನು ಬರೆದಿದ್ದಾನೆ ವೃದ್ಧಾಪ್ಯದಲ್ಲಿ ಇಬ್ಬರಿಗೂ ತಲೆಗೂದಲು ಬೆಳಗಾಯಿತು they require each other how they are love matured into perfection ಒಬ್ಬ ಇಂಗ್ಲಿಷ್ ಕವಿ ನಮ್ಮ ಕನ್ನಡದಲ್ಲಿ ಒಬ್ಬರು ಇಂಥದ್ದು ಬರೆದಿಲ್ಲ ಇಂಗ್ಲಿಷ್ ಸಾಹಿತ್ಯವನ್ನು ಮೆಚ್ಕೊಳ್ತೇನೆ ನಾನು ಅತಿ ಹೇಳ್ತೇವೆ ವೃದ್ಧಾಪ್ಯದಲ್ಲಿ it is then that a husband or a wife require each others company more ಅದೃಷ್ಟವಿದ್ದವರಿಗೆ ದೇವರು ಕೊಡ್ತಾನೆ ಆವಾಗ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಹತ್ರ ಬಂದರೂ ನೀವು ಅವ್ರನ್ನ ಯಾತಕ್ಕೆ ದೂರ ಇಡ್ತೀರಿ ನಾನೇನು ಬೇಡವೇ ಮಕ್ಕಳು ಜಗಳ ಮಾಡ್ತಾರೆ ಇಲ್ಲಪ್ಪ ನಿಮ್ಮ ಅಮ್ಮನ ಸಹವಾಸ ನನಗೆ ಹೆಚ್ಚಬೇಕು ನಲವತ್ತು ವರ್ಷ ಐವತ್ತು ವರ್ಷ ಸೇವೆ ಮಾಡಿದ್ದಾಳೆ I have understood her she has understood me ನಮ್ಮ ರಿಕ್ವೈರ್ಮೆಂಟ್ಸ್ ತುಂಬಾ ಕಡಿಮೆ we don't want to be a burden to ನೀವು ಚೆನ್ನಾಗಿರಿ ಅತ್ಯಂತ ಕೌಶಲ್ಯಗೆ ಅಪ್ಪನ ಚೆನ್ನಾಗಿ ನೋಡ್ಕೋ ತಾಯಿ ಹೊರಟೆ ಅಂತ ಹೇಳಿದ ಮೇಲೆ ಬೇರೆ ದಾರಿ ಇಲ್ಲದೆ ಕೌಸಲ್ಯಾದೇವಿ ಮಗು ಹೋಗಿ ಬರ್ತೀಯೇನು ಅಂತ ಒಂದು ಆಶೀರ್ವಾದ ಮಾಡ್ತಾಳೆ ಇದು ಮಂಗಳಾಶಾಸನ ನಿನ್ನೆ ಸೀತಾದೇವಿ ಮಾಡಿದ್ದು ಮಂಗಳಾಶಾಸನ ಕೃಷ್ಣ ಹೆಂಗಾರಂತ ಒಬ್ಬರು ಮೇಷ್ಟಿದ್ರು ನಮಗೆ ಇಂಟರ್ಮೀಡಿಯೇಟ್ ಅಲ್ಲಿ ಬಿ ಎಸ್ ಸಿಯಲ್ಲಿ ತುಂಬಾ ಕೋಪಿಷ್ಠರು ಹೆಂಡತಿಯನ್ನು ಬಿಟ್ಟುಬಿಟ್ಟಿದ್ರು ಬೆಂಕಿ ಇದ್ದಾಗಿದ್ರು ಗ್ರಾಮರ್ನಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ ಇಂಟರ್ಮೀಡಿಯೇಟ್ ಅಲ್ಲಿ ಸ್ಟ್ಯಾಂಡ್ ಅಪ್ ಅನ್ನೋರು ಒಬ್ಬನಿಗೆ ಒಂದು ಸೆಂಟೆನ್ಸ್ ಬರೆದು ಇದರಲ್ಲಿ ಈ ಶಬ್ದ ಇದು ನೋವು ನೋವು ಬರ್ಬೋ ಹೇಳು ಅವನು ನಿಂತ್ಕೊಂಡ ತಲೆ ತಗ್ಗಿಸಿ ಕುರಿ ಅಂತ ಹೇಳಲಿಲ್ಲ ಪಕ್ಕದವನಿಗೆ ನೆಕ್ಸ್ಟ್ ಅನ್ಬೇಕಲ್ಲ ಇಲ್ಲ ಹ್ಯಾಗಳು transfer your ideas it neighbour ಅನ್ನೋರು ನಿನ್ನ ದಡ್ಡತನವನ್ನ ನಿನ್ನ ಪಕ್ಕದವನಿಗೆ ಟ್ರಾನ್ಸ್ಫರ್ ಮಾಡು ಅವನು ಇದೇ ಹೇಳ್ತಾನೆ ಎಂಟು ಗೊತ್ತು ಇಡೀ ಅನ್ನು ಹಾಗೆ ನಿಲ್ಲಿಸೋರು ಬೆಂಕಿ ಅಂತಿರೋರು ಬೈಯೋರು ಅವರು ಬಂದರೆಲ್ಲ ಹೆದರೋರು ಅವರು ರಾಮಾಯಣವನ್ನು ದಿವಸ ಓದ್ತಿದ್ದವರು ಗಾಂಧಿ ಭಕ್ತರು ಖಾದಿ ಬಿಟ್ಟು ಬೇರೆ ಹಾಕ್ತಿರಲಿಲ್ಲ ನಮಗೆ ಬಿ ಎಸ್ ಸಿ ಫೈನಲ್ ಆಯಿತು ಹೊರಗಡೆ ಹೋಗಬೇಕು ಅವ್ರ ಮೇಷ್ಟನ್ನು ಕರೆದಿದ್ವು ಫೇರ್ವೆಲ್ ಮಕ್ಕಳಿರ ನಿಮಗೆ ಒಳ್ಳೇದಾಗಲಿ ಅಂತ ಈ ನಾಲ್ಕು ವಾಕ್ಯವನ್ನು ಓದಿ ಹತ್ತು ಬಿಟ್ರು ಕ್ಲಾಸ್ ರೂಮ್ನಲ್ಲಿ ಯಂ ಪಾಲಯಿಸಿ ಧರ್ಮಂ ತ್ವಂ ಧೃತ್ಯಾಚನಿಯಮೇನ ಚ ಪ್ರಣಮಸೆ ಪುತ್ರ ಚೈತ್ಯೇಷು ಆಯತನೇಷು ಚ ते चत्वामभिरक्षन्तु वने सह महर्षिभिः यानि दत्तानि ते स्त्राणि ಯನ್ಮಂಗಳಂ ಸಹಸ್ರಾಕ್ಷೇ ವೃತ್ರನಾಶೆ ಸರ್ವದೇವ ನಮಸ್ಕೃತೆ ವೃತ್ರನಾಶೇ ಸಮಭವತು ತತ್ತೇ ಭವತು ಮಂಗಳಂ ಯನ್ಮಂಗಳಂ ಸುಪರ್ಣಸ್ಯ ಅಳ್ತಾ ಇದ್ದಾರೆ ನೋಡಿ ಅವರು ಈ ರೆಸ್ಪಾನ್ಸ್ ಈಗ ಬರಬೇಕು ನಾನು ನಮ್ಮ ಮೇಷ್ಟನ್ನು ನೆನೆಸ್ಕೊಂಡೆ ಅವರು ಓಲ್ಡ್ ಇಂಗ್ಲಿಷು ಮಿಡ್ಲ್ ಇಂಗ್ಲಿಷು ಇಷ್ಟು ದೊಡ್ಡ ಪಂಡಿತರಿದ್ರು ಅವ್ರನ್ನ ಮೈಸೂರು ವಿಶ್ವವಿದ್ಯಾಲಯ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಿಲ್ಲ ಬರೀ ಗ್ರಾಮರ್ ಕಲಿಸೋದಕ್ಕೆ ಹಾಕಿದ್ರು ವೈಸ್ ಚಾನ್ಸಲರ್ ಕ್ಲಾಸ್ ಚೆಕ್ ಮಾಡಿ ಬರೆದ್ರು ಕೃಷ್ಣ ಹೆಂಗಾರ್ is being wasted on intermediate students honours and M A ಪಾಠ ಕಲಿಸೋ ಭಾಗ್ಯ ಬರಲಿಲ್ಲ ಒಳಗಿನ ಕಿತಾಪತಿ ರಾಜಕೀಯ ಕಿತಾಪತಿ ಆ ಮೇಷ್ಟ್ ಹತ್ರ ಹೋದ್ರೆ ಉಳಿದವರೆಲ್ಲ ಹೆದರುತ್ತಿದ್ರು ನಾನು ಹೋದ್ರೆ ಮಗು ನಿನಗೇನು ಪುಸ್ತಕ ಬೇಕು ಪರ್ಸನಲ್ ಲೈಬ್ರರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಪುಸ್ತಕ ಇಟ್ಟಿದ್ರು ನಿನಗೇನು ಬೇಕು ತಗೊಂಡು ಹೋಗೋ ಓದೋ ನೀವು ಮುಂದಕ್ಕೆ ಬಾಪ ಎಷ್ಟು ಕೋಪನೋ ಅಷ್ಟು ಪ್ರೀತಿ ನರಸಿಂಹ ಮಾಡ್ತಾರೆ ಇದ್ದ ಹಾಗೆ ಮಗು ರಾಮ ನೀನು ಯಾವ ಧರ್ಮವನ್ನು ಪರಿಪಾಲಿಸ್ತಾ ಇದ್ದೀಯೋ ಧೈರ್ಯದಿಂದ ನಿಯಮದಿಂದ ಆ ಧರ್ಮವೇ ನಿನ್ನನ್ನು ಕಾಪಾಡಲಿ ಈ ಮಾತಿಗೆ ಎಷ್ಟು ಅರ್ಥ ಒಬ್ಬ ತಾಯಿ ಮಾತನ್ನು ಆಡ್ತಾಳೆ ನಾನು ಆಶೀರ್ವಾದ ಮಾಡೋದಲ್ಲ ಮಗು ನೀ ತಾಯಿ ಬಿಡಬಹುದು ತಂದೆ ಬಿಡಬಹುದು ಧರ್ಮ ಬಿಡೋದನ್ನಲ್ಲ ಆ ಧರ್ಮವೇ ನಿನ್ನನ್ನು ಕಾಪಾಡಲಿ ಕಾಡಲ್ಲಿ ಯಾವ ಯಾವ ಗಿಡ ಮರಗಳಲ್ಲಿ ದೇವತೆಗಳಿದ್ದಾರೆಯೋ ಯಾರ್ಯಾರು ನಮಸ್ಕಾರ ಮಾಡ್ತೀಯೋ ಚೈತ್ಯೇಶು ಆಯತನೇಶು ಚ ಆ ಎಲ್ಲ ದೇವತೆಗಳು ನಿನ್ನನ್ನು ಕಾಪಾಡಲಿ ಏನೇನು ದಾನ ಧರ್ಮ ಮಾಡಿದ್ದೀಯೋ ಅವೆಲ್ಲ ನಿನ್ನನ್ನು ಕಾಪಾಡಲಿ ಪಿತೃಶುಶ್ರೂಷಯ ಪುತ್ರ ಮಾತೃಶುಶ್ರೂಷಯ ಪುನಃ ಸತ್ಯೇನ ಚ ಮಹಾಬಾಹೋ ಚಿರಂಜೀವಾಭಿರಕ್ಷಿತ ದಶರಥನ್ ಬಯ್ಯೋದಿಲ್ಲ ತಂದೆಯನ್ ಸೇವೆ ಮಾಡಿದ್ದೀಯೇ ಅವನು ಮೋಸ ಹೋಗಿದ್ರು ಅವನು ಮಾತನ್ನು ನಡೆಸಬೇಕು ಅಂತ ಹೋಗ್ತಾ ಇದ್ದೀಯೇ ಇಂಥ ಮಗನನ್ನು ಹಡಿಬೇಕು ಅವನು ಧನ್ಯ ನಾನು ಧನ್ಯೆ ಆದರೆ ಬಿಟ್ಟು ಹೋಗ್ತಾ ಇದ್ದೀಯಲ್ಲ ತಾಯಿ ಸೇವೆ ಮಾಡಿದ್ದೀಯೇ ಈ ಮಾತಾಪಿತೃ ಸೇವೆ ನಿನ್ನನ್ನ ರಕ್ಷಣೆ ಮಾಡಲಿ ಯನ್ಮಂಗಳಂ ಸಹಸ್ರಾಕ್ಷೇ ಇಂದ್ರ ಅದಿತಿಯ ಆಶೀರ್ವಾದವನ್ನು ಬೇಡಿದ ತಾಯಿ ವೃತ್ತಾಸುರನ್ನು ಕೊಲ್ಲಬೇಕು ವಜ್ರ ಇದು ತಗೊಂಡು ಹೋಗ್ತಾ ಇದ್ದೇನೆ ಅಮ್ಮ ನನ್ನನ್ನು ರಕ್ಷಿಸು ಅಂತ ಕೇಳಿದ ಆಗ ಅದಿತಿ ದೇವಿ ವೇದದಲ್ಲಿ ಒಂದು ಮಂಗಳವನ್ನು ಹೇಳಿದಳು ಈಗ ನೀ ರಾವಣನ್ ಕೊಲ್ಲೋದಕ್ಕೆ ಹೋಗ್ತಾ ಇದ್ದೀಯ ಮುಂದೆ ನಾನು ಅದಿತಿ ನೀನೇ ಇಲ್ಲಿ ಇಂದ್ರ ರೂಪದಲ್ಲಿದ್ದೀಯೇ ಆ ಮಂಗಳ ಅವಳು ಹೇಳಿದ್ನ ರಕ್ಷಣೆ ಮಾಡಲಿ ಯನ್ಮಂಗಳಂ ಸಹಸ್ರಾಕ್ಷೆ ಸರ್ವದೇವ ನಮಸ್ಕೃತೆ ವೃತ್ರನಾಶಯೇ ಸಮಭವತು ತತ್ತೇ ಭವತು ಮಂಗಳಂ ಆ ಅವಳು ಕೊಡೋ ಎಷ್ಟು ಅರ್ಥ ಇದೆ ನೋಡಿ ಯನ್ಮಂಗಳಂ ಸುಪರ್ಣಶ್ಚ ವಿನತ ಅಕಲ್ಪಯತ್ಪುರ ವಿನತೆ ಗರುಡನನ್ನು ಹಡೆದ ತಾಯಿ ಕದ್ರೂ ಕನ್ನಡದ ಕದ್ರು ಅಲ್ಲ ಸಂಸ್ಕೃತದವಳು ಇವಳು ನಾಗಮಾತ ಈ ನಾಗ ಮತ್ತು ದೇವ ಈ ಕಥೆ ಇದನ್ನ ಬರೆದಿದ್ದೇನೆ ವೇದ ಸಂಸ್ಕೃತಿ ಪರಿಚಯದಲ್ಲಿ ಕೆಳಗೆ ಭೂಮಿ ಬಿಲವನ್ನೇ ಅರಸಿಕೊಂಡು ಹೋಗುವ ತಬ್ಲಿ ಪ್ರವೃತ್ತಿ ಯಾರಿಗಿರ್ತದೆ ಅವರೆಲ್ಲ ನಾಗ ಇದ್ದಾಗಿ ಭೂಮಿಯನ್ನೇ ನೋಡುವುದು ಮಣ್ಣಿನ ಮಕ್ಕಳು ಅಂತ ಹೇಳುವುದು ಬಿಲವನ್ನೇ ಕೊರೆಯುವುದು ಒಳಗಿಂದೊಳಗೇ ಹೊಳಿ ಹಿಂಡುವುದು ಇದು ಹಾವು ಗರುಡು ಪಕ್ಷಿ ಆಕಾಶವನ್ನು ನೋಡುತ್ತೆ ಮೇಲಕ್ಕೆ ನೋಡುತ್ತೆ ಇಟ್ ಲುಕ್ಸ್ ಟು ಹೆವನ್ ಆ ಗರುಡನ ತಾಯಿಗೂ ಇವಳಿಗೂ ಸ್ಪರ್ಧೆಯಾಗಿ ಅದರಲ್ಲಿ ವಿನತೆ ಸೋತು ಹೋಗ್ತಾಳೆ ಅಮೃತವನ್ನು ತಂದು ಕೊಟ್ರೆ ನಿನ್ನ ಮಗ ನೀನು ಸರೆಯಿಂದ ಬಿಡಿಸ್ತೇನೆ ಅಂತ ಇವಳು ಮಾತು ಕೊಟ್ಟಿರ್ತಾಳೆ ಆಗ ಗರುಡ ಗಾಯತ್ರಿ ಪಕ್ಷಿಯ ರೂಪದಲ್ಲಿ ಇಪ್ಪತ್ನಾಲ್ಕು ಅಕ್ಷರ ಜೊತೆಗೆ ಇನ್ನೂ ಅಕ್ಷರಗಳ ಗಂಟು ಹಾಕೊಂಡು ದೇವಲೋಕಕ್ಕೆ ಹೋಗಿ ಅಮೃತ ಕಲಶವನ್ನು ತಂದು ತಾಯಿಯ ಸರಿಯನ್ನು ಬಿಡಿಸಿದನಲ್ಲ ಆವಾಗ ಅವನ ತಾಯಿಯೇನು ಆಶೀರ್ವಾದ ಮಾಡಿದಳೋ ಅದನ್ನು ಹೇಳ್ತಾ ಇದ್ದೆ ನನಗೆ ಯನ್ಮಂಗಳಂ ಸುಪರ್ಣಸ್ಯ ಸುಪರ್ಣ ಸೂಕ್ತ ಗಾರ್ಡು ಸೂಕ್ತ ವೇದದಲ್ಲಿದೆ ನಿತ್ಯ ಹೇಳ್ತೇನೆ ನಾನು ಗಾರ್ಡು ಸೂಕ್ತ ನಿತ್ಯ ಪಡಿಸೋರಿಗೆ ಹಾವು ಹಲ್ಲಿ ಏನು ಕಚ್ಚೋದಿಲ್ಲ ಆ ತಂಟೆಗೆ ಬರೋದಿಲ್ಲ ಯನ್ಮಂಗಳಂ ಸುಪರ್ಣಸ್ಯ ವಿನತಾ ಕಲ್ಪಯತ್ಪುತ ಅಮೃತಂ ಪ್ರಾರ್ಥಯಾ ನಸ್ಯ ತತ್ತೇ ಭವತು ಮಂಗಳಂ ಅಮೃತೋತ್ಪಾದನೆ ದೈತ್ಯಾನ್ ಘ್ನತೋ ವಜ್ರಧರಸ್ಯಯತಿ ಅತಿಥಿ ಮಂಗಳಂ ಪ್ರಾದ ತತ್ತೇ ಭವತು ಮಂಗಳಂ ಸಮುದ್ರ ಮಥನ ಮಾಡುವಾಗ ಇಂದ್ರ ಮತ್ತೆ ತಾಯಿ ಹತ್ರ ಹೋದ ಅಮ್ಮ ಅಮೃತ ನಮಗೆ ಸಿಕ್ಕೋಗ ಆಶೀರ್ವಾದ ಮಾಡು ಅದಿತಿ ಏನು ಆಶೀರ್ವಾದ ಮಾಡಿದ್ರು ಅದನ್ನೇನು ಹೇಳ್ತಾ ಇದ್ದೇನೆ ತ್ರೀನ್ ವಿಕ್ರಮಾನ್ ಪ್ರಕ್ರಮತಃ ವಿಷ್ಣೋ ಅಮಿತ ತೇಜಸ ವಾಮನ ಅದೇ ಅದಿತಿಯ ಮಗನಾಗಿ ಹುಟ್ಟಿದ ಅಮ್ಮ ಬಲಿಚಕ್ರವರ್ತಿ ಯಜ್ಞವಾಟಿಗೆ ಹೋಗ್ತಾ ಇದ್ದೇನೆ ಅವನನ್ನು ಭೂಮಿಗೆ ತುಳಿಯಬೇಕು ಪಾತಾಳಕ್ಕೆ ಆಶೀರ್ವಾದ ಮಾಡು ಅಂತ ಕೇಳಿದಾಗ ಯದಾಸೀನ್ ಮಂಗಳಂ ರಾಮ ತತ್ತೇ ಭವತು ಮಂಗಳಂ ಒಂದರ ಹಿಂದೆ ಒಂದು ಕಥೆ ಈ ತಾಯಿ how much cultured is Kausalya ಇತಿಹಾಸ ಗೊತ್ತು ಪುರಾಣ ಗೊತ್ತು ವೇದ ಗೊತ್ತು ಅರಮನೆ ತನ್ನ ಮನೆಯಲ್ಲ ಎಂಬತ್ತೆರಡು ಸಾವಿರ ವಿದ್ಯಾರ್ಥಿಗಳಿಗೆ ನಿತ್ಯ ಪಾಠ ಹೇಳಿಸಿ ಹೇಳಿಸಿ ಬ್ರಾಹ್ಮಣರ ಕೈಯಲ್ಲಿ ಅಯೋಧ್ಯೆಯಲ್ಲಿ ಮೋಸ್ಟ್ ರೆಸ್ಪೆಕ್ಟಬಲ್ ವುಮನ್ ಅಂದರೆ ಕೌಸಲ್ಯ ಅಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಂಗಳಾನಿ ಮಹಾಬಾಹೋ ದಿಶಂತು ಶುಭ ಮಂಗಳಾಹ ಹೀಗೆಲ್ಲ ಹೇಳಿದ್ದು ಕಣ್ಣೀರು ಬರ್ತಾ ಇದೆ ಅವಳಿಗೆ ಒರೆಸ್ಕೊಳ್ಳೋಕೆ ಅವಕಾಶವಿಲ್ಲ ನಾನೇ ಒರೆಸ್ಕೊಂಡ್ಬಿಡ್ತೀನಿ ಹೋಗ್ಲಿ ಅರಮನೆ ಒಳಕ್ಕೆ ಹೋದಳು ವೀರರಮಣಿ ಕ್ಷತ್ರಿಯರಮಣಿ ಎಮರ್ಜೆನ್ಸಿಗೆ ಅಂತ ಕೆಲವು ಮೂಲಿಕೆಗಳನ್ನು ಮನೆಯಲ್ಲಿ ಕ್ಷತ್ರಿಯರಿಟ್ಟಿರ್ತಾರೆ ಅದನ್ನು ತಗೊಂಡ್ಬಂದು ತಗೊಂಬಂದ್ಲು ತಗೊಂಬಂದು ರಾಮನ ತೋಳಿಗೆ ಕಟ್ತಾ ಇದ್ದಾಳೆ ಓಷಧೀಶ್ಚಾಪಿ ಸಿದ್ಧಾರ್ಥ ಯಾವ್ಯಾವುದು ವಿಶಲ್ಯಕರಣೀಂ ಸಂಧಾನಕರಣೀಂ ಸಂಜೀವಕರಣೀಂ ವಿಶಲ್ಯಕರಣೀಂ ಶಲ್ಯ ಅಂದ್ರೆ ಹೊದ್ಕೊಳ್ಳೋದಲ್ಲ ಅಥವಾ ಮಹಾಭಾರತ ಶಲ್ಯ ಅಲ್ಲ ಮೊನಚಾದ ಆಯುಧದ ತುದಿ ಅದು ಶಲ್ಯ ಕಾಡಲ್ಲಿ ಅಕಸ್ಮಾತ್ ದುಷ್ಟರು ರಾಕ್ಷಸರು ಬಾಣಗೀಣ ಬಿಟ್ಟಿದ್ರೆ ರಾಮನ ಮೈಯಲ್ಲೆಲ್ಲಾದರೂ ಹೊಕ್ಕಿದ್ರೆ ಈ ಮೂಲಿಕೆಯನ್ನು ಒಂದು ಕಲ್ಲಿನ ಮೇಲೆ ತೆಗೆದು ಮೆತ್ತು ಬಿಟ್ಟಿದ್ರೆ ಒಳಗಿದ್ದ ಆ ಮುಳ್ಳಿನ ಚೂರು ಶಸ್ತ್ರದ ಚೂರು ತನ್ನಷ್ಟಕ್ಕೆ ತಾನೇ ಹೊರಗೆ ಬರ್ತಿತ್ತು ಅದೆಲ್ಲಿದೆಯೋ ಗೊತ್ತಿಲ್ಲ ಅದಿದ್ರೆ ಆಸ್ಪತ್ರೆ ಡಾಕ್ಟರ್ಗಳೆಲ್ಲ ನಮ್ಮನ್ನು ಬೈತಿದ್ರು ಅದು ಸಿಕ್ಕಿ ಇವರಲ್ಲಿ ಹೇಳ್ಕೊಟ್ಬಿಟ್ರು ಅಂತ ಹೇಳಿ first treatment first aid treatment ವಿಶಲ್ಯಕರಣಿ ಸಂಧಾನಕರಣಿ ಕ್ಷತ್ರಿಯರಿಗೆ ಕೈಯಲ್ಲಿ ಮೈಯಲ್ಲಿ ಗಾಯ ಆಗುತ್ತೆ ಗಾಯ ಆದರೆ ಚರ್ಮ ಕಟ್ಟಾಗುತ್ತೆ ಆ ಮೂಲಿಕೆ ತೇದ ಹಾಕಿಬಿಟ್ರೆ ಚರ್ಮ ಕೂಡ್ಕೊಂಡು ಬಿರುತ್ತೆ ಸಂಧಾನಕರಣಿ ಸಾವರ್ಣಕರಣಿ ಬಣ್ಣ ಹೋಗಿರುತ್ತೆ ಎಷ್ಟೋ ಸಲ ಒಂದು ಗಾಯ ಆಗಿಬಿಟ್ರೆ ಆ ಜಾಗ ತೊನ್ನ ಹಿಡಿದಾಗ ಕಾಣಿಸುತ್ತೆ ಅದನ್ನು ಲೇಪಿಸಿದ್ರೆ ಬಣ್ಣ ಉಂಟಾಗುತ್ತೆ ಕೇಳಿದಿರ ಎಲ್ಲಾದರೂ ಎಷ್ಟು ವಿದ್ಯೆಗಳು ಹೋಯ್ತು ನಮ್ಮಲ್ಲಿ ಸಂಧಾನಕರಣಿ ಸಂಜೀವಕರಣಿ ಮೃತಾವಸ್ಥೆಯಲ್ಲಿದ್ದರೂ ಹೆಚ್ಚು ಕಮ್ಮಿ ಬದುಕಿಸುವಂತಹ ಮೂಲಿಕೆಗಳು ಇದೆಲ್ಲ ಇಟ್ಟಿದ್ಲು ಯಾರಿಗೂ ಉಪಯೋಗ ಮಾಡಿರಲಿಲ್ಲ ರಾಮ ನಿನ್ ತೋಳು ಕಟ್ಟಿದ್ದೇನೆ ಅಕಸ್ಮಾತ್ ಏನಾದ್ರು ತೊಂದರೆ ಆದ್ರೂ ಉಪಯೋಗ ಆಗಲಪ್ಪ ಅಂತ ಹೇಳಿದವಳು ಈಗ ಹೇಳಬೇಕು ಹೋಗಿ ಬರ್ತೀಯೇನೋ ಮೆಟ್ಲ ಮೇಲೆ ನಿಂತಿದ್ದಾನೆ ರಾಮ ಈ ಚಿತ್ರ ಕೊಡ್ತಾರಪ್ಪ ವಾಲ್ಮೀಕಿ ಇವಳು ಎರಡು ಮೆಟ್ಲ ಮೇಲೆ ನಿಂತಿದ್ದಾಳೆ ಮಗು ಹೋಗಿ ಬರ್ತೀಯೇನೋ ಬಾಯಿ ಬಿಗಿದು ಬರ್ತಾ ಇದೆ ವಾಂಗ್ ಮಾತ್ರೇಣಾಪಿ ನ ಭಾವೇನ ವಾಚಾ ಸಂಸಜ್ಜಮಾನಯ ಹೋಗಿ ಬರ್ತೀಯಾ ಅಂತ ಕೇಳಬೇಕು ಹೋಗು ಅಂತ ಹೇಳೋಕೆ ಬಾಯಿಲ್ಲ ಅದು ಅದರ್ತಾ ಇದೆ ಇಡು ಅರ್ಧಂಬರ್ಧ ಮಾತಾಡ್ತಾಳೆ ಹೋಗಿ ಬರ್ತೀಯಾ ಅನ್ನೋ ಅರ್ಥದಲ್ಲಿ ರಾಮನಿಗೆ ತಿಳಿಯಿತು ಹೋಗಿ ಬರ್ತೇನೆ ಪೋಯಿಟ್ ಬರೇ ಅಮ್ಮ ಕೆಳಗಿಳಿದ ಕೊಂಚ ಪಯ್ಯ ಮತ್ತೆ ನಿಂತ್ಕೊ ಎರಡು ಮೆಟ್ಲೆ ಕೆಳಗಿಳಿದು ಬಂದಳು ಈಗ ನನ್ನ ಮಗನಿಗೆ ಒಂದು ಎರಡು ಮೂರು ಪ್ರದಕ್ಷಿಣೆ ಮಾಡಿಬಿಡ್ತೇನೆ ಯಾರೂ ಏನೂ ಮಾಡಲಾರು ಅವನಿಗೆ ಅಂತ ಆ ರಾಮನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಹೋಗ್ಬಾ ಮಗು ಅಂತ ಆಶೀರ್ವಾದ ಮಾಡಿದಳು ಆ ತಾಯಿ ಹೃದಯ ನಾನು ನೋಡಿದ ಹಾಗೆ ಯಾವ ಕವಿಯೂ ಹೇಗೆ ಚಿತ್ರ ಮಾಡಿಲ್ಲ ಅದಾದ ನಂತರ ಲಕ್ಷ್ಮಣನ ಮುಖ ನೋಡಿದ ರಾಮಚಂದ್ರ ಒಂದು ಗಂಡ ಅಂತ ಪಾರಾಯಿತು ನಮ್ಗೆ ಎರಡು ದಿವಸ ಪ್ರಾಣ ತೆಗೆದು ಕೌಸಲ್ಯಾದೇವಿ ನಮಗೂ ಪ್ರವಚನಕ್ಕೆ ಟೈಮ್ ಇಲ್ಲ ಒಂದು ತಿಂಗಳು ಅಂತ ಒಪ್ಪಿದ್ದೇನೆ ನಮ್ಮ ದುರದೃಷ್ಟ ತುಂಬ ಬೇಕಾದವರು ಇವತ್ತು ಕೇಳಿದವರು ನಾಳೆ ಕೇಳೋ ಹಾಗಿಲ್ಲ ನಾಳೆ ಕೇಳದಿದ್ದವ್ರು ನಾಳೆ ಇಲ್ಲ ಎಷ್ಟೋ ಜನಕ್ಕೆ ತಪ್ತಾ ಇದೆ ನಿಮ್ಗೆ ಎರಡು ಮೂರು ದಿವಸ ತಪ್ಪಿತು ನಿಮ್ಮ ಮಿಸ್ಸಸ್ಗೆ ತಪ್ಪಿತು ನಿಮಗೆ ತಪ್ಪಿತು ಇವತ್ತು ಪಡಿಯಾರ ಮೇಳ ನಮಗೆ ತಪ್ಪಿತು ನಮಗೆ ಬೇಕಾದವರು ಒಬ್ಬರು ಪ್ರವಚನ ಕೇಳದೆ ಇದ್ರೂ ಬಹಳ ದುಃಖವಾಗುತ್ತೆ ಅಮೃತ ತಂದಿದ್ದೇನೆ ಬಡಿಸಬೇಕು ನಿಮಗೇನೇನೋ ತೊಂದರೆಗಳು ಅದರಲ್ಲಿ ಎರಡು ದಿವಸ ಕೌಸಲ್ಯಗೆ ವಾಲ್ಮೀಕಿ ಎಂಥ ಕಾವ್ಯ ಬರೆದಿದ್ದಾರೆ ಅಂತ ನಿಮ್ಮ ಕಿವಿಯಲ್ಲಿ ಹಾಕೋದಕ್ಕೆ ಸ್ಕೂಲಲ್ಲಿ ಕಾಲೇಜಲ್ಲಿ ಬೇರೆ ಕಡೆಯಲ್ಲಿ ಸಿಕ್ಕದೇ ಇರುವ ಅಮೃತ ಇದು ಕೈಯಲ್ಲಿ ಕೊಟ್ಟಿದ್ದೇನೆ ಕೆಳಗೆ ಚೆಲ್ಲದೆ ಉಪಯೋಗ ಮಾಡಿ ವಾಲ್ಮೀಕಿ ಕೊಟ್ಟಿರುವಂತಹ ಅಮೃತ ಲಕ್ಷ್ಮಣನ ನೋಡಿದ ರಾಮಚಂದ್ರ ಇನ್ನೊಂದು ಗಂಡಾಂತರ ಇದೆಯಪ್ಪ ನಡಿ ಹೋಗೋಣ ಸೀತಾದೇವಿ ಪುರಕ್ಕೆ ಬರ್ತಾ ಇದ್ದಾನೆ ಅವಳೆಲ್ಲ ಆರತಿ ತಟ್ಟೆ ರೆಡಿ ಮಾಡ್ಕೊಂಡಿದ್ದಾಳೆ ಪಟ್ಟಾಭಿಷೇಕ ಆಗಿ ಬರ್ತಾರೆ ಯಜಮಾನರು ಬಾರಹಸ್ಪತ್ಯ ಮುಹೂರ್ತ ಆಗೋಯ್ತಲ್ಲ ಪ್ರಭು ಮೆರವಣಿಗೆ ಆಗೋಯ್ತೆ ನಾನು ನೋಡ್ಲೇ ಇಲ್ವಲ್ಲ ಎಲ್ಲಿ ತಲೆ ಮೇಲೆ ಕಿರೀಟವಿಲ್ವಲ್ಲ ಇಲ್ಲಿಂದ ಹಾಕೊಂಡು ಹೋದ ಹಾರ ಕೂಡ ಕಾಣಿಸ್ತಾ ಇಲ್ವಲ್ಲ ಮೈಯಲ್ಲಿ ಗಂಧ ಕಾಣಿಸ್ತಾ ಇಲ್ವಲ್ಲ ಮೈಯಾತಕ್ಕೆ ಸೊರಗಿದೆ ಕಣ್ಯಾತಕ್ಕೆ ಕೆಂಪಾಗಿದೆ ಯಾತಕ್ಕೆ ಕತ್ತಿದ್ದೀರಿ ಏನಾಯಿತು ಸೂಕ್ಷ್ಮದಲ್ಲಿ ಹೇಳ್ದ ಸೀತೆ ತತ್ರ ಭವಾಂಸ್ತಾತಃ ಪ್ರವ್ರಾದೈತಿ ಮಾಂವನಂ ಪೂಜ್ಯನಾದ ತಂದೆ ಏನಿಲ್ಲ ಪಟ್ಟಾಭಿಷೇಕ ಮಾಡ್ಕೊಳ್ಳೋವಂತ ಸ್ವಲ್ಪ ಕಾಡಿಗೆ ಹೋಗಿ ಬಂದ್ಬಿಡು ಅಂತ ಹೇಳ್ದ ಬಹಳ ಸುಲಭ ಮಲ್ಲೇಶ್ವರಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ ಹಾಗೆ ಪ್ರಭುರಾಜ ಇತಿಮಾಂ ವನಂ ಅಲ್ಲಿಂದ ಮುಂದಕ್ಕೆ ಸೀತೆ ಬಾಯಿ ಮುಚ್ಚಿಸೋದಕ್ಕೆ ಸೀತೆ ಕಂಡ್ರ ಭಯ ರಾಮಚಂದ್ರನಿಗೆ ಎಲ್ಲ ಕಂಡಂದ್ರಿಗೂ ಹೆಂಡತಿ ಕಂಡ್ರ ಭಯ ಇರುವ ಹಾಗೆ ಧರ್ಮದ ವಿಷಯದಲ್ಲಿ ಇವಳು ಬಾಯಿ ಮುಚ್ಚೋದಿಲ್ಲ ಸಾಮಾನ್ಯವಲ್ಲ ಸೀತಾದೇವಿ ಅದಕ್ಕೆ ಪೇಟಿಗೆ ಹಾಕಿದ ನೋಡು ನೀನು ತುಂಬಾ ದೊಡ್ಡ ಕುಲದಲ್ಲಿ ಹುಟ್ಟಿ ಬಂದಿದ್ದೀಯೇ ಈ ದೇಶಾವರಿ ಪೇಂಟಿಂಗ್ ಇದು ಜನಕನ ಮಗಳು ನೀನು ಕೊಲೆ ಮಾತಿ ಸಂಭೂತೆ ಧರ್ಮಜ್ಞೆ ಧರ್ಮಚಾರಿಣಿ ಧರ್ಮ ತಿಳಿದವಳು ಧರ್ಮಾಚರಣೆ ಮಾಡುವವಳು ಶೃಣು ಜಾನಕೇನೇದಂ ಕ್ರಮೇಣ ಅಭ್ಯಾಗತಂ ಮಮ ಇದು ಹೇಗೆ ಬಂತು ಕಥೆಯಲ್ಲೇ ಹೇಳ್ತೇನೆ ಕೇಳು ಎರಡು ಮಾತಲ್ಲಿ ಮುಗಿಸ್ತಾ ಅದೇನೋ ತಂದೆ ತಾಯಿ ಅಭಿಪ್ರಾಯವಂತೆ ಕಾಡಿಗೆ ಹೋಗಿ ಬರಬೇಕು ನಾನು ಈಗಲೇ ಕಾಡಿಗೆ ಹೊರಡ್ತೇನೆ ನಾಳೆಯಿಂದ ನೀನೇನ್ ಮಾಡಬೇಕು ಅಂದ್ರೆ ಕಲ್ಜಮುತ್ಥಾಯ ದೇವಾನಾಂ ಕೃತ್ವಾ ಪೂಜಾಂ ಯಥಾವಿಹಿ ಹೊತ್ತಿಗೆ ಮುಂಚೆನೆ ಎದ್ದು ನಮ್ಮ ದೇವರ ಮನೆ ಕಸ ಗೀಸ ಗುಡಿಸಿ ರಂಗೋಲಿ ಹಾಕಿ ಪೂಜೆಗೆಲ್ಲ ಅಣಿ ನೀನೇ ಮಾಡಬೇಕು ದೇವ್ರ ಮನೆ ಪೂಜೆ ಸೊಸೆಯೇ ಅಣಿ ಮಾಡಬೇಕು ಕೆಲಸವ್ರು ಕೈಲಿ ಮಾಡಿಸೋದಲ್ಲ ಕೆಲಸವ್ರು ಮೆಟ್ಲು ಗುಡಿಸ್ಲಿ ಬೆಡ್ರೂಮ್ ಗುಡಿಸ್ಲಿ ಲೆಟ್ರಿನ್ ಕ್ಲೀನ್ ಮಾಡಲಿ ದೇವ್ರ ಮನೆ ಮಾತ್ರ ಅವ್ರ ಕೈಲಿ ಮಾಡಿಸಬೇಡಿ ನೀವೇ ಮಾಡಬೇಕು ದೇವರಿಗೆ ಪುಷ್ಪ ನೀವೇ ಇಡಬೇಕು ಇನ್ನೊಬ್ರ ಕೈಲಿ ಮಾಡಿಸೋದಲ್ಲ ಅದು ಭಾರತ ಮುಂದೆ ದೊರೆಯಾಗ್ತಾನೆ ಅವನು ಎಷ್ಟೇ ಭಾವಮಯದ ಇಲ್ಲಿ ತನಕ ಸಲಿಗೆಯಿಂದ ಇದ್ದರೂ ನಾಳೆಯಿಂದ ಅಮ್ಮ ಅವನು ಚಕ್ರವರ್ತಿ ಆದ್ರಿಂದ ಎಚ್ಚರಿಕೆಯಿಂದ ಮಾತನಾಡಬೇಕು ನಿಮ್ಮ ಸಮವಯಸ್ಸಿನವರು ಸನ್ಯಾಸಿ ಆಗಿಬಿಡ್ತಾರೋ ಒಂದು ಮಠದಲ್ಲಿ ಆಮೇಲೆ ಅವ್ರನ್ನ ನೀವು ಮಾತನಾಡಿಸೋ ರೀತಿಲೇ ಪೊಂಗಲ್ ಕೊಟ್ಟಿದ್ನಲ್ಲ ಹೋದ ಸಲ ನಿನಗೆ ಕೇಳೋ ಹಾಗೆಲ್ಲ ಅವ್ರು ನೀವು ಅವ್ರ ಪೀಠದಲ್ಲಿ ಕೂತ್ ಮೇಲೆ ಮಾತನಾಡಿಸೋ ರೀತಿ ಬೇರೆ ಭರತನ ವಿಷಯದಲ್ಲಿ ಎಚ್ಚರಿಕೆಯಿಂದ ಎಷ್ಟಾದರೂ ದೊಡ್ಡವರು ದೊಡ್ಡವರೇ ನಮ್ಮ ತಾಯಂದ್ರನ್ನೆಲ್ಲರನ್ನು ಸಮವಾಗಿ ಕಾಣಬೇಕು ನಾ ಕಾಡಿಗೆ ಹೊರಟೆ ಅದಕ್ಕೆ ಕಾರಣ ಚಿಕ್ಕ ತಾಯಿ ಕೈ ಕೈ ಕಾರಣ ಅಂತ ನೀನು ಅವಳಿಗೇನು ಕೆಟ್ಟ ಮಾತನ್ನಾಡಬೇಡ ಸಮಾಹಿ ಮಮ ಮಾ ಆ ತರಹ ನಮ್ಮ ತಾಯಂದ್ರಲ್ಲ ಒಂದೇ ನನಗೆ ಎಲ್ಲರನ್ನು ಪ್ರೀತಿಯಿಂದ ಕಾಣು ಆ ಶತ್ರುಘ್ನೂ ಅಷ್ಟೇ ತಿಳಿತಾ ನನಗೆ ನಾ ಹೋಗಿ ಬರ್ತೇನೆ ಸಣ್ಣ ಮಕ್ಕಳಿಗೆ ನಾವು ಪೇಟೆಗೆ ಹೊರಟಿದ್ದೇವೆ ನಿನಗೆ ಬೆಲೂನ್ ತಂದು ಕೊಡ್ತೇನೆ ಇಲ್ಲೇ ಇರು ಅಂದ್ರೆ ಹೈ ಅಂತ ಶುರು ಮಾಡುವ ಹಾಗೆ ನಾನೂ ಬರ್ತೇನೆ ಇದು ಪಲ್ಲವಿ ಹುಡುಗರು ಮೊದಲಿಂದ ಮನೆಯಲ್ಲಿ ಸೀತಾದೇವಿ ಚೈಲ್ಡಿಶ್ ಅಲ್ಲ ಇದರ ದೊಡ್ಡ ಮರ್ಮವಿದೆ ರಾಮ ಸೀತೆಯರು ಲಕ್ಷ್ಮೀನಾರಾಯಣರು ವೈಕುಂಠದಿಂದ ಬರುವಾಗಲೇ ಪ್ಲಾನ್ ಹಾಕಿದ್ದಾರೆ ಲಕ್ಷ್ಮೀ ನಾನು ದಶರಥನ ಮಗನಾಗಿ ಬರ್ತೇನೆ ಏನು ಜನಕನ ಮಗಳಾಗಿ ಬರಬೇಕು ಮದುವೆ ಆಗ್ತದೆ ಮೊತ್ತ ಮೊದಲನೇ ಕರ್ತವ್ಯ ಕಾಡಿಗೆ ಹೋಗುವುದು ಕಾಡಿಗೆ ಯಾರು ಮೊದಲು ಹೋಗಬೇಕು ನೀನೇ ಮೊದಲು ಹೋಗಬೇಕು ರಾವಣನ ಊರಿಗೆ ಆಮೇಲೆ ನಿನ್ನ ಬೆನ್ನಟ್ಟಿಕೊಂಡು ನಾನು ಬರ್ತೇನೆ ಆ ಮಾರೀಚ ಗಿರೀಶ ಎಲ್ಲ ಮೋಸ ಮಾಡ್ತಾರೆ ನೀನೇ ಮೊದಲು ಹೋಗುವುದು ಲಂಕೆಗೆ ನಾನು ಆಮೇಲೆ ಬರ್ತೇನೆ ತಿಳಿಯಿತೋ ಕಥೆ ರಾಮಾವತಾರ ಆದ ಮೇಲೆ ಮತ್ತೆ ನನ್ನ ಕೈಯಲ್ಲಿ ಅದನ್ನೆಲ್ಲ ಕೇಳಿಸಬೇಡ ರಂಗಭೂಮಿಯಲ್ಲಿ ಮಾತಾಡೋದಲ್ಲ ಅದು ತಯಾರು ಮಾಡೋರು ನೇಪಥ್ಯದಲ್ಲಿ ತಯಾರು ಮಾಡಿ ರಂಗಭೂಮಿ ಕಳಿಸ್ತಾರೆ ನೇಪಥ್ಯ ಬಿಟ್ರೆ ಅಪಥ್ಯವಾಗ್ತದೆ ಇಲ್ಲಿ ಇಷ್ಟೆಲ್ಲ ಒಡಂಬಡಿಸಿ ಬಂದು ಇಲ್ಲಿ ಹೇಳ್ತಿದ್ದಾನೆ ಈ ರಾಮಾವತಾರದ ರುಚಿ ಭಗವಂತನಿಗೆ ಏಕಾಂಕ ನಾಟಕ ಎಷ್ಟು ಹಟ್ಟು ಬಿಟ್ಟಿದೆ ಅಂದ್ರೆ ಸ್ಕ್ರಿಪ್ಟೇ ಮರೆತು ಬಿಟ್ಟ ಅವನು ಎಸ್ ಕೃಷ್ಣಮೂರ್ತಿ ಅಂತ ಒಬ್ರು ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಕ್ಕಳು ಧಾರವಾಡದ ಆಕಾಶವಾಣಿ ಡೈರೆಕ್ಟರ್ ಆಗಿದ್ರು ಅವರು ಅಪೂರ್ಣ ರಾಮಾಯಣ ಅಂತ ಒಂದು ನಾಟಕ ಮಾಡಿಸಿದ್ರು ರೇಡಿಯೋದಲ್ಲಿ ಅದರಲ್ಲಿ ಕತೆ ಹೇಗಿತ್ತು ಅಂದರೆ ಹನುಮಂತನ ಪಾತ್ರ ಮಾಡೋವನಿಗೆ ಎಷ್ಟೋ ತಿಂಗಳಿಂದ ಆ ಟೀಮ್ ನಾಟಕದ ಕಂಪನಿ ಮ್ಯಾನೇಜರ್ ಸಂಬಳ ಕೊಟ್ಟಿರಲಿಲ್ಲ ಅವನ್ ಸಮಯ ನೋಡ್ತಾ ಕೂತಿದ್ದ ಸೀತಾದೇವಿ ಗುಂಗುರ ಕೊಡೋ ಪ್ರಸಂಗ ಅವನು ಸುಮ್ಮನೆ ಏನೇನೋ ಕೊಟ್ಟಾಗ ಮಾಡಿ ಏನೋ ಒಂದು ನಾಟಕ ಮಾಡಿ ಮುಗಿಸೋ ಉಂಗುರ ಯಾರು ನೋಡ್ತಾರೆ ಅಷ್ಟು ದೂರದಿಂದ ಕಾಣಿಸುತ್ತೆ ಅಂತ ಒಂದು ದಿವಸ ಇಲ್ಲ ಬುದ್ಧಿ ಇವತ್ತು ಉಂಗುರ ಕೊಟ್ರೇನೆ ಹನುಮಂತನ ಪಾತ್ರ ಮಾಡೋದು ಅಂದ ಅವನು ತನ್ನ ಕೈಯಲ್ಲಿದ್ದ ಉಂಗುರವನ್ನೇ ಕಳಿಸಿ ಕೊಟ್ಟ ಇವನು ಸೀತಾದೇವಿ ನೋಡ್ತಾರೆ ಉಂಗುರ ಸಿಕ್ಕಿತು ನನಗೆ ಉಂಗುರ ಸಿಕ್ಕಿತು ಅದು ಸ್ಕ್ರಿಪ್ಟ್ ಇಲ್ಲ ಅದು ಅವಳು ಕೇಳ್ತಾ ಇದ್ದಾಳೆ ಲೇ ರಾಮ ಕಳಿಸಿದ್ದಲ್ವೇನೋ ಕೊಡು ಅಂತ ಕೊಡೋದಿಲ್ಲ ನಾನು ಮ್ಯಾನೇಜರ್ ಸಂಬಳ ಕೊಟ್ರೆ ಕೊಡುವುದು ಅಂತ ಎಷ್ಟು ಆಭಾಸವಾಗುತ್ತೆ ನೋಡಿ ಈ ಯಾವ ಪ್ರವಚನದಲ್ಲೂ ಇದನ್ನು ಹೇಳಿರಲಿಲ್ಲ ನಾಟಕದಲ್ಲಿ ಎರಡು ಪಾತ್ರ ಬರಬೇಕಾದ್ರೆ ಒಬ್ಬರು ಕೊನೆ ಮಾತು ಏನಾಡಬೇಕು ಕ್ಯೂ ವರ್ಡ್ ಅಂತಾರೆ ಅದನ್ನು ತಿಳ್ಕೊಂಡು ಉಳಿದವನು ಅದನ್ನು ಮಾತಾಡ ಅವನು ಉಳಿದಿದ್ದೆಲ್ಲ ನಾಡ್ತಾನೆ ಅವನು ಗೊತ್ತಿರೋದಿಲ್ಲ ಕೊನೆ ಮಾತು ಇದು ಬರ್ತದೆ ಆಮೇಲೆ ನಿಜನ್ನಾಡು ಅದನ್ನಾಡಬೇಕು ಅವನು ಹೆಚ್ಚು ಕಮ್ಮಿ ಮಾಡಿದಿವನು ಬೆಪ್ಪ ಅವನು ಬೆಪ್ಪ ಮಾಸ್ಟರ್ ಹಿರಣ್ಣಯ್ಯನ ಜೊತೆ ನಾಟಕ ಮಾಡೋದು ಭಾರಿ ಕಷ್ಟ ಅವನು ರಿಟರ್ನ್ ಸ್ಕ್ರಿಪ್ಟ್ ಇಲ್ಲ ಅವನು ಹೇಳಿದ್ದೇ ಹೇಳಬೇಕು ಅದಕ್ಕೆ ಸಮಯವಾಗಿ ಹೊಂದಿಕೊಂಡು ನಮ್ಮ ಉತ್ತರ ಕರ್ನಾಟಕದ ಈ ತಾಳಮದ್ದಳೆ ಅಂತ ಮಾಡ್ತಾರೆ ಯಕ್ಷಗಾನದ ವೇಷಭೂಷಣಗಳಿಲ್ಲದೆ ಕೃಷ್ಣ ಸಂಧಾನ ಒಬ್ಬ ದುರ್ಯೋಧನ ಪಾತ್ರ ಒಬ್ಬ ಕೃಷ್ಣನ ಪಾತ್ರ ಬಹಳ ಒಳ್ಳೆ ಸ್ನೇಹಿತರಿದ್ದಾರೆ ನನಗೆ ಅದು ಪಾಂಡಿತ್ಯವನ್ನ ಕಸಕ್ಕೆ ತೆಗೆಯುವಂತಹ ರೀತಿಯ ಕಲೆ ನಮಗೆ ಗೊತ್ತಿಲ್ಲ ಬೆಂಗಳೂರಿನವರಿಗೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಕೃಷ್ಣನ ಪಾತ್ರ ಧರಿಸೋನು ಅಪೂರ್ವವಾದ ಮಾತುಗಳನ್ನು ಆಡ್ತಾನೆ ದುರ್ಯೋಧನಿಗೆ ಅವನು ಪಂಡಿತ ಇದ್ರೆ ಉತ್ತರ ಕೊಡ್ತಾನೆ ಇಲ್ದ್ರೆ ಬೆಪ್ಪರಾಷ್ಟ್ರವಾಗ್ತಾನೆ ನಮ್ದು ಮಹಾಭಾರತ ರಾಮಾಯಣ ಗ್ರಂಥಗಳು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ ಇಷ್ಟು ಪ್ರಸಿದ್ಧವಾಗಿವೆ ಬಾಯಿಪಾಠ ಮಾಡಿದ್ದಾರೆ ಅದನ್ನು ನಾಟಕ ಮಾಡಿ ಆಡಿಸಿದ್ದಾರೆ ಎಷ್ಟೋ ಜನ ನಮಗೆ ವಾಕ್ಯ ಉಪಯೋಗವಾಯಿತು ಈ ವಾಕ್ಯ ಉಪಯೋಗವಾಯಿತು ಈ ಪಾಯಿಂಟ್ಸು ಈ ಆರ್ಗ್ಯುಮೆಂಟು ಉಪಯೋಗವಾಯಿತು ಕರ್ಣನಿಗೆ ಕೃಷ್ಣನಿಗೆ ಆಗಿ ಅದಕ್ಕೆ ಹೇಳ್ತೇವೆ ಇಂಪ್ರಾಮ್ಟು ಬರೀದೇ ಇರೋ ಸ್ಕ್ರಿಪ್ಟು ಅಂಥದೊಂದು ನಡೆದು ಉಂಗುರ ಸಿಕ್ಕಿತು ನನಗೆ ಹನುಮಂತ ಹೇಳಿದ ಹಾಗೆ ಆ ನಾಟಕ ಮುಗದೇ ಹೋಗಬೇಕು ಏನು ಹೇಳಬೇಕು ಅವ್ರು ಹಿಂದೆ ಪರದೆ ಹಾಕ್ತಾರೆ ಸಾಕು ಕಾಣೋ ನಿನ್ನ ಪಾತ್ರ ಬಾಂದ್ರೆ ಎಲ್ಲಿ ಸಾಕು ಸಂಬಳ ಕೊಟ್ಟಿಲ್ಲ ನಾನು ಯಾಕೆ ಉಂಗುರ ಸಿಕ್ಕಿತು ನಿಂದೆಲ್ಲ ಕಾಣೋ ಅಂದ್ರೆ ಸೀತಾದೇವಿ ಅವರ ಅಪ್ಪಂದಿರಲೇಬೇಕಾದ್ರೆ ಕೊಡೋದಿಲ್ಲ ಸಂಬಳ ಕೊಟ್ಟರೆ ಕೊಡುವುದು ಪರದೆಯನ್ನೇ ಎಳೆದ್ರು ಒಳಗೆ ಎಳ್ಕೊಂಡು ಹೋಗಿ ಎರಡು ಬಿಗಿದ್ರು ಈಗ ಬೇಕು ಬೇಕಾದ್ದು ಮಾಡಿ ತುಂಬ್ರ ಕೊಡೋದಿಲ್ಲ ನನಗೆ ಸಂಬಳ ಕೊಟ್ರೆ ಕೊಡೋದು ಇಂಥದ್ದೊಂದು ಆವಾಸ ಆಗುತ್ತೆ ಅಲ್ಲಿ ಸೀತಾದೇವಿ ಪ್ರಸಂಗದಲ್ಲಿ ನಿಮ್ಮ ಜನ್ಮದಲ್ಲಿ ಕೇಳಿರ್ಲಿಕ್ಕಿಲ್ಲ ಗೋವಿಂದರಾಜರ ವ್ಯಾಖ್ಯಾನ ಬೇರೆ ಯಾವ ಇಲ್ಲ ಇದು ಓನ್ಲಿ ಗೋವಿಂದರಾಜ ಸೀತಾದೇವಿ ಹೇಳ್ತಾಳೆ ಕಿಮಿದಂ ಭಾಷಸೇ ರಾಮ ಏನ್ರಿ ಮಾತಾಡ್ತಿದ್ದೀರಿ ವಾಕ್ಯಂ ಲಘುತಯಾ ಧ್ರುವಂ ತ್ವಯಾ ಮೇ ಶ್ರುತ್ವ ಅನರವರಾತ್ಮಜವು ಏನು ಅಪಹಾಸ್ಯ ಮಾಡ್ತಿದ್ದೀರಾ ಇಲ್ಲಿ ಭರತ ದೊರೆಯಾಗ್ತಾನಂತೆ ನಾನು ಅವನ ಸೇವೆ ಮಾಡಬೇಕಂತೆ ಯಾರು ಹೇಳ್ಕೊಟ್ರು ನಿಮಗೆ ನಿಮ್ಮ ಸೇವೆ ಮಾಡೋದು ಬಿಟ್ಟು ಭರತನ ಸೇವೆ ಮಾಡ್ತಾ ಕೂತಿರ್ಲೆ ಪತಿವ್ರತೆ ಅಂದ್ರೆ ಏನರ್ಥ ಗಂಡನ ಜೊತೆಯಲ್ಲಿ ಇರಬೇಕು ನಮ್ಮಪ್ಪ ಏನು ಹೇಳಿದ್ರು ನಿಮಗೆ ಕೈ ಹಿಡಿದು ಕೊಟ್ಟಾಗ ಸಾಧರ್ಮ ಮರೆತು ಬಿಟ್ರ ಹುಡುಗಾಟ ಮಾಡಿದ್ರ ನನ್ನ ಕೈ ಹಿಡಿಯುವಾಗ ಪಾಣಿಗ್ರಹಣ ಕಾಲದಲ್ಲಿ ಹೇಳಿದ ಮಂತ್ರ ಮರೆತು ಬಿಟ್ರ ನೀವು ನೀವೆಲ್ಲೇ ಹೋಗಿರಲಿ ನಾನು ನಿಮ್ಮ ಜೊತೆಲೇ ಬರ್ತೇನೆ ರಾಮಚಂದ್ರನಿಗೆ ಎಚ್ಚರ ಆಗಲಿಲ್ಲ ನಾಟಕದ ರಂಗಭೂಮಿ ಮೇಲಿರುವ ಒಂದು ಪಾತ್ರ ಇನ್ನೊಂದು ಪಾತ್ರವನ್ನು ಎಚ್ಚರಿಸಬೇಕಾಗ್ತದೆ ಕೆಲವು ಸಲ ಹೇ ಬೆಪ್ಪ ಆ ಶಬ್ದ ಹೇಳಬೇಡ ಇದನ್ನ ನೀ ಹೇಳು ಆಮೇಲೆ ನಾ ಹೇಳ್ತೇನೆ ಜನಗಳಿಗೆ ಗೊತ್ತಾಗದಂತೆ ನಾಜೂಕಿನಲ್ಲಿ ಹೇಳಬೇಕು ನಾಟಕ ಹೇಳ್ಕೊಟ್ಟವನು ಬಾಯಲ್ಲಿ ಅವಲಕ್ಕಿ ಹಾಕೊಂಡು ಪುಸ್ತಕ ಇಟ್ಕೊಂಡು ಕೂತಿರ್ತಾನೆ ಏನೋ ಮಾಡಿಬಿಟ್ರಲ್ಲ ಇವರಿಬ್ರು ಸೇರಿ ನಾಟಕ ಎಲ್ಲ ಹೊರಟೋಯ್ತಲ್ಲ ಅವನಿಗೆ ಗೊತ್ತಿಲ್ಲದೆ ಬುದ್ಧಿವಂತ ಆ ಜಾಗದಲ್ಲಿದ್ದರೆ ಅದನ್ನು ಸರಿ ಮಾಡುವಂತಹ ಒಂದು ಟೆಕ್ನಿಕ್ ಇದೆ ಅದನ್ನು ಮಾಡ್ತಾಳೆ ಸೀತಾದೇವಿ ಏನಂದ್ರಿ ಪ್ರಭು ನೀವು ಮಾತ್ರ ಅರಣ್ಯಕ್ಕೆ ಹೋಗ್ತೀರಿ ನಾನಿಲ್ಲಿ ಕೂತು ಭರತನ ಸೇವೆ ಮಾಡಬೇಕು ಅವರ ಏನ್ ಮಾತಾಡ್ಕೊಂಡ್ ಬಂದಿದ್ವಾವು ಅಹಂ ಗಮಿಷ್ಯಾಮಿ ವನಂ ಸುದುರ್ಗಮಂ ಅಹಂ ಗಮಿಷ್ಯಾಮಿ ಅಶೋಕವನಂ ಸುದುರ್ಗಮಂ ದಂಡಕಾರಣ್ಯವನಂ ಸುದುರ್ಗಮಂ ನೀವು ಪ್ರವೇಶ ಮಾಡೋದಕ್ಕೆ ಆಗದೇ ಇರುವಂತಹ ಅತ್ಯಂತ ಕಠಿಣವಾದ ಜಲದುರ್ಗ ನದಿ ದುರ್ಗ ವನದುರ್ಗವಾದ ಲಂಕೆಯನ್ನ ಪ್ರವೇಶ ಮಾಡಿ ಸುದುರ್ಗಮಂ ವನಂ ವನಕ ನಾನಲ್ವೇ ಮೊದಲು ಹೋಗಬೇಕು ನಾ ಹೋಗದೆ ನಿಮ್ಮ ರಾಮಾಯಣಕ್ಕೆ ಏನರ್ಥ ರಾಮ ತಲೆ ಕರ್ಕೊಂಡ ಅದು ಅರ್ಥ ಆಗಲಿಲ್ಲ ಎಷ್ಟು ಪೆದ್ದ ನೋಡಿ ಇಲ್ಲಿ ಅವತಾರದಲ್ಲಿ ಯಾತಕ್ಕೆ ಪೆದ್ದ ಮನುಷ್ಯ ಅವತಾರದ ಮೋಹಕತೆ ಅವನಿಗೇ ಅಷ್ಟು ರುಚಿ ಬಂದು ಬಿಡ್ತು ನಮಗೆ ನಿಮಗೆ ಬರೋದೇನು ಬಂತು ರಾಮಾವತಾರದ ಕಥೆಯಲ್ಲಿ ನಾವು ನೀವು ಕೊಚ್ಚೋಗಿ ಟೈಮ್ ಮರೆಯೋದು ಆಶ್ಚರ್ಯ ಪ್ರತಿ ನಿಮಿಷ ಹದಿನೈದು ದಿವಸ ಪ್ರತಿ ದಿವಸ ಹದಿನೈದು ನಿಮಿಷ ಲೇಟಾಗಿ ಬಿಡ್ತಾ ಇದ್ದೇನೆ ಆ ರುಚಿ ನನ್ನನ್ನು ಹಾಗೆ ಕೊಚ್ಚಿಸಿಕೊಂಡು ಹೋಗುತ್ತೆ ರಾಮ ಮರೆತು ಬಿಡುತ್ತೆ ಮುಂದಕ್ಕೆ ಹೇಳ್ತಾರೆ ಮೃಗಾಯುತಂ ವಾರರ ವಾರಣಯುತಂ ಯಾವ ಕಾಡು ಮೃಗಾಯುತಂ ಮೃಗಪ್ರಾಯರಾದವರು ವಿರಾಧ ಕಬಂಧ ಮೊದಲಾದರು ಇರತಕ್ಕಂತಹ ಕಾಡಲ್ಲಿ ಮೊದಲು ಹೋಗಿ ವಾನರ ವಾರಣಯುತಂ ಕಪಿ ಕರ್ಡಗಳಿರ್ತಕ್ಕಂಥ ಕ್ರಿಶ್ಚಿಯನ್ ಪ್ರವೇಶ ಮಾಡಿ ಅಲ್ಲಿ ಹೋಗಿ ಏನ್ ಮಾಡ್ತೀನಿ ನೀನು ಅಶೋಕವನದಲ್ಲಿ ವನೇ ನಿವತ್ಸ್ಯಾಮಿ ಅಶೋಕವನದಲ್ಲಿ ಹತ್ತು ತಿಂಗಳಿರಬೇಕು ಬಬ್ಬು ನಾನು ನೀವು ನಡುವೆ ಬಂದು ಆಭಾಸ ಮಾಡಿಗಿಡ್ಬಿಟ್ಟಿರಿ ಒಂದು ಹತ್ತು ತಿಂಗಳು ನಾನು ಇರಬೇಕು ನನ್ನ ಬಿಟ್ಟಿರ್ತೀಯ ಸೀತಾದೇವಿ ಹೇಗಿರ್ತೀಯೇ ಅಹಲ ಇಲ್ಲೇ ಗಂಡನ ಬಿಟ್ಟಿರೋದಿಲ್ಲ ಅಂತ ಹೇಳಿಲ್ವೇ ಅಂದ್ರೆ ಹೇಗೆ ಅಂತ ಕೇಳಿದ್ರೆ ಯಥಾ ಆಪಿತುರ್ಗೃಹೇ ನೀವು ಬಂದು ನನ್ನ ಕೈ ಹಿಡಿಯೋ ತನಕ ನಮ್ಮ ಅಪ್ಪನ ಮನೆಯಲ್ಲಿ ಹೇಗಿದ್ದನೋ ನಿಮ್ಮನ್ನು ಬಿಟ್ಟೇ ಇದ್ದನೋ ಅದೇ ರೀತಿ ಅಶೋಕವನದಲ್ಲಿಯೂ ನಿಮ್ಮನ್ನೇ ಧ್ಯಾನ ಮಾಡ್ತಾ ಇರ್ತೇನೆ ತವೈವ ಪಾದವು ಉಪಗೃಹ್ಯ ಸಂಯತ ನಿಮ್ಮ ಪಾದಗಳನ್ನೇ ನೆನೀತಾ ಕೂತಿರ್ತೇನೆ ಆಮೇಲೆ ನೀವು ಬರಬೇಕು ಮೊದಲು ಬಂಡ ಆಭಾಸ ಮಾಡಬೇಡಿ ನಾ ಮೊದಲು ಹೋಗಬೇಕು ಮತ್ತೆ ಯಾವಾಗ ಬರಬೇಕು ಸೀತೆ ನಾನು ಅನನ್ಯ ಭಾವಾಂ ಅನುರಕ್ತ ಚೇತಸಾಂ ನಾನು ಪರೀಕ್ಷೆ ಮಾಡಿ ಯಾವಾಗ ಬೇಕಾದ್ರೆ ಸುತ್ತಮುತ್ತ ಇರುವ ಗಿಡ ಹಣ್ಣು ಮರ ಒಂದನ್ನು ನೋಡದೆ ಹನುಮಂತ ಭೇಷ್ ಅಂದ ಹಾಗೆ ನಿಮ್ಮನ್ನೇ ಧ್ಯಾನ ಮಾಡ್ತಾ ಮಾಡ್ತಾ ತ್ವಯಾಭಿಯುಕ್ತ ಹತ್ತು ತಿಂಗಳಾಯಿತು ಗಂಡ ಬರಲಿಲ್ಲ ಅಂತ ಮರಣಾಯ ನಿಶ್ಚಿತ ಉದ್ಬಂಧನ ವ್ಯವಸಾಯನೇನು ಹಾಕೊಳ್ಳೋ ಪ್ರಯತ್ನ ಮಾಡ್ತೇನಲ್ಲ ಆವಾಗ ಹನುಮಂತನನ್ನು ಕಳಿಸಬೇಕು ನಯ ನೀವೇ ಬಂದು ರಾವಣನನ್ನು ಧ್ವಂಸ ಮಾಡಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಸಾಧು ಕುರುಶ್ವಯಾಚರಾಂ ನನ್ನ ಯಾಚನೆಯನ್ನ ನೀವು ಸಾರ್ಥಕ ಮಾಡಿ ನತೇ ಮಯ ಗುರುತಾ ಭವಿಷ್ಯತಿ ನಾನೊಬ್ಬಳು ನಿಮಗೆ ಭಾರ ಆಗೋದಿಲ್ಲ ಪ್ರಭು ನಾಟಕದ ಚೌಕಟ್ಟು ಹೀಗಿದೆ ಎಂದಳು ಸೀತಾದೇವಿ ಆ ಒಳಗಿನ ಅರ್ಥ ಹೇಗಿದೆ ನೋಡಿ ರಾಮಾಯಣದಲ್ಲಿ ಇಂಥದ್ದೆಷ್ಟು ಕಡೆ ಇದೆ ರಾಮಾಯಣದ ಮರ್ಮ ಇದು ಗುರುಗಳು ಕೃಪೆಯಿಂದ ಹೇಳಿಕೊಟ್ರೆ ನಿಮಗೆ ನಾ ಹೇಳಿದ್ರೆ ನಿಮಗಿದು ಉದ್ಘಾಟನೆ ಆಗಿದೆ ಶ್ಲೋಕ ಅರ್ಥ ಆಗೋದಿಲ್ಲ ಇಷ್ಟೆಲ್ಲ ಹೇಳಿದ್ರು ರಾಮಚಂದ್ರ ತಲೆಯಾಡಿಸಿದ ಅದೇನು ವನಾಗಿನ ವಾರಣ ಒಂದೂ ಗೊತ್ತಿಲ್ಲ ನನಗೆ ನೀನಿಲ್ಲೇ ಇರಬೇಕು ನಾ ಹೋಗಲೇ ಹೋಗಬೇಕು ಕಾಡಲ್ಲಿ ಏನು ತಿಳ್ಕೊಂಡೆ ಮೊಸರನ್ನ ಇಟ್ಟಿರ್ತಾರೆ ಪುಳಿಯೋಗರೆ ಇಟ್ಟಿರ್ತಾರೆ ಅಯ್ಯಂಗಾರ್ ಹೋಟ್ಲ್ ಇರುತ್ತೆ ಅಲ್ಲಿ ಏನು ಪಿಕ್ನಿಕ್ ಅಂತ ತಿಳ್ಕೊಂಡಿದ್ದೀಯಾ ಹುಲಿ ಇರುತ್ತೆ ಕರಡಿ ಇರುತ್ತೆ ಚಿರತೆ ಇರುತ್ತೆ ಸೀತಾದೇವಿ ತಲೆ ಆಡಿಸಿದ್ರು ಅದೆಲ್ಲ ಹೇಳಬೇಡ್ರಿ ನಿಮ್ಮನ್ನು ನೋಡಿದ್ರೆ ಕರಡಿ ಕರಡಿ ಆಗಿರೋದಿಲ್ಲ ನಿಮ್ಮನ್ನು ನೋಡಿದ್ರೆ ಹುಲಿ ಹುಲಿ ಆಗಿರೋದಿಲ್ಲ ಅವೆಲ್ಲಕ್ಕೂ ಪ್ರೇಮ ಸ್ವಭಾವ ಬಂದು ಬಿಡ್ತದೆ ನಮ್ಗೆ ಯಾರು ಏನು ಮಾಡೋದಿಲ್ಲ ಒಂದು ಪ್ರಾರ್ಥನೆ ಇದು ಕೊಡು ಅದು ಕೊಡು ಅಂತ ನಿಮ್ಮನ್ನು ಪೀಡಿಸ್ತೇನೆ ಅಂತ ಭಾವನೆ ಇರಬಹುದು ಹೆಂಗಸರ ಸ್ವಭಾವ ಪೀಡೆ ಅಲ್ಲಿ ಕರ್ಕೊಂಡು ಹೋದ್ರೆ ಡೆಲ್ಲಿಗೆ ಏನು ಕೊಡ್ಸಿದ್ರಿ ನಮಗೆ ಬೇಡ ಬೇಡ ಅಂತ ಬಡ್ಕೊಂಡೆ ಬದ್ರಿನಾಥಕ್ಕೆ ಕರ್ಕೊಂಡು ಹೋದ್ರಿ ಏನು ಕೊಟ್ರಿ ನಮಗೆ ತಲಕಾಯಿ ಬಯೋಗ ಶುರು ಮಾಡ್ಬಿಡ್ತಾರೆ ಆದ್ರಿಂದ ನಾನು ಹಾಗೆ ಮಾಡ್ತೇನೆ ಅಂತಿರ್ಬೋದು ಆ ಪಕ್ಷದಲ್ಲಿ ಪ್ರಭು ನಿಮ್ಮನ್ನ ಏನು ಕೇಳುವುದಿಲ್ಲ ನಾನು ಧೈರ್ಯವಾಗಿ ಕರ್ಕೊಂಡು ಹೋಗಿ ನನ್ನನ್ನ ಕಾಡಿಗೆ ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಒಬ್ಬಳು ಭಿಕ್ಷುಕಿ ಕಣಿ ಹೇಳೋಳು ಬಂದಿದ್ದು ಕೊರವಂಜಿ ನನ್ನ ಕೈ ನೋಡಿ ಹೇಳಿದ್ದಾಳೆ ಈ ಮಗುವಿಗೆ ಅರಣ್ಯವಾಸ ಎರಡು ಮೂರು ಸಲ ಪ್ರಾಪ್ತವಾಗುತ್ತೆ ಎಂಬುದಾಗಿ ಅದು ಸುಳ್ಳಾಗುತ್ತೆ ಯೋಚನೆ ಮಾಡಿ ನಿಜ ಆಗಬೇಕು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ತಲೆ ರಾಮಚಂದ್ರ ತಾನೊಬ್ಬನೇ ಹೋಗಿ ರಾಮಾಯಣ ನಾಟಕ ಮಾಡಬೇಕು ಅನ್ನುವ ಭ್ರಮೆಯಲ್ಲಿ ರಾಮರಸ ರಾಮಾಯಣದ ರಸ ತಲೆಗೆ ಹತ್ತಿ ಬಿಟ್ಟಿದೆ ಏನಪ್ಪಾ ಮಾಡೋದು ಯಜಮಾನರು ಅಡ್ಡಕಥೆ ಮಾಡ್ತಾ ಇದ್ದಾರೆ ರಾಮಾಯಣವನ್ನು ಕೃಷ್ಣಾವತಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಮನಿಗೆ ಎಚ್ಚರ ಮಾಡುವುದಕ್ಕೆ ಬಾಣದಂತ ಒಂದು ಮಾತನ್ನಾಡಿದಳು ಅದು ಆಡಿದ ಹಾಗೆ ಪ್ರಣಯ ಅಚ್ಚ ಅಭಿಮಾನ ಅಚ್ಚ ಪರಿಚಿಕ್ಷೆ ಪರಾಘವಂ ಪ್ರಣಯದಿಂದ ಆಡಿದ ಮಾತು ಪ್ರೀತಿಯಿಂದ ಗಂಡ ಹೆಂಡರು ಒಬ್ಬರೊಬ್ಬರಿಗೇ ಹೇಳುವ ಮಾತು ಅವರೇ ಮಾತ್ರ ಕೇಳುವ ಮಾತು ಪಕ್ಕದ ಮನೆಯವರು ಕೇಳದೇ ಇರಬಾರದು ಮಾತು ಬಾಗಿಲು ಬೋಲ್ಟ್ ಹಾಕೊಂಡಾಡಬೇಕಾದ ಮಾತು ಬೋಲ್ಟ್ ಹಾಕಲಿಲ್ಲ ಹೊರಗೆ ಬಂತು ವಾಲ್ಮೀಕಿ ಬರೆದ್ರು ನಾವು ನೀವು ಅಪಾರ್ಥ ಮಾಡ್ತೇವೆ ಪ್ರಣಯ ಪ್ರಣಯಾಚ್ಚ ಅಭಿಮಾನ ಅಚ್ಚ ಗಂಡನ ಮೇಲೆ ಪ್ರೀತಿಯಿಂದ ಆಡಿದ್ದಾಳೆ ದೋಷಾರೋಪಣೆ ಮಾತಲ್ಲ ಏನು ಹೇಳಿದಳು ನಮ್ಮಪ್ಪ ನನ್ನ ಕೈ ಹಿಡಿದು ನಿಮ್ಮ ಕೈಯಲ್ಲಿ ಕೊಟ್ಟಾಗ ನಿಮ್ಮನ್ನು ಗಂಡಸು ಅಂತ ಹೇಳಿದ್ನೋ ಹೆಂಗಸು ಅಂತ ತಿಳಿದನೋ ಚಿನ್ಪಾಮನ್ಯತ ವೈದೇಹ ಪಿತಾಮೇ ಜನಕಾಧಿಪ ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ ನೀವೇನು ಗಂಡಸೋ ಹೆಂಗಸೋ ನೋಡಿದ್ರೆ ಗಂಡಸರ ಕಾಣಿಸ್ತಾ ಇದ್ದೀರಿ ಆಡುವುದು ನೋಡಿದ್ರೆ ಅಂತ ಆಡ್ತಾ ಇದ್ದೀರಿ ನೀವು ನನ್ನ ಕರ್ಕೊಂಡು ಹೋಗದೆ ಇದ್ರೆ ಬೇಡ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಬೇಕಾದ್ರೆ ನನಗೆ ಶಕ್ತಿ ಇಲ್ಲ ಅಂತ ಹೇಳ್ಕೊಂಡ್ರ ಸ್ತ್ರೀಯಂ ಪುರುಷ ವಿಗ್ರಹಂ ನೋಡೋದಕ್ಕೆ ಕಠೋರವಾದ ಮಾತು ಗುರುಗಳ ಸೇವೆ ಮಾಡಿದರೆ ವ್ಯಾಖ್ಯಾನಗಳು ನೋಡಿದ ಅರ್ಥವಾಗುತ್ತೆ ಇದಕ್ಕೆ ಸತ್ಯತೀರ್ಥ ಸ್ವಾಮಿಗಳು ಚಿರುವಾಯಿಮೊಳಿ ಪಿಳ್ಳೆ ಎಂಬ ಆಚಾರ್ಯರು ಮಹೇಶ್ವರ ತೀರ್ಥರು ಗೋವಿಂದರಾಜರು ನಾಲ್ಕಾರು ಬಗೆಯ ಅರ್ಥ ಮಾಡಿದ್ದಾರೆ ಒಂದೋ ಎರಡೋ ಅರ್ಥ ಹೇಳಿ ಮುಂದಕ್ಕೆ ಹೋಗ್ತೇನೆ ಇವತ್ತು ಹೋಗದೆ ಇದ್ರೆ ನಾಳೆ ಮುಂದೆ ಕಥೆ ಆಗೋದಿಲ್ಲ ರಾಮ ಇಲ್ಲೇ ಕೂತು ಬಿಡ್ತಾನೆ ಆಮೇಲೆ ಕಿಂತ್ವಾಮನ್ಯತ ವೈದೇಹ ನಮ್ಮ ತಂದೆ ವಿದೇಹ ಚಕ್ರವರ್ತಿ ನಮ್ಮನೆ ಅಂತ ತಿಳ್ಕೊಂಡ ನಾಳೆ ಜನಕನಿಗೆ ಗೊತ್ತಾಗುತ್ತೆ ಸಮಾಚಾರ ಎಂಗಳಯ್ಯರ್ ಕೇಳ್ಕಿಲ್ ನಮ್ದು ಅಪ್ಪನ ಕಿವಿಯಲ್ಲಿ ಬಿದ್ರೆ ರಾಮ ಸೀತೆ ನಿಲ್ಲೇ ಬಿಟ್ಬಿಟ್ಟು ಹೋದ ಅಂತ ತಿಳ್ಕೊಂಡ್ರೆ ಪೆಣ್ಣಕ್ಕೆ ಪೆಣ್ಣೈ ಕೊಡುತ್ತೋಮೆನ್ರಿ ಹೆಣ್ಣಿನ ಕೈಯಲ್ಲಿ ಹೆಣ್ಣು ಕೊಟ್ಬಿಟ್ನಲ್ಲ ಹೆಣ್ಣಾಗಿ ಹೋದ್ನಲ್ಲ ಏನ್ರಿ ಎನ್ನೈ ನಿರುತ್ತಿಪ್ಪೋ ಹಿಲ್ ಪೋರವಿರುತ್ತ ಚೊಲ್ಲುವರ್ ಅಜನ್ನಾಲೆ ಕೇಳ್ಕಪೋಹ ಹಿಡೀ ಹಿಡೀರನಕ್ಕೆ ಕ್ಲೇಶಂ ನಿಮ್ಮನ್ನು ಬೈತಾನೆ ನಮ್ಮಪ್ಪ ಏನಮ್ಮ ಮಗು ಕೆಟ್ಟ ಹೋದಿಲ್ಲ ಒಂದು ಹೆಂಗಸಿಗೆ ಹೆಣ್ಣನ್ನು ಕೊಟ್ಬಿಟ್ನಲ್ಲ ಅಂತ ನಿಮ್ಮನ್ನ ಅವರು ಬೈದ್ರೆ ಗಂಡನನ್ನ ಬೈದ್ರೆ ಮಾವ ಬೈದ್ರೆ ಅವಳು ಪತಿವ್ರತಿ ಆದ್ರಿಂದ ಗಂಡನನ್ನು ಬೈದರೂ ಸಹನೆ ಮಾಡಿಕೊಳ್ಳೋವಳಲ್ಲ ಅವಳು ಹಳೇ ಕಾಲದ ಹೆಂಡತಿ ಹೊಸ ಕಾಲದ ಹೆಂಡತಿ ಆದ್ರೆ ಅಪ್ಪನ ಜೊತೆಗೆ ಸೇರಿಕೊಂಡು ಅವ್ರು ಹಾಗೆ ಇನ್ನೂ ನಾಲ್ಕು ಮಾತಾಡು ಅಂತ ಹೇಳೋದುಂಟಲ್ಲ ಹಾಗಲ್ಲ ನೀವು ಸ್ವಲ್ಪ ಸೂಕ್ಷ್ಮ ಆಗಬೇಕು ರಾಮಾಯಣ ಕೇಳಿ ಕೇಳಿ ಟ್ಯೂಬ್ಲೈಟ್ ಆಗಬಾರದು ಅಪ್ಪ ಬೈದ್ರೆ ಏನು ಸಮಾಧಾನ ಹೇಳಿ ಹೇಳೋದಲ್ಲ ಅವರು ಬೈದ್ರೆ I have to support you I have no arguments to support you ಏನು ಮಾಡಿಬಿಟ್ರಿ ನೀವು ಸತ್ಯತೀರ್ಥರು ಜಾಮಾತ ರಾಮ ಜಾಮಾತರಂ ಪ್ರಾಪ್ಯ ಜಾಮಾತ ಅಂದ್ರೆ ಅಳಿಯ ಅಂತ ಒಂದರ್ಥ ಸಂಸ್ಕೃತದಲ್ಲಿ ಮೇಲ್ನೋಟದ ಅರ್ಥ ಜಗತೋ ಮಾತಾ ಇತಿ ಸ್ತ್ರೀಯಂ ಪಿತೇತಿ ಪುರುಷ ವಿಗ್ರಹಂ ಜಾಮಾತ ಜಗನ್ಮಾತ ರಾಮ ನಿಮ್ಮಲ್ಲಿ ಜಗತ್ತಿಗೆ ತಾಯಿಯಾಗುವಂತಹ ಮಾರ್ಧವ ಮೃದುವಂಶವೂ ಉಂಟು ಜಗತ್ತನ್ನು ಕಾಪಾಡ್ತಕ್ಕಂತಹ ಪುರುಷನಿಗೆ ಸಹಜವಾದ ಕಠಿಣ ಗುಣವೂ ಉಂಟು ಹದಿನಾಲ್ಕು ಸಾವಿರ ರಾಕ್ಷಸರನ್ನ ಒಂದೇ ಸಲ ಸಂಹಾರ ಮಾಡ್ತೀರಿ ಆ ರಾವಣನ್ ಮಾತ್ರ ತಲೆ ತೆಗೆಯೋದಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಪುರುಷ ಸಹಜವಾದಂತಹ ಕಾಠಿಣ್ಯ ಸ್ತ್ರೀ ಸಹಜವಾದಂತಹ ಮಾರ್ಧವ ಎರಡೂ ಇರೋದ್ರಿಂದಲೇ ಭಗವಂತನಿಗೆ ತ್ವಮೇವ ಮಾತಾಚ ಪಿತಾ ತ್ವಮೇವ ಮನುಷ್ಯರಿಗೆ ಹೇಳ್ತೀರ ನೋಡಿ ತಂದೆ ಆಗಿದ್ರೆ ತಾಯಿ ಆಗೋದಿಲ್ಲ ತಂದೆ ತಾಯಿ ಎರಡೂ ಗುಣ ಒಬ್ಬರಲ್ಲಿರೋ ಶಕ್ಯವಿಲ್ಲ ಆದರೆ ಕೆಲವರು ಹೇಳ್ತಾರೆ ತಾಯಿ ಹೋದ ಮಗುವಿಗೆ <coughs> ಅಮ್ಮ ನಿನ್ನ ನಾನೇ ತಾಯಿ ತಂದೆಯಾಗಿ ಬೆಳೆಸಿದೆ ಅಂತ ಹೇಳ್ತಾರೆ ಬಾಯಿಗೆ ಹುಡುಗಿನೂ ಹೇಳ್ತಾಳೆ ಅದು ಮನುಷ್ಯರಿಗೆ ಬರೋದು ಶಕ್ಯವೇ ಇಲ್ಲ ಭಗವಂತನಿಗೆ ಮಾತ್ರ ಎರಡೂ ಸಹಜವಾಗಿರುವ ಅದು ರಾಮಾವತಾರದಲ್ಲಿ ಎದ್ದು ಕಾಣುತ್ತೆ ಉಪನಿಷತ್ ಹೇಳಿತು ವೇದ ಹೇಳಿತು ಏಷ ಸ್ತ್ರೀ ಏಷ ಪುರುಷ ಭಗವಂತನನ್ನು ತಾಯಿ ಅಂತಲೂ ಉಪಾಸನೆ ಮಾಡಿ ಲಕ್ಷ್ಮಿ ಆಗ್ತಾಳೆ ಭಗವಂತನನ್ನು ಪುರುಷ ಅಂತ ಉಪಾಸನೆ ಮಾಡಿ ವೆಂಕಟೇಶ್ವರನಾಗ್ತಾನೆ ದಯಾ ಶತಕದಲ್ಲಿ ಅಂತ ಉಪಾಸನೆ ಮಾಡಿ ಪಾದುಕಾಶ್ವಾಸದಲ್ಲಿ ಪಾದುಕಾ ದೇವಿ ಅಂತ ಉಪಾಸನೆ ಮಾಡಿ ಎರಡು ಆಕಾರವೂ ಭಗವಂತನದು ತಪ್ಪಿಲ್ಲ ಇತಿ ಶ್ರುತಿ ಮನೇನ ಕಟಾಕ್ಷೇತಿ ಅಂತರಂಗತಃ ಸೀತೇತಿ ಜ್ಞಾಯಂ ಜ್ಞೇಯಂ ತಾದೃಶಂ ಕೃತ್ವ ತಾದೃಶಂ ತ್ವಾಂ ಪ್ರಾಪ್ಯ ತತ್ಸ್ವರೂಪಂ ಯುದ್ಧಮಿತಿ ನಾಮನ್ಯತೆ ಕಿಂ ನಿಮ್ಮಲ್ಲಿ ಪಿತೃಸ್ವರೂಪ ಮಾತೃಸ್ವರೂಪ ಎರಡೂ ಇದೆ ನೀವು ವಿಷ್ಣು ಅಂತ ತಿಳಿದಲ್ವೇ ನಮ್ಮ ಅಪ್ಪ ನನ್ನನ್ನು ನಿಮ್ಮ ಕೈಲಿ ಕೊಟ್ಟಿದ್ದು ನೀವೇ ನಿಮ್ಮನ್ನ ಹೀಗೆ ಮರೆತು ಬಿಡುವುದೇ ಇದು ಸತ್ಯತೀರ್ಥರ ವ್ಯಾಖ್ಯಾನ ಮಹೇಶ್ವರ ತೀರ್ಥರು ಪುರುಷ ವಿಗ್ರಹಂ ಪುರುಷಾನ್ ಭಕ್ತಾನ್ ವಿಶೇಷೇಣ ಗೃಹ್ಣಾತಿ ಸ್ವವಶೀಕರೋತಿ ಪುರುಷ ವಿಗ್ರಹಂ ಎಂಥ ಗಂಡಸರನ್ನೂ ವಶೀಕರಣ ಮಾಡಿಕೊಳ್ಳುವ ಸಾಮರ್ಥ್ಯ ಭಗವಂತನಿಗುಂಟು ರಾಮ ಜಾಮಾತರಂ ರಮಂತೆ ಅಸ್ಮಿನ್ ಯೋಗಿನ ಅನಂತೇತಿ ಶ್ರುತೇ ಆನಂದರೂಪಂ ಜಾಮಾತರಂ ತ್ವಾಂ ಪ್ರಾಪ್ಯ ಆನಂದಮಯನಾದ ನಿನ್ನನ್ನು ಅಳಿಯನನ್ನಾಗಿ ಪಡೆದು ನಮ್ಮ ತಂದೆ ಸ್ವಸ್ತ್ರೀಯಂ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಪುತ್ರ ಮಿತ್ರ ಕಳತ್ರಾದಿಕಂ ಆಮುಷ್ಮಿಕಂಚ ಸತ್ಯಂ ಮನ್ಯತ ಅದೆಲ್ಲ ಶಾಶ್ವತ ಅಂತ ತಿಳಿದನೆ ನಮ್ಮಪ್ಪ ನನ್ನ ಕೈ ಹಿಡಿದು ನಿಮ್ಮ ಕೈಲಿ ಕೊಡುವಾಗ ಈ ಮದುವೆಯೇ ಒಂದು ಶಾಶ್ವತವಾದದ್ದು ಲಕ್ಷ್ಮೀ ಕಟಾಕ್ಷ ಲಕ್ಷ್ಮೀ ವಿವಾಹ ಅಂತ ತಿಳ್ಕೊಂಡು ಕೊಟ್ಟನೆ ಹೊರತು ತನ್ನ ಮಗಳು ತನ್ನ ಹೆಂಡತಿ ತನ್ನ ರಾಜ್ಯ ಇದಕ್ಕೆ ಬೆಲೆ ಹಚ್ಚಲೇ ಇಲ್ಲ ಜನಕ ರಾಜ ಸೀತಾ ಕಲ್ಯಾಣಕ್ಕೆ ಜನಕನಷ್ಟು ಬೆಲೆ ಹಚ್ಚಿದವರಿಲ್ಲ ಕಿಂತು ಸರ್ವಂ ತುಚ್ಛಮಿತಿ ಜ್ಞಾತ್ವ ಪರಮಾನಂದ ಪೂರ್ಣೋಭೂತ್ ಇಂಥ ತಂದೆ ಮಾಡಿಸಿದ ಮದುವೆಯನ್ನು ಸುಳ್ಳು ಮಾಡ್ತಾ ಇದ್ದೀರಾ ನೀವು ಕರ್ಕೊಂಡೇ ಹೋಗಬೇಕು ರಾಮಜ ಅಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ ಹೇ ರಾಮಜ ಮಹೇಶ್ವರ ತೀರ್ಥರು ಲೋಕವನ್ನು ರಂಜಿಸುವುದಕ್ಕೆ ಹುಟ್ಟಿದಕ್ಕಂಥ ರಾಮಚಂದ್ರ ಪ್ರಭುವೇ ನಮ್ಮ ತಂದೆಗೆ ಇದು ಗೊತ್ತಿರಲಿಲ್ವೇ ಈಗ ಜಗಳ ಬರುತ್ತೆ ಕೈ ಕೈ ನಿಮಿತ್ತ ಕಾಡಿ ಕಳಿಸಬೇಕು ಅಲ್ವೇ ಅವ್ರಿಗೆ ಗೊತ್ತಿತ್ತು ಅಮಾತರಂ ಪ್ರಾಪ್ಯ ನಿಮ್ಮನ್ನು ಹಡೆದ ತಾಯಿ ಕೌಸಲ್ಯನ್ನು ಬಿಟ್ಟು ಮೂರನೇ ತಾಯಿಯನ್ನು ನಿಮಿತ್ತ ಮಾಡಿಕೊಂಡು ಅವಳು ಸ್ತ್ರೀಯಂ ಹೆಂಗಸಾಗಿದ್ದರು ಪುರುಷ ವಿಗ್ರಹಂ ಪುರುಷರ ಜೊತೆಯಲ್ಲಿ ಜಗಳ ಉಂಟಾಗುವಂತಹ ಒಂದು ಪ್ರಸಂಗ ಬರ್ತದೆ ಆಗ ಸೀತೆ ನೀ ರಾಮನ ಜೊತೆಯಲ್ಲಿ ಹೋಗಬೇಕು ಅಂತ ನನಗೆ ಹೇಳಲಿಲ್ವೆ ನಮ್ಮಪ್ಪ ಮದುವೆ ಘಟ್ಟದಲ್ಲಿಯೇ ಹೇಳಲಿಲ್ವೆ ಕೈ ಕೈಯ ಗಲಾಟೆ ಮಾಡ್ತಾಳೆ ಸೀತೆ ಹೆದರಬೇಡ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾನೆ ನಿನ್ ಗಂಡ ಮೊಂಡು ಮಾಡಿ ಅವನ ಜೊತೆಯಲ್ಲಿ ಹೋಗಬೇಕು ಅಂತ ನಮ್ಮಪ್ಪ ನನಗೆ ಹೇಳಲಿಲ್ಲವೇ ಇಷ್ಟು ದೂರದ ಅರ್ಥ ಇಷ್ಟಕ್ಕೂ ಬಗಲಿಲ್ಲ ರಾಮಚಂದ್ರ ಆಗ ಇನ್ನೊಂದು ಕೆಲಸ ಮಾಡ್ತಾಳೆ ಎಲ್ಲ ಸ್ತ್ರೀಯರು ಮಾಡಬಹುದಾದ ಕೆಲಸ ದಯವಿಟ್ಟು ಮಾಡೋಕೆ ಹೋಗಬೇಡಿ ಅಲ್ಲೊಂದು ಒಡವೆ ನೋಡಿದ್ದೇನೆ ಬರೀ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಅವೆನ್ಯೂ ರೋಡಲ್ಲಿ ಅದು ತಂದು ಕೊಡ್ತಿರೋ ಕೊಡೋದಿಲ್ವೋ ಒಬ್ಬ ಯಜಮಾಂತಿ ಗಂಡನಿಗೆ ಕೇಳ್ತಾಳೆ ಹತ್ತು ಲಕ್ಷ ರೂಪಾಯಿ ನಾನೆಲ್ಲಿ ಸರಲಿದ್ದೀವಿ ನನ್ನನ್ನು ಮಾಡಿದ್ರು ಐವತ್ತು ಸಾವಿರ ರೂಪಾಯಿ ಸಿಕ್ಕೋದಿಲ್ಲ ಹರಿಶ್ಚಂದ್ರ ಮಾರ್ಕೊಂಡ ಹಾಗೆ ಅದೆಲ್ಲ ಗೊತ್ತಿಲ್ಲರಿ ಹತ್ತು ಲಕ್ಷ ರೂಪಾಯಿ ಸಾಲ ಏರ ಮಾಡಿ ತರಬೇಕು ಕದ್ಕೊಂಬಂದ್ರು ಪರವಾಗಿಲ್ಲ ತಗೊಂಬರ್ಬೇಕು ಆಗೋದಿಲ್ಲ ಆಗೋದಿಲ್ಲ ಇವನು ಹೇಳಿದ ಛಾವಣಿ ಸೂರು ಹರಿದು ಇದು ರಂಪ ಅಂತ ಬೆಳಗಿನ ತನಕ ಆಯಿತು ಕಾರ್ಯಸಿದ್ಧಿ ಆಗಬೇಕಾದ್ರೆ ಒಂದೇ ಒಂದು ದಾರಿ ಗಂಡನನ್ನು ಭದ್ರವಾಗಿ ತಬ್ಬಿಕೊಂಡು ಲಬಲಬೋ ಶುರು ಮಾಡಿ ಅಕ್ಕಪಕ್ಕದ ಮನೆಯವರೇ ಕೇಳಿ ಕೇಳಿ ಕೇಳಿ ಎಲ್ಲರೂ ಉಂಟೆ ಇದು ನಮ್ಮ ಯಜಮಾನರು ಹಿಂಸೆ ಮಾಡ್ತಾ ಇದ್ದಾರೆ ಕೇಳಿ ತಂದು ಕೊಡ್ತಾ ಇಲ್ಲ ಅಂತ ಅವರೆಲ್ಲ ಬಂದು ಯಾಕೋ ಗೋಳೆ ಕೋತಿಯೇ ಒಂದು ಲಕ್ಷ ಲಕ್ಷ ರೂಪಾಯಿ ತಾನೆ ಕೊಟ್ಟು ಅವ್ರ ಗಂಟೆ ಏನು ಹೋಯ್ತು ಅವರೆಲ್ಲ ಐದು ವಯಸ್ಸಾಗೋದಿಲ್ಲ ಇದು ಕೊನೆಯ ಅಸ್ತ್ರವಂತ ಸ್ತ್ರೀಯರ ಅಸ್ತ್ರ ಶುಕ್ರೋಶ ಪತಿಮಾಯಸ್ತ ಭೃಷಮಾಲಿಂಗ ಸಸ್ವರಂ ಸಣ್ಣ ಶ್ಲೋಕ ಶುಕ್ರೋಶ ಕಿರಿಸಿ ಬಿಟ್ಲು ಸೀತಾದೇವಿ ಬಾಳ್ ಬೋಗಳಾಗ್ತಿಲ್ಲ ಪತಿಮ್ ಆಯಸ್ತ ಭೃಷಮಾಲಿಂಗ ಗಟ್ಟಿಯಾಗಿ ತಬ್ಕೊಂಡಿದ್ದಾಳೆ ರಾಮನಿಗೆ ಬಿಡಿಸ್ಕೊಳ್ಳೋಕ್ಕೂ ಅವಕಾಶವಿಲ್ಲ ಮೊದಲೇ ಬೆವಚಿದ್ದಾನೆ ಬೆಳಿಗ್ಗೆಯಿಂದ ಅದು ಸಸ್ವರಂ ಛಾವಣಿ ಹಾಡು ಹೋಗೋ ಹಾಗೆ ಅಕ್ಕದ ಪಕ್ಕದ ಮನೆಯವರಿಗೆಲ್ಲ ಗೊತ್ತಾಗೋ ಹಾಗೆ ಕರ್ಕೊಂಡು ಹೋಗ್ತಾರೋ ಕರ್ಕೊಂಡು ಹೋಗೋದಿಲ್ವೋ ಲೇ ಅವಳು ಬಾರೆ ಇವಳು ಬಾರೆ ಶುರು ಮಾಡಿದ್ಲು ಸೀತಾದೇವಿ ರಾಮ ಹೇಳಿದ ಅಯ್ಯಯ್ಯೋ ಬಾಯಿ ಮುಚ್ಕೋ ಬಾಯಿ ಮುಚ್ಕೋ ಬಾಯಿ ಮುಚ್ಕೋ ಅವರೆಲ್ಲ ಒಂದು ಬುದ್ಧಿ ಹೇಳೋದು ಬೇಡ ಸರಿ ಹೊರಡೋ ತಾನೆ ಸರಿ ನಡಿ ಆದ್ರೆ ಒಂದು ಎಷ್ಟು ಸೂಕ್ಷ್ಮ ಹದಿನಾಲ್ಕು ವರ್ಷ ವನವಾಸ ಮಾಡೋ ಕಾಲದಲ್ಲಿ ಸೀತೆ ನಿನಗೆ ಯೌವನ ತುಂಬಿರುತ್ತದೆ ನನಗೆ ಯೌವನ ತುಂಬಿರ್ತದೆ ಅಲ್ಲಿ ನನ್ನನ್ನು ಪೀಡಿಸಿ ಮಕ್ಕಳಾಗಬೇಕು ಅಂತ ಸಂತಾನಕ್ಕೋಸ್ಕರ ಹಿಂಸೆಯನ್ನು ಮಾಡಬಾರದು ನಾವು ಹೋಗ್ತಾ ಇರೋದು ವಾನಪ್ರಸ್ಥ ಮಕ್ಕಳಿಗೆ ಪಟ್ಟಾಭಿಷೇಕ ಕಟ್ಟಿದ ಮೇಲೆ ವಾನಪ್ರಸ್ಥಕ್ಕೆ ಅವಕಾಶವಿಲ್ಲ ಸರಿಯಲ್ಲಿ ಹೋಗ್ಬಿಡಬೇಕು ಮೊದಲೇ ವಾನಪ್ರಸ್ಥ ಆದ್ರಿಂದ ನಿಮ್ಮಪ್ಪ ಹೇಳಿದ ಅಂಜಲ್ಲ ಅದನ್ನೇ ಜ್ಞಾಪಕ ಮಾಡ್ತೇನೆ ಸಾ ಭವ ಈ ಮಾತಲ್ಲಿಟ್ಟು ನೋಡಿ ಮರ್ಮ ನಾನು ಯಾವ ಧರ್ಮದಲ್ಲಿರ್ತೇನೆ ನೀನು ಅದೇ ಧರ್ಮದಲ್ಲಿರಬೇಕು ನಾ ಬರೀ ಒಣಗಿದ ಹಣ್ಣು ತಿಂದರೆ ನೀನು ಒಣಗಿದ ಹಣ್ಣು ನಾ ಬರೀ ನೀರು ಕುಡಿದ್ರೆ ನೀನು ನೀರು ಕುಡಿಯಬೇಕು ನಾನು ಪತ್ನಿ ಸಂಘ ಮಾಡಿದೆ ಹದಿನಾಲ್ಕು ವರ್ಷ ತಪಸ್ಸಲ್ಲಿದ್ದರೆ ನೀನು ತಪಸ್ಸನ್ನು ಮಾಡಬೇಕು ಇದಕ್ಕೆ ಸಿದ್ಧವಾಗಿದ್ದರೆ ನಡಿ ಇದನ್ನು ಕೇಳಿದ್ಲು ಅಪ್ಪಣೆ ಪ್ರಭು ನಾನಷ್ಟೇ ಕೇಳುವುದು ನಿಮ್ಮ ಸಾನ್ನಿಧ್ಯ ಸಾಕೊಂಡ್ಲು ಆಮೇಲೆ ರಾಮ ಹೇಳಿದ ನಾವಿಬ್ಬರು ಮಲ್ಕೊಳ್ತಿದ್ದ ಹಾಸಿಗೆ ಇತ್ತಲ್ಲ ಅದು ಎಂಥ ಮಂಚ ಎಂಥ ಹಾಸಿಗೆ ಅದರ ಮೇಲೆ ಹಾಸಿದ್ದ ಬಂಗಾರದ ಅಂಚಿನ ಒಳ್ಳೆಯ ಕವಚಗಳೇನಿದ್ದು ಹಾಸಿಗೆ ಮೇಲಿಂದು ಇದೆಲ್ಲವನ್ನ ನಮ್ಮ ಪುರೋಹಿತರ ಮಗ ಇದ್ದಾನೆ ಸುಯಜ್ಞ ವಸಿಷ್ಠರ ಮಗ ಅವನಿಗೆ ಕೊಟ್ಟುಬಿಡು ದಾನ ಕೊಟ್ಟುಬಿಡು ನಿನಗೇನೇನು ತೋರುತ್ತೋ ನಾನು ನೀನು ಕೂಡ ಹಾಕೊಂಡಿರೋ ಹಣ ಹಬ್ಬ ಹರಿದಲ್ಲಿ ನಮ್ಮ ಅಪ್ಪ ಕೊಟ್ಟಿದ್ದು ಅಮ್ಮ ಕೊಟ್ಟಿದ್ದು ರಾಜ್ಯದ ಬೊಕ್ಕಸ ಅಲ್ಲ ಬೊಕ್ಸ ಖಾಲಿ ಮಾಡೋದು ಈಗಿನ ಸರ್ಕಾರ ರಾಮ ಹೇಳ್ತಾನೆ ಇದು ಪರ್ಸನಲ್ ಮನಿ ಅಂತ ಇರ್ತದೆ ಅಪ್ಪ ಅಮ್ಮ ಕೊಟ್ಟಿದ್ದು ಕೂಡ ಹಾಕಿದ್ದೇವೆ ಅದನ್ನೆಲ್ಲ ನಿನಗೆ ಯಾರಿಗೆ ಪ್ರೀತಿ ಇದೆಯೋ ಬ್ರಾಹ್ಮಣರಿಗೆ ಬಡವರಿಗೆ ಬಗ್ಗರಿಗೆ ಅಧ್ಯಯನ ಮಾಡುವವರಿಗೆ ಎಲ್ಲರಿಗೆ ದಾನ ಮಾಡಿಬಿಡು ಸರಿ ಸಿದ್ಧವಾಗಿರು ಹೋಗೋಣ ಅಂತ ಹೇಳಿ ಅಂತಃಪುರದಿಂದ ಬಲಗಾಲನ್ನ ಹೊರಗಿಡುವ ಹೊತ್ತಿಗೆ ಲಕ್ಷ್ಮಣ ಸ್ವಾಮಿ ಅಲ್ಲಿ ನಿಂತಿದ್ದಾನೆ ಒಳಗೆ ಪ್ರವೇಶವಿಲ್ಲ ಅಂತಃಪುರ ರಾಮ ಸೀತೆ ಇರುವ ಜಾಗದಲ್ಲಿ ಅವನಿಗೆ ಪ್ರವೇಶವಿಲ್ಲ ಹೊರಗೆ ನಿಂತಿದ್ದಾನೆ ರಾಮನ ಪಾದಗಳನ್ನು ಹಿಡ್ಕೊಂಡ ಗಾಢಂ ನಿಪೀಡ್ಯ ರಘುನಂದನ ಚಾಹ ರಾಘವಂಚ ಮಹಾವ್ರತಂ ಶರಣಾಗತಿ ರಾಮನ ಪಾದವನ್ನು ಬಿಡ ನಿನ್ನ ಪಾದವ ಬಿಂಕವಿದೇಕೋ ಭದ್ರವಾಗಿ ಹಿಡ್ಕೊಂಡು ನಿಪೀಡ್ಯ ರಾಮನಿಗೆ ಪೀಡೆಯಾಗುವಂತೆ ಭದ್ರವಾಗಿ ಪಾದಗಳನ್ನು ಹಿಡಿದು ಯದಿ ಗಂತಂ ಕೃತ ಬುದ್ಧಿ ವನಂ ಮೃಗ ಗಜಾಯುತಂ ನಾನಿಷ್ಟು ಹೇಳಿದ್ರು ಕಾಡಿಗೆ ಹೋಗಬೇಕು ಅಂತ ಸೀತಾ ಸಮೇತನಾಗಿ ಸಂಕಲ್ಪ ಮಾಡಿದ್ದ ಪಕ್ಷದಲ್ಲಿ ಅಹಂತ್ವ ಅನುಗಮಿಷ್ಯಾಮಿ ನಾನು ಬರ್ತೇನೆ ನನ್ನನ್ನು ಕರ್ಕೊಂಡು ಹೋಗು ರಾಮ ಹೇಳಿದ ಈ ಅರಮನೆಯಲ್ಲಿ ಎಲ್ಲರಿಗೂ ಹುಚ್ಚು ಹಿಡಿದಿದೆಯೇ ಅಂದ ಅಮ್ಮ ನೋಡಿದ್ರೆ ಅವಳು ಬರ್ತೇನೆ ಅಂತಾಳೆ ಇವಳು ನೋಡಿದ್ರೆ ಇವಳು ಬರ್ತೇನೆ ಅಂತಾಳೆ <clears throat> ನಿನಗೂ ಬುದ್ಧಿ ಇದೆ ಅಂತ ತಿಳ್ಕೊಂಡಿದ್ದ ಲಕ್ಷ್ಮಣ ನೀನು ಬರೋದೇನು ಅಂದ್ರೆ ಲಕ್ಷ್ಮಣ ಹೇಳಿದ ಇದೇನು ಆಗಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ವೇ ನೀನು ನಾನೆಲ್ಲಿ ಹೇಳಿದ್ದೆ ಅಮ್ಮನಿಗೆ ನಮಸ್ಕಾರ ಮಾಡುವಾಗ ನಮಗೆ ಆಶೀರ್ವಾದ ಮಾಡು ಅಂತ ಹೇಳಿದ್ದೆಲ್ಲ ನಮಗೆ ಅಂದ್ರೆ ಸೀತೆ ಒಂದು ನಾನು ಒಂದು ಸೇರಿಸಿ ಹೇಳಿದ್ದೆಲ್ಲ ಅನುಜ್ಞಾತಶ್ಚ ಭವತ ಪೂರ್ವಮೇವ ಯತಸ್ಮ್ಯಹಂ ಕಿಮಿದಾನೀಂ ಪುನರಿದಂ ಕ್ರಿಯತೆ ಮೇ ನಿವಾರಣಂ ಆಗ ರಾಮ ಹೇಳಿದ ತಲೆ ಚುಚ್ಚಿಕೊಂಡ ಲಕ್ಷ್ಮಣ ನಿನ್ ಕರ್ಕೊಂಡು ಹೋಗಬಾರ್ದು ಅಂತಲ್ಲ ಕಾಣ ನಿಮ್ಮ ಏನೋ ಹೇಳಿ ನಮ್ಮ ತಂದೆಗೆ ಯಾರೋ ಗತಿ ಅರಮನೆಯಲ್ಲಿ ನಮ್ಮ ತಾಯಿಗೆ ಯಾರೋ ಗತಿ ಕೋ ಭರಿಷ್ಯತಿ ಕೌಸಲ್ಯಾಂ ಸುಮಿತ್ರಾಂ ವಾ ಯಶಸ್ವಿನಿ ಆದ್ರೆ ಲಕ್ಷ್ಮಣ ಹೇಳ್ದ ಅವರು ಪಾಡು ಅವರದು ನೀನು ಅರಮನೆಯಲ್ಲಿ ಏನು ತೇಜಸ್ ಬಿಟ್ಟು ಹೋಗಿರ್ತೀಯೋ ಆ ತೇಜಸ್ ಅವರನ್ನು ಕಾಪಾಡತ್ತೆ ಅಣ್ಣ ಶರಣಾಗತಿ ಮಾಡಿದವನಿಗೆ ಅವನ ಹೆಂಡತಿಯನ್ನ ಮಕ್ಕಳನ್ನ ತಾಯಿಯನ್ನ ಯಾರು ಕಾಪಾಡ್ತಾರೆ ಅನ್ನುವ ಭ್ರಮೆ ಇರುವುದಿಲ್ಲ ಪ್ರಭು ಭಗವಂತನೇ ಕಾಪಾಡ್ತಾನೆ ಒಂದು ಗರ್ಭಿಣಿ ತಾಯಿ ಶರಣಾಗತಿ ಮಾಡ್ತಾಳೆ ಆ ಮಗು ಮಾತಾಡೋದಿಲ್ಲ ಆಚಾರ್ಯರು ಹೇಳ್ತಾರೆ ಅಮ್ಮ ನಿನ್ನ ಹೊಟ್ಟೆಯಲ್ಲಿರುವ ಮಗುವಿಗೂ ಪ್ರಪತ್ತಿ ಮಾಡಿಸಿದ್ದೇನೆ ನಿಮ್ಮ ತಲೆಯಲ್ಲೊಂದು ಹೇನಿರುತ್ತೆ ಆ ಹೇನಿಗೂ ಶರಣಾಗತಿ ಆಗುತ್ತೆ ನೀವು ತಲೆ ಬಗ್ಗೆ ನಮಸ್ಕಾರ ಮಾಡಿದರೆ ನಿಮ್ಮನ್ನು ನಂಬಿಕೊಂಡಿರುವ ಪಶುಪಕ್ಷಿ ಪ್ರಾಣಿಗಳು ನಿಮ್ಮ ಮನೆ ಹಿತ್ಲರಿರುವ ಗೋವು ನಿಮ್ಮ ಮನೆಯಲ್ಲಿರುವ ಹಲ್ಲಿ ನೀವು ಹಾಕಿದ ಅನ್ನವನ್ನು ತಿನ್ನುವಂಥ ಇಲಿ ಪಶು ಪಕ್ಷಿ ಮೃಗೋವ ಎಲ್ಲವೂ ಏಷ ವೈಷ್ಣವ ಸಂಶಯ ಪ್ರಪತ್ತಿ ಅನ್ನೋದು ಬಹಳ ದೊಡ್ಡ ವಿಷಯ ಒಬ್ಬರನ್ನು ನಂಬಿದರೆ ಒಬ್ಬ ಆಚಾರ್ಯರನ್ನ ಗುರುಗಳನ್ನು ನಂಬಿ ಸ್ವಾಮಿ ನಿಮ್ಮನ್ನು ನಂಬಿದ್ದೇವೆ ಅಂದರೆ ಉದಾಹರಣೆ ಕೊಡ್ತಾರೆ ಒಂದು ಸಿಂಹ ಒಂದು ಬೆಟ್ಟದ ಶಿಖರದಲ್ಲಿ ನಿಂತಿರ್ತದೆ ಇನ್ನೊಂದು ಶಿಖರಕ್ಕೆ ಹಾರುವಾಗ ಅದರ ಮೈ ಮೇಲೆ ಅಂಟಿಕೊಂಡಿರುವ ಚಿಗಟೆಗಳು ನೊಣಗಳು ಹೇಗೆ ಹಾರ್ತವ್ಯೋ ಹಾಗೆ ಗುರುಗಳನ್ನು ನಾವು ಆಶ್ರಯ ಮಾಡಿದರೆ ಆ ಗುರುಗಳ ಪಾದದ ಮಹಿಮೆಯಿಂದ ಮಹಾರಾಜರ ಮಹಿಮೆಯಿಂದ ಮೋಕ್ಷವನ್ನು ಹೊಂದಿಬಿಡುತ್ತೇವೆ ಆದ್ದರಿಂದ ಗುರುಗಳ ಆಗುವ ತನಕ ದೊರಕದಣ್ಣ ಮುಕುತಿ ಅದನ್ನ ನಿನ್ನನ್ನೇ ಪ್ರಪತ್ತಿ ಮಾಡಿದ್ದೇನೆ ಪ್ರಭು ಕೌಸಲ್ಯ ವಿಷಯ ನನಗೆ ಅದಕ್ಕೆ ಅಷ್ಟೇ ಅಲ್ಲ ನನ್ನ ಕರ್ಕೊಂಡು ಹೋಗದೆ ಇದ್ರೆ ನಿನ್ನ ಕೆಲಸ ನೋವು ಕೆಡುತ್ತೆ ಅದೊಂದು ಬೇರೆ ಆಗಲ್ಲ ಇದು ದೊಡ್ಡ ವೇದಾಂತ ಅರ್ಥವಿದೆ ವೇದಾಂತಾರ್ಥ ಇವತ್ತು ಹೇಳೋದು ವೇಳೆ ನಾಳೆ ಅರ್ಧ ಗಂಟೆ ಹಿಡಿಯುತ್ತೆ ಅದು ವೇದಾಂತಾರ್ಥ ಅದಾದ ಮೇಲೆ ವಿತ್ತ ವಿಶ್ರಾಣನ ರಾಮಚಂದ್ರ ತನ್ನ ಐಶ್ವರ್ಯವೆಲ್ಲ ದಾನ ಮಾಡಿ ಊರು ಜನರೆಲ್ಲ ಜೊತೆಗೆ ಹೊರಟು ನಿಂತು ಬಿಡ್ತಾರೆ ಅವರಿಗೆಲ್ಲ ಸಮಾಧಾನ ಹೇಳಿದ್ರು ಕೇಳೋದಿಲ್ಲ ಅವರು ಅವರ ಹೊರಟೇ ಬಿಟ್ಟು ರಾಮಚಂದ್ರ ಹೊರಡೋದಕ್ಕಿಂತ ಮುಂಚೆ ದೇವರಿಗೆ ಕತಿ ಇನ್ನೊಂದು ನಿಮಿಷ ಮಂಗಳಾಗೋ ತನಕ ದಯವಿಟ್ಟು ಹೇಳಬೇಡಿ ಸ್ವಲ್ಪ ದವಾಲಿಬಿ ಆಗುತ್ತೆ ಕೊನೆಯಲ್ಲಿ ತೊಂದರೆ ಯಾರಿಗಾಗೋದಿಲ್ಲ ರಾಮನನ್ನು ಕಾಡಿ ಕಳಿಸೋದಕ್ಕೆ ನನಗೇ ಇಷ್ಟು ಕಷ್ಟ ಆಯಿತು ಊರವರಿಗೆ ಎಷ್ಟು ಕಷ್ಟ ಆಗಿರಬೇಕು ಯೋಚನೆ ಮಾಡಿಕೊಳ್ಳಿ ರಾಮಾಯಣದ ಕಥೆ ಯಾವತ್ತು ಮುಗಿಯುತ್ತೆ ಕಥೆ ಮುಗಿಸೋದು ಸುಲಭ ಅಲ್ಲ ತೆಚ್ಚ ವೆಚ್ಚ ಕೊಟ್ಯ ಮೂರು ಗಾದೆ ಸೀತೆಯನ್ನು ಕರ್ಕೊಂಡು ಹೋದ್ನಂತ ರಾವಣ ವಚ್ಚ ರಾಮ ಬೆನ್ನ ಹಿಂದೆ ಬಂದ ಕೊಟ್ಯ ತೆಲುಗಲ್ಲಿ ಒಬ್ರು ಹೇಳಿದ್ರಂತೆ ಏನ್ ರಾಮಾಯಣ ತೆಚ್ಚ ವೆಚ್ಚ ಕೊಟ್ಯ ಹಾಗೆ ಹೇಳೋದು ಬಹಳ ಸುಲಭ ರಾಮಾಯಣವನ್ನ ಇದು ವಾಲ್ಮೀಕಿ ಬರೆದಿರುವ ದಿಸ್ ಡೆಲಿನಿಯೇಷನ್ ಹೃದಯದ ಕುಸುರಿ ಕೆಲಸ ಏನು ಮಾಡಿದ್ದಾರೆ ಅದು ಬಿಚ್ಚಿ ಹೇಳಬೇಕು ರಾಮಾಶ್ವವೇದ ಮಂಟಪದಲ್ಲಿ ಲವಕುಶರು ಲಕ್ಷ್ಮಣಸ್ವಾಮಿಗೆ ಮಂಗಳಾಶಾಸನ ಮಾಡಿದ್ದಾರೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೆಯೇ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಸ್ತವಸ್ತಾಸ್ಯ ಕಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ